ವಾತಾತ್ಮಜ್ವಾತ ಮುಖ್ಯ ಶ್ರೀರದೂತ ಶಿರಸಾನಮಿಹ ಉಲ್ಲಂಘ್ಯ ಸಿಂಧೋ ಸರಿರೀರ್ಯ ವ್ಯಶೋಕವ್ಯ ಜನಗಾತ್ಮಜಾ ಆಯತಂಕರಾಂಜಲಿರಂಜನೆಯ ಪಾಟಲಾನನ ಕಾಂಚನಾದ್ರಿ ಕಮೀಯ ವಿಗ್ರಹ ಪಾರಿಜಾತನು ಮೂಲವಾಸನಂದನ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಕ್ಷಸಾಂತಕಂ ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೇ ವೇದ ಪ್ರಾಚೇರ ಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪ್ರೋಕ್ತಂ ಮಹಾಪಾತಕನಾಶನಂ ಶೃಣ್ವನ್ ರಾಮಾಯಣಂ ಭಕ್ತಾಯ ಪಾದಂ ಪದಮೇವ ಸಯಾತಿ ಬ್ರಹ್ಮಣಸ್ಥಾನಂ ಬ್ರಹ್ಮಣ ಪೂಜ್ಯತೆ ಸದಾ ವಾಲ್ಮೀಕಿಗಿರಿಸಂಭೂತ ರಾಮಸಾಗರಗಾಮಿನಿ ಪುನಾತಿಭೂನಂ ಪುಣ್ಯ ರಾಮಾಯಣ ಮಹಾನದಿ ಶ್ಲೋಕಸಾರಸಮಾಕೀರ್ಣಂ ಸರ್ಗಕಲ್ಲೋಲಸಂಕುಲಂ काण्डग्रामहामीनम् वन्दे रामायणार्णवम् यः कर्णाञ्जलिसम्पुटैः जन्मव्याधिजरा विपच्चनधनैः अत्यन्तसोपद्रवम् संसारम् सविहाय गच्छति पुमान् विष्णोः पदम् शाश्वतम् तदुपगतसमासदम् योगम् सममधुरोपनतार्थवाक्यबद्धम् रघुवरचरितम् मुनप्रणीतम् दशशिरसश्च वदम् निशामयध्वम् श्रीराघवम् दशरथात्मजमप्रमेयम् सीतापजम् रघुकुलान्वयरत्नदीपम् अजानुबाहुमरविन्ददलायताक्षम् ರಾಮಂ ನಿಶಾಚರ ವಿನಾಶಕರಂ ನಮಾಮಿ ವೈದೇಹಿ ಸಹಿತಂ ಸುರದ್ರಮತಲೆ ಹೈಮೇ ಮಹಾಮಂಡಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚೈತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯ ಪರಂ ವ್ಯಾಖ್ಯಾಂತಂ ಭರತಾದಿವಿಪರಿವೃತಂ ರಾಮಂ ಭಜೆ ಶ್ಯಾಮಳಂ ಶ್ರೀರಾಮಾಯಣ ಮಹಾವಂ ಶ್ರೀರಾಮಚಂದ್ರ ಪರಬ್ರಹ್ಮಣೇ ಮಹಾವಂ ತಪಸ್ವಾಧ್ಯಾಯ ನಿರತಂ तपस्वीवाग्विदां वरं नारदं परिवप्रच वाल्मीकिर्मुनिपुङ्गवं तपस्वाध्यायनिरतम् तपस्वीवाग्विदां वरं नारदं परिवप्रच वाल्मीकिर्मुनिपुङ्गवम् श्रीरामाय नमः ओम् रघुनन्दनपरब्रह्मणे नमः ओम् अस्मद्गुरुभ्यो नमः अस्मत्पर्वभ्यो नमः सर्वगुरुभ्यो नमः निगमान्तमहागुरवे नमः ತಮಗೆಲ್ಲರಿಗೂ ವಂದನೆಗಳು ಭಗವಂತನ ಅಶ್ವಮೇಧ ಮಂಟಪದಲ್ಲಿ ಲವಕುಶರು ನಿನ್ನೆವರೆಗೆ ವಿಜ್ಞಾಪನೆ ಮಾಡಿದ ಕಥೆಯ ಭಾಗ ಕೈಕೇಯ ಮನಸ್ಸು ಮಂಥರೆಯಿಂದ ಕೆಡಿಸಲ್ಪಟ್ಟು ತುಂಬ ಗುಣವುಳ್ಳಂತಹ ಒಬ್ಬ ಸ್ತ್ರೀ ಒಂದು ಸಣ್ಣ ದೋಷ ಸವತಿ ಮಾತ್ಸರ್ಯಕ್ಕೆ ಬಲಿಯಾಗಿ ಹಠ ಮಾಡಿ ದಶರಥನನ್ನ ವರಬೇಡಿದಳು ಎಂಬಲ್ಲಿಗೆ ಮಂಗಳಾಶಾಸನ ಇದಕ್ಕೆ ಇಂಗ್ಲಿಷ್ನಲ್ಲಿ ಕಾಂಪ್ಲೆಕ್ಸ್ ಅಂತಾರೆ ಕೈಕೇಯಿ ವಿಷಯವನ್ನು ನಾವು ನೇರವಾಗಿ ಅಳೆಯುವುದಕ್ಕೆ ನೋಡ್ತೇವೆ ಅದು ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿತ್ವ ಅಲ್ಲ ಕಾಂಪ್ಲೆಕ್ಸ್ ಮನುಷ್ಯನ ಮನಸ್ಸು ಎಷ್ಟು ವಕ್ರ ಇರ್ತದೆ ಅದು ಕೆಲವು ಸಲ ಬೆಳವಣಿಗೆ ನಿಂತು ಹೋಗ್ತದೆ ಅದಕ್ಕೆ ಸೈಕಾಲಜಿ ಫಿಕ್ಸೇಷನ್ ಅಂತ ಹೇಳ್ತಾರೆ ಮನಸ್ಸು ಫಿಕ್ಸ್ ಆಗಿಬಿಡ್ತದೆ ಒಂದು ಕಡೆ ಹುಚ್ಚಿನಲ್ಲಿ ಎಷ್ಟೋ ವಿಧ ನನ್ನದೂ ಒಂದು ಹುಚ್ಚು ರಾಮಾಯಣದ ಹುಚ್ಚು ನಿಮಗೆ ಕೇಳುವ ಹುಚ್ಚು ಕೆಲವರಿಗೆ ಮನೆ ಮುರಿಯುವ ಹುಚ್ಚು ಕೆಲವರಿಗೆ ಆಸ್ತಿ ಸಂಪಾದನೆ ಮಾಡುವ ಹುಚ್ಚು ಎಷ್ಟೋ ತರಹ ಹುಚ್ಚುಗಳು ಒಬ್ಬರು ಹುಚ್ಚದಂತ ಒಬ್ಬರು ಇಲ್ಲ ಲೋಕದಲ್ಲಿ ದಶರಥ ಹೇಗೆ ಮಾತು ಕೊಟ್ಟಿದ್ದು ರಾಜ್ಯಾಂಗ ವಿರುದ್ಧ ಅನ್ನೋದನ್ನೇ ತೋರಿಸಲಿ ಇವಳು ಕೇಳಬಾರದವರ ಅವನು ಕೊಡಬಾರದವರ ಅದರಿಂದ ಅನರ್ಥಗಳೆಲ್ಲ ಹೇಗೆ ಉಂಟಾಯಿತು ಆ ಕ್ಷಣದಲ್ಲಿ ಯಾತಕ್ಕದು ತೋರುವುದಿಲ್ಲ ದಶರಥನಂತ ಧಾರ್ಮಿಕ ಚಕ್ರವರ್ತಿಗೆ ಯಾತಕ ತೋರಲಿಲ್ಲ ಅಂದ್ರೆ ಮನುಷ್ಯರ ಮನಸ್ಸು ಎಷ್ಟು ದುರ್ಬಲವಾಗಿರ್ತದೆ ಕೆಲವು ಸಂದರ್ಭದಲ್ಲಿ ಅದನ್ನು ಹೇಗೆ ಉಪಯೋಗ ಮಾಡಿಕೊಳ್ತಾರೆ ಕೆಲವರು ಅಂತ ತೋರಿಸ್ತಾರೆ ವಾಲ್ಮೀಕಿ ಪರಿಪೂರ್ಣ ವ್ಯಕ್ತಿತ್ವ ಅನ್ನೋದು ಮನುಷ್ಯನಿಗೆ ಇಲ್ಲ ಎಲ್ಲರಲ್ಲಿ ಒಂದೇನಾದರೂ ಸಮ್ ವೀಕ್ನೆಸ್ ನಮ್ಮ ಕರ್ನಾಟಕ ಕಾಲೇಜಿನ ಸೈನ್ಸ್ ವಿಭಾಗದ ಪ್ರಿನ್ಸಿಪಾಲ್ರು ಹೇಳ್ತಿದ್ರು you must tap the vanity of a man to get your work done ಅಂತ ನಿಮ್ಗೆ ಕೆಲಸ ಆಗಬೇಕಾದ್ರೆ ಒಬ್ಬರ ಕೈಯಲ್ಲಿ ಯಾವ ಹೊಗಳಿಕೆಗೆ ಅವರು ಮರುಳಾಗ್ತಾರೆಯೋ ಅದನ್ನು ಮೊದಲು ಮಂತ್ರ ತಿಳ್ಕೊಂಡು ಅವರನ್ನು ಹೊಗಳಿ ಅವರ ಆ ಕೆಲಸ ಮಾಡಿಸ್ಕೋಬೇಕು ಇದು ಒಂದು ವಕ್ರ ಹುಚ್ಚು ಇನ್ನೊಬ್ಬರು ಪ್ರಿನ್ಸಿಪಾಲರು ಇದ್ರು ನಮ್ಮ ಆರ್ಟ್ಸ್ ಕಾಲೇಜಿನಲ್ಲಿ he was very proud of his daughters Christian ಅವ್ರ ಕೈಲಿ ಒಳ್ಳೆ ಕೆಲಸ ಆಗಬೇಕಾಗಿದ್ರೆ ನಮ್ಮ ಸ್ನೇಹಿತರೆಲ್ಲ ಹೋಗಿ ಸಾರ್ ನಿಮ್ಮ ಹುಡುಗಿಯರು ಎಷ್ಟು ಒಳ್ಳೆಯವರು ಎಷ್ಟು ಸುಂದರಿಯರು ಇಲ್ಲಿಂದ ಪೇಟಿಗೆ ಹಾಕಿದ್ರೆ ಅವ್ರ ಕೆಲಸ ಎಲ್ಲ ನಡೆದು ಹೋಗೋದು ನಮಗಿದು ಪಂಚೆಯರು ಬೆಣ್ಣೆ ಹಚ್ಚುವುದು ನಮಗೆ ಗೊತ್ತಿರಲಿಲ್ಲ ನಾನು ಬಹಳ ಕಷ್ಟಗಳನ್ನು ಪಟ್ಟೆ ವಾಂಗ್ಮಾತ್ರೇಣ ವಿನಾರ್ಚಯೇತಿ ಯಾರನ್ನ ಬಿಡಾಲಾನ್ ಬೆಕ್ಕಿನ ವ್ರತ ಕಂಡ್ರ ಒಂದು ಕಾಣದೇ ಒಂದು ಅಂತ ರೀತಿ ತಿನ್ನುವುದು ಹಾಗೆಯೇ ಬಕಾನ್ ಬಕವೃತ್ತಿಂಶ ಒಂಟಿ ಕಾಲಲ್ಲಿ ನಿಂತು ತಪಸ್ ಮಾಡೋ ಹೋಗಿ ನಿಂತಿರುತ್ತೆ ಬಕಪಕ್ಷಿ ಗಬಕ್ಕನ ಹೇಳಿ ತಿನ್ನುತ್ತೆ ನಗ್ನಾನ್ ಎಲ್ಲ ಬಿಟ್ಟವರು ಧರ್ಮ ಬಿಟ್ಟವರು ಇಂಥವರನ್ನ ವಾಂಗ್ಮಾತ್ರೇಣ ವಿನಾರ್ಚಯೇತಿ ಬಾಯಿ ಮಾತಿಗಾದರೂ ಹೊಗಳಬಾರದು ಧರ್ಮಶಾಸ್ತ್ರಗಳು ಹೇಳ್ತವೆ ಆ ವಾಕ್ಶುದ್ಧಿ ಅಲ್ಪ ಸ್ವಲ್ಪ ಇರೋದ್ರಿಂದ ರಾಮಾಯಣ ಹೇಳೋ ಶಕ್ತಿ ದೇವರು ಕೊಟ್ಟಿದ್ದಾನೆ ಸಿಕ್ಕವನ್ನೆಲ್ಲ ಕೊಂಡಾಡ್ತಾ ಕೂತ್ರ ನಾಲ್ಗೆ ಗತಿ ಏನಾಗುತ್ತೆ ದಶರಥನಿಗೆ ತನ್ನ ಕೆಲಸ ಆಗಬೇಕು ಅಂತ ಕೈ ಕೈಗೆ ವರ ಕೊಟ್ಬಿಟ್ಟ ಏನ್ ಬೇಕಾದ್ರೂ ಕೇಳು ಕೊಡ್ತೇನೆ ಕೊಲ್ಲಬಾರದವರನ್ನು ಕೊಲ್ತೇನೆ ಕೊಲ್ಲಬೇಕಾದವರನ್ನು ಬಿಡ್ತೇನೆ ದರಿದ್ರನನ್ನು ಆಢ್ಯ ಮಾಡ್ತೇನೆ ಆಢ್ಯನನ್ನು ದರಿದ್ರ ಮಾಡ್ತೇನೆ ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೇನೆ ಹೇಳು ಅಂತ ಕೇಳಿದಾಗ ಅವಳು ಮೂವತ್ಮೂರು ಕೋಟಿ ದೇವತೆಗಳಿಗೆ ಪ್ರಾರ್ಥನೆ ಶುರು ಮಾಡಿದಳು ಸಾಕ್ಷಿ ಅಡ್ಜುಡಿಕೇಟರ್ಸ್ ತ್ರಯಸ್ತ್ರಿಂಶದ್ದೇವಾ ಸಾಗ್ನಿಪುರೋಗಮಾ ಅಗ್ನಿಯನ್ನು ಮುಂದಿಟ್ಟು ತಚ್ಚೃಣ್ವಂತು ಯಥಾಕ್ರಮೇಣ ಶಾಪ ಶಪಸಿ ವರಂ ಮಮ ದದಾಸಿಷ ದೇವತೆಗಳೇ ನನ್ನ ಗಂಡ ಸತ್ಯವಾದಿ ಅವನು ವರ ಕೊಡ್ತಾ ಇದ್ದಾನೆ ನೀವೆಲ್ಲ ಕೇಳಿ ಸಾಕ್ಷಿಗಳು ಚಂದ್ರ ಆದಿತ್ಯ ಆಕಾಶ ಭೂಮಿ ಗ್ರಹ ನಕ್ಷತ್ರ ಭೂಮಿ ಜಗತ್ತು ಗಂಧರ್ವರು ರಾಕ್ಷಸರು ನಿಶಾಚರರು ಭೂತಗಳು ಪಿಶಾಚರು ಗೃಹ ದೇವತೆಗಳು ಎಲ್ಲರನ್ನೂ ಸಾಕ್ಷಿ ಸಂಬಂಧ ಹೇಳ್ತಾ ಇದ್ದಾಳೆ ದಶರಥನಿಗೆ ಮುಖ ಬಿಡಿಸಿಕೊಳ್ಳುವುದಕ್ಕೆ ಆರಂಭವಾಯಿತು ಇದು ನನ್ನ ನೀನು ಸಮಾಚಾರ ಗಂಡ ಹೆಣ್ಣು ಏನೋ ಎರಡು ವರ ಕೇಳ್ತೀನಿ ಅಂತ ಕೊಡ್ತೇನೆ ಅಂತ ನಾನು ಅಂದ್ರೆ ದೇವತೆಗಳ ನ್ಯಾಯತೆ ಕಳಿತಿದ್ದೀಯೇ ಹಾ ವರ ಅಂತ ದೊಡ್ಡದವಳು ಏನು ವರ ಯೋಭಿಷೇಕ ಸಮಾರಂಭೋ ರಾಘವಸ್ಯೋಪಕಲ್ಪಿತ ಅನೇನೈವಾಭಿಷೇಕೇಣ ಭರತೋ ಮೇಭಿಷಿಚ್ಯತ ಸಮುದ್ರ ತೀರ್ಥ ನದಿ ತೀರ್ಥ ಏನೇನು ತಂದಿದ್ದಾರೆ ಪಟಾಭಿಷೇಕಕ್ಕೆ ಇದೇ ಪದಾರ್ಥಗಳಿಂದ ನನ್ನ ಮಗ ಭರತನಿಗೆ ಅಭಿಷೇಕವಾಗಬೇಕು ಯೋ ದ್ವಿತೀಯೋ ವರೋ ದೇವ ದತ್ತ ಪ್ರೀತೇನ ಮೇತ್ವಯ ದಂಡಕಾರಣ್ಯ ವರುಷಾಣಿ ದಂಡಕಾರಣ್ಯಮಾಶ್ರಿತಃ ಜಟಾಧಾರಿ ರಾಮೋ ಭವತು ತಾಪಸಃ ಅದೇ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಇಟ್ಟು ಮುಹೂರ್ತ ರಾಮನ ಕಾಡಿ ಕಳಿಸಬೇಕು ಕಳಿಸೋದು ಇಷ್ಟೇ ಅಲ್ಲ ನಮ್ಮೂರಿಂದ ಏನು ತಗೊಂಡು ಹೋಗ್ತಕ್ಕದ್ದಲ್ಲ ನಾರ್ಮಣಿ ಉಟ್ಕೋಬೇಕು ಕೃಷ್ಣ ಅದನ್ನೇ ಬೇಕಾದ್ರೆ ಉಟ್ಕೊಂಡು ಹೋಗ್ರಿ ಯಾವತ್ತು ಹೋಗಬೇಕು ಅದ್ಯ ಚೈವ ಹಿ ಪಶ್ಯೇಯಂ ಪ್ರಯಾಂತಂ ರಾಘವಂ ವನಂ ಈಗಿಂದ ಈಗಲೇ ಹೊರಡಬೇಕು ವಾಯ್ದೆ ಈದೆ ಕರ್ಕೊಂಡು ನಾಳೆ ಹೋಗ್ತೀನಿ ನಾಡಿದ್ದು ಹೋಗ್ತೀನಿ ಅಡ್ಜರ್ನಮೆಂಟ್ ಅದೆಲ್ಲ ಏನೂ ಇಲ್ಲ ಅದೆಲ್ಲ ನಮ್ಮ ಕೋರ್ಟ್ಗಳಲ್ಲಿ ಈಗಿಂದ ಈಗಲೇ ಹೋಗಬೇಕು ಅಂತ ಹೇಳಿದ ಕೂಡಲೇ ಸ್ವಲ್ಪ ಕಥೆ ಓಡಿಸ್ತೇನೆ ತತ್ವ ಬರೋ ತರ್ಕ ದಶರಥ ಇದನ್ನು ಕೇಳಿದ ಕಣ್ಣು ಉಜ್ಜಿದ ಅವಳನ್ನು ನೋಡ್ತಾ ಇದ್ದಾನೆ ಇದೇನು ಹಾವೋ ಇವಳು ಸ್ತ್ರೀಯೋ ನನಗೇನು ಮೋಡಿಗೇಡಿ ಮಾಡಿದ್ದಾಳೆಯೋ ಮಂಡಲೆ ಪನ್ನಗೋರುದ್ಧ ಮಂತ್ರೈರಿವ ಮಹಾವಿಷ ಅಹೋಧಿಕ್ ಇತಿ ಸಾಮರುಷೋ ವಾಚ ಮುಕ್ತ ನರಾಧಿಪ ಮೋಹಮಾಪೇಯವಾನ್ ಭೂಯ ಶೋಕೋಪಹತ ಚೇತನ ಅಯ್ಯೋ ಅಂದ ಅದನ್ನೇನು ವರ್ಣಿಸ್ಲಿ ಚಿತ್ರಕೂಟ ಚಿತ್ರ ಜ್ಞಾಪಕ ಬರುತ್ತೆ ಅಯ್ಯೋ ಅಂದ ಮೂರ್ಛೆ ಹೋದ ಇವಳಿಗೆ ಭಯವಾಯಿತು ನೀರಿಗೇರು ತಗೊಂಬಂದ್ಲು ವರ ಪೂರ್ತಿ ಆಗಬೇಕಲ್ಲ ಕೆಲಸ ಸತ್ತು ಹೋದ್ರೆ ಏನ್ ಮಾಡೋದು ಅನದರ್ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಆಚರಣೆಗೆ ಬರೋಕ್ ಮುಂಚೆ ಸತ್ತು ಹೋದ್ರೆ ರಾಮ ಕಾಡಿಗೆ ಹೋಗ್ಬೇಕು ಹೋಗ್ಬೇಡವೋ ಆದ್ರಿಂದ ಎಬ್ಬಿಸಿ ಆಮೇಲೆ ಕೊಲ್ಲುವುದು ಸಿನಿಮಾದಲ್ಲಿ ಮಾಡ್ತಾರಲ್ಲ ಕೆಳಗೆ ಬಿದ್ದವನನ್ನ ಶರ್ಟ್ ಹಿಡಿದ ಮೇಲೆ ಕೆದ್ದು ತಿರುಗಿ ಹೊಡೆಯುವುದು ಬಿದ್ದ ಮೇಲೆ ಮತ್ತೆ ಎಬ್ಬಿಸಿ ಹೊಡೆಯುವುದು ಎದ್ದ ಜ್ಞಾನ ಬಂದು ಕೂಡಲೇ ನೃಶಂಸೆ ದುಷ್ಟಚಾರಿತ್ರೆ ಕುಲಸ್ಯಾಸ್ಯ ವಿನಾಶಿನಿ ದುಷ್ಟೇ ಕರುಣೆ ಇಲ್ಲದವಳೆ ನಮ್ಮ ಕುಲಕ್ಕೆ ಮಣ್ಣು ಹಾಕುವವಳೆ ಕಿಂಕೃತಂ ತವ ರಾಮೇಣ ಪಾಪೇ ಮಯಾಪಿ ಪಿವ ರಾಮ ನಿನಗೇನು ಅಪರಾಧ ಮಾಡಿದ್ದ ನಾನೇನು ಮಾಡಿದ್ದೆ ನಿನಗೆ ಸದಾ ತೇ ಜನನಿ ತುಲ್ಯಾಂ ಮೃತ್ಯುಂ ವಹತಿ ರಾಘವ ನಿನ್ನ ಸ್ವಂತ ತಾಯಿ ಅಂತ ತಿಳ್ಕೊಂಡಿದ್ದಾನೆ ಅಂಥವನಿಗೆ ಪಾಪ ಗೊತ್ತಿಲ್ಲದೆ ಇದ್ದವನಿಗೆ ನೀನು ವಿನಾಕಾರಣ ವನವಾಸವನ್ನ ವಿಧಿಸ್ತಾ ಇದ್ದೀಯ ದಶರಥನಿಗೆ ಭರತನಿಗೆ ರಾಜ್ಯ ಕೊಡೋದರ ಬಗ್ಗೆ ಲಕ್ಷ್ಯ ಇಲ್ಲ ದಯವಿಟ್ಟು ಗಮನಿಸಿ ರಾಮನನ್ನು ಹೇಗೆ ಕಾಡಿಗೆ ಕಳಿಸುವುದು ಭರತನ ಕೊಡೋದ್ರಲ್ಲಿ ಆಕ್ಷೇಪ ಇಲ್ಲ ಯಾಕೆಂದ್ರೆ ಮನಸ್ಸು ಹಿಂಬಿಡಿಸಿಕೊಂಡಿದ್ದ ಯಾವತ್ತೋ ಕೊಟ್ಟಿದ್ದಾನೆ ಒಂದಲ್ಲ ಒಂದು ದಿವಸ ಆಗಬೇಕು ಆಗೋದನ್ನು ಪ್ರಯೋಗ ಪ್ರಯತ್ನ ಪಡೋಣ ಒಂದು ವೇಳೆ ಕೊಟ್ಟೇ ತೀರಬೇಕಾದ್ರೆ ಅದೇನು ದೊಡ್ಡ ವಿಷಯ ಅಲ್ಲ ರಾಮನಿಗೊಂದು ಮಾತು ಹೇಳಿದ್ರೆ ಕೊಟ್ಬಿಡ್ತಾರೆ ಇಷ್ಟು ಜನರೆದರಿಗೆ ರಾಮನಿಗೆ ಪಟ್ಟಾಭಿಷೇಕ ಅಂತ ಮೊದಲ ದಿವಸ ಸಾಯಂಕಾಲ ಹೇಳಿ ಬೆಳಗ್ಗೆ ಹೇಳುವಷ್ಟರಲ್ಲಿ ಇದು ಸಂದರ್ಭ ಬದಲಿಯಾದರೆ ನನ್ನನ್ನೇನಂತ ತಿಳ್ಕೊಳ್ತಾರೆ ಆದರೆ ಕೈ ಮೇಲೆ ವ್ಯಾಮೋಹ ಇನ್ನೂ ಹೋಗಿಲ್ಲ ಅವನಿಗೆ ಕೊನೆಯ ತನಕ ಹೋಗುವುದಿಲ್ಲ ನಮ್ಮ ಮನೆಯಲ್ಲಿ ಹೇಳಿದ ಮಾತು ಯಾತ್ರ ಮಾಡಿಕೊಡಿ ರಾಗಾದ್ಯಪೇತಂ ಹೃದಯಂ ವಾಗದುಷ್ಟಾನುತ ದಿನ ಸುಳ್ಳು ಹೇಳದೇ ಇರುವ ಬಾಯಿ ಕಾಮಕ್ರೋಧಗಳಿಗೆ ವಶವಾಗದೇ ಇರುವ ಹೃದಯ ಹಿಂಸಾ ವಿರಹಿತಂ ಕಾಯ ಕೇಶವಾರಾಧನಂ ತ್ರಯಂ ಇದು ಮೂರು ನೀವು ಮಾಡಿದ ದೇವರು ಪೂಜೆ ಮಾಡಿದ ಹಾಗಾಯಿತು ಅಮೃತದಂಥ ವಾಕ್ಯ ಹೇಳಿದರು ಗುರುಗಳು ಮೋಹ ಇನ್ನೂ ಇದೆ ಅದಕ್ಕೆ ಹೇಳ್ತಾನೆ ಬೇಕಾದ್ರೆ ಈ ರಾಮನಿಗೆ ಬದಲಾಗಿ ಕೌಸಲ್ಯಾಂ ವಾ ಸುಮಿತ್ರಾಂ ವಾ ತ್ಯಜೇಯಮಪಿ ವಾಶ್ರಯಂ ಕೌಸಲ್ಯೇನು ಬಿಡು ಅಂತ ಹೇಳಿದ್ರೆ ಬೇಕಾದ್ರೆ ಬಿಡ್ತೇನೆ ಅಯ್ಯೋ ಅವಳೇನ್ ತಪ್ಪು ಮಾಡಿದ್ಲು ಎಲ್ಲಿಂದ ಎಲ್ಲಿಗೆ ಹೋಯ್ತು ನೋಡಿ ಮಾತು ವಿವೇಕ ದೊರೆಗೆ ಇವನು ಸಿಂಹಾಸನ ಕೂರಿಸಿದವರು ಯಾರು ಇಷ್ಟು ವರ್ಷ ಅವನು ರಾಜ್ಯಭಾರ ಮಾಡಿದ್ದೆ ಹೇಗೆ ಬರೀ ರೈಟ್ ಆಫ್ ಏರ್ಶಿಪ್ ಅದರಿಂದ ಮಾಡಿದ್ನೇ ಹೊರತು ಇಂಥ ಮಾತನ್ನ ಎಷ್ಟು ಪ್ರಸಂಗದಲ್ಲಿ ಆಡಿದ್ದಾನು ದೊರೆ ದೊರೆ ಬಾಯಲ್ಲಿ ಬರಬಹುದೇ ಮಾತನ್ನ ನಿರಪಾದ ನಿರಪರಾಧಿ ಆ ಕೌಶಲ್ಯ ಕೈಯಲ್ಲಿ ಎಷ್ಟು ಸೇವೆ ಮಾಡಿಸ್ಕೊಳ್ತಾನೆ ಕೊನೆಗಳಿಗೆ ತನಕ ಶೌಚ ಮಾಡೋದಕ್ಕೆ ಅವಳು ಬೇಕು ಕೌಸಂಧ್ಯಾಂ ವಾ ಸುಮಿತ್ರಾಂ ವಾ ತ್ಯಜೇಯಮಪಿ ವಾ ಐಶ್ವರ್ಯ ಬೇಕಾದ್ರೆ ಬಿಡ್ತೇನೆ ಜೀವಿತಂ ವಾ ಆತ್ಮನೋ ರಾಮಂ ನತ್ತೇವ ಪಿತೃವತ್ಸಲಂ ರಾಮನನ್ನು ಮಾತ್ರ ಬಿಡೋದಿಲ್ಲ ತಿಷ್ಠೆಯೆಲ್ಲೋಕೋ ವಿನಾ ಸೂರ್ಯಂ ಸಸ್ಯಂ ವಾ ಸಲಿಲಂ ಸೂರ್ಯ ಇಲ್ಲದೆ ಲೋಕ ಇದ್ರೂ ಇರಬಹುದು ನೀರಿಲ್ದೇ ಇದ್ರೆ ಬೆಳೆ ಇದ್ರೂ ಇರಬಹುದು ನ ರಾಮಂ ವಿನಾದೇ ದೇಹೇ ತಿಷ್ಠೇತ್ತು ಮಮ ಜೀವಿತಂ ರಾಮ ಇಲ್ಲದೆ ಅದನ್ನ ಬದುಕೋದಿಲ್ಲ ಕಾಣೆ ಇರಬೇಕು ನನ್ನ ಕಣ್ಣೆದುರಿಗೆ ಇರಬೇಕು ನಿನಗೆ ಗೊತ್ತಿದೆ ಕಾಣೆ ಅದು ಏನ್ ಹೇಳಿದೆ ರಾಮನನ್ನ ಕಾಡಿ ಕಳಿಸು ಅಂತ ನೀನೇ ಹೇಳ್ತಾ ಇದ್ದಲ್ಲೇ ನೆನ್ನೆ ತನಕ ಸ್ವಮೇ ಜ್ಯೇಷ್ಠ ಸುತ ಶ್ರೀಮಾನ್ ಧರ್ಮ ಜ್ಯೇಷ್ಠ ಇಟೀವಮೇ ಮಹಾರಾಜರೇ ನನ್ನ ಮಗ ಭಾರತ ಎಲ್ಲೋ ಬೆಳೆದ ಇವನೇ ಜ್ಯೇಷ್ಠ ಪುತ್ರ ರಾಮನೇ ದೊಡ್ಡ ಮಗ ನನಗೆ ಭರತನಿಗಿಂತ ದೊಡ್ಡವನು ನೀನೇ ಹೇಳ್ತಾ ಇದ್ದೀಯಲ್ಲೇ ನಿನ್ನ ಮಾತಿಗೆ ಬೆಲೆ ಇಲ್ವೇ ಇವತ್ತು ತತ್ವಯ ಪ್ರಿಯವಾದನ್ಯ ಸೇವಾರ್ಥಂ ಕಥಿತಂ ಭವೇತ್ ಏನೋ ಕೆಲಸ ಆಗಬೇಕಾಗಿತ್ತು ಅಂತ ಹೊಗಳಿದೀಯ ರಾಮನನ್ನ ನಿಜವಾಗಿ ಹೇಳ್ತಾ ಇದ್ದೀಯ ಅಯ್ಯೋ ರಾಮನು ಒಂದೇ ಭರತನು ಒಂದೇ ಅಂತ ಎಷ್ಟು ಬಹುಶಃ ಸುಬಾಲೆ ತ್ವಂ ಕಥಾಹ ಕಥಯಸೆ ಮಮ ಸುಬಾಲೆ ಎಲ್ಲ ಒಳ್ಳೆ ಹುಡುಗಿ ನಿಂತಲೆ ಯಾರೋ ಕೆಡಿಸಿದ್ದಾರೆ ನೀನಾಗಿ ಹೇಳಿದ ಮಾತಲ್ಲ ಇದು ನೀನು ಏನು ಹೇಳಿದರೂ ಕೇಳಿಬಿಡ್ತಾನೆ ರಾಮಚಂದ್ರ ನನ್ನ ತನಕ ಹೋಗಬೇಕಾಗಿಲ್ಲ ರಾಮ ನನಗೆ ಕೆಟ್ಟದ್ ಮಾಡಿದ್ನೆ ನ ಸ್ಮರಾಮಿ ಅಪ್ರಿಯಂ ವಾಕ್ಯಂ ಲೋಕಸ್ಯ ಪ್ರಿಯವಾಜನ ಸಕಥಂ ತತ್ಕೃತೆ ರಾಮಂ ವಕ್ಷಾಮಿ ಪ್ರಿಯಂ ಅಪ್ರಿಯಂ ಪ್ರಿಯನಾದ ಮಗನಿಗೆ ಅಪ್ರಿಯವಾದ ಮಾತನ್ನು ಹೇಳುವುದು ಹಾಗೆ ಒಂದು ವೇಳೆ ಹತ್ರ ಕರೆದು ಅಪ್ಪಾಜಿ ನಾ ಹೋಗ್ತೀನಿ ಕಾಡಿಗೆ ಆದ್ರೆ ನಿನ್ನೆ ತನಕ ನೀವು ನನ್ನಲ್ಲಿ ತುಂಬಾ ಪ್ರೀತಿ ತೋರಿಸ್ತಾ ಇದ್ರಿ ಇವತ್ತೆಷ್ಟು ಅಪ್ರಿಯವಾದ ವಾಕ್ಯವನ್ನು ಹೇಳ್ತಾ ಇದ್ದೀರಲ್ಲ ಏನು ಕಾರಣ ಅಂದ್ರೆ ಏನು ಹೇಳಿ ಆ ರಾಮನಿಗೆ ನಾನು ಒಂದ ದಶರಥ ಕಾರಣ ಇಲ್ಲದೆ ದಶರಥ ಆಗಿ ಮಾಡಿಬಿಟ್ಟ ಅಂತ ಮಗ ನೊಂದ್ಕೊಂಡು ಬಿಡ್ತಾನೆ ಅವಳು ಕರಗಲಿಲ್ಲ ಕಲ್ಲುಗೊಂಬೆ ಹಾಕಿ ಕೂತಿದ್ಲು ಮಂಚದಿಂದ ಉರುಳಿದ ಆ ಚಕ್ರವರ್ತಿ ಬಹಳ ಕಷ್ಟ ಆಗುತ್ತೆ ಓದೋದಕ್ಕೆ ಕೈಕೇಯಿ ಪಾದಗಳನ್ನು ಹಿಡ್ಕೊಳ್ತಾನೆ ಮಮ ವೃದ್ಧಸ್ಯ ಕೈಕೇಯಿ ಯಾಕೆ ಓದ್ಲಿದ್ಲು ನಾ ಮುದುಕಾಗಿದ್ದೇನೆ ಕಾಣೆ ಗತಹಂತಸ್ಯ ತಪಸ್ವಿನಃ ನನ್ನ ವಯಸ್ಸು ಮುಗೀತಾ ಬಂತು ತಪಸ್ಸಿಗೆ ಹೋಗಬೇಕು ದೀನಂ ಲಾಲಭ್ಯ ಮಾನಸ್ಯ ಇವತ್ತು ನನಗೆ ಸಹಾಯಕರಿಲ್ಲ ತುಂಬ ದೀನನಾಗಿದ್ದೇನೆ ಇಲ್ಲಿ ಮೆಂಟಲ್ ಮಾರಲ್ ಫಿಸಿಕಲ್ ಸಪೋರ್ಟ್ ಕೊಡೋರು ಯಾರು ಇಲ್ಲ ವಸಿಷ್ಠ ವಾಮದೇವಾದಿಗಳನ್ನು ಬಿಟ್ಟು ಏಕಾಂತದಲ್ಲಿ ಬರ ಕೇಳಿದ್ದೀಯೇ ದೀನಂ ಲಾಲಭ್ಯ ಮಾನಸ್ಯ ಕಾರುಣ್ಯಂ ಕರ್ತುವರ್ಹಸಿ ಕರುಣೆಯನ್ನು ತೋರಿಸು ಅಪ್ಪ ಇದು ವಾಲ್ಮೀಕಿರೇವ ಕಠೋರ ಜನ್ಮ ಭವಭೂತಿ ಈ ರಾಮಸೀತೆಯರ ವಿರಹವನ್ನ ಈ ಕರುಣಪೂರ್ಣವಾದ ಕಾವ್ಯವನ್ನ ಬರೆದನಲ್ಲ ವಾಲ್ಮೀಕಿ ಅವನಷ್ಟು ಕಠೋರ ಹೃದಯರು ಬೇರೆ ಯಾರು ಇಲ್ಲ ಪುಟ ಪುಟಗಳಲ್ಲಿ ತುಂಬಿಸಿದ್ದಾರೆ ಮುಂದಕ್ಕೆ ಹೋಗೋದೇ ಇಲ್ಲ ರಾಮಾಯಣದ ಮೇಲೆ ಕಣ್ಣೀರು ತುಂಬಿಕೊಂಡ್ಬಿಡುತ್ತೆ ಕಾಲು ಹಿಡ್ಕೊಂಡ್ರೂ ಬಗಲಿಲ್ಲ ಅಂಜನೇಂ ಕುರ್ಮಿ ಕೈಕೇಯಿ ದಶರಥರ ದುಸ್ಥಿತಿ ನೋಡಿ ಕೈ ಮುಗಿತೇನೆ ಕಾಣೆ ಪಾದೋ ಚಾಪಿ ಸೃಶಾಮಿತೆ ಶರಣಂ ಭವ ರಾಮಸ್ಯ ಮಾ ಅಧರ್ಮೋ ಮಾ ಹೇ ಸೃಷೇತ್ ಆ ರಾಮನನ್ನು ರಕ್ಷಿಸು ಅವನ ಪರವಾಗಿ ನಾನು ನಿನ್ನಲ್ಲಿ ಶರಣಾಗತಿ ಮಾಡ್ತೇನೆ ಹೆಂಡತಿಯಲ್ಲಿ ಶರಣಾಗತಿ ಇಷ್ಟು ಹೇಳ್ತಾ ಅವಳು ಕಂಡುಗೂ ಇನ್ನು ಸ್ವಲ್ಪ ಹೊತ್ತಾಗಿದ್ರೆ ಕರ್ಗ ಬಿಡ್ತಿದ್ಲೋ ಏನು ಕಥೆಯೋ ಮಂತ್ರ ಹೇಳಿಕೊಟ್ಟಿದ್ಲು ಕರಗಬಾರದು ಮಾಯಾವಿ ನೆನಗಂಡ ಅಂತ ಹೇಳಿದ್ದು ನೆನಪು ಬಂದು ಆ ಅದೊರೆಗೆ ಹೇಳ್ತಾಳೆ ಅಲಕ್ಕನೆಂಬುವನು ಕಣ್ಣನ್ನೇ ಕೊಡಬೇಕಾಗ ಕೊಟ್ಟನಲ್ಲ ನಿಮ್ಮ ವಂಶದಲ್ಲಿ ಸಾಗರ ಚಕ್ರವರ್ತಿ ಸಮುದ್ರ ತುಂಬುವಾಗ ನೀರಿನಿಂದ ಸಾಗರ ಹೇಳಿತು ಭೂಮಿಯ ದಡವನ್ನು ಮೇಲೆತ್ತಿ ಬರೋದಿಲ್ಲ ಆ ಸಾಗರಕ್ಕಿಂತ ಕಡೆಯಾದರ ನೀವು ಹೊರ ಕೊಟ್ಟಿದ್ದೀರಿ ಸುಮ್ಮನೆ ಅಂತ ಚೌಕಾಸಿ ಮಾಡಬೇಡಿ ರಾಮನನ್ನ ಕಳುಹಿಸಿ ಕಾಡಿಗೆ ಎಲ್ಲ ಗೊತ್ತಾಯ್ತು ರೀ ನಿಮ್ಮ ಚೌಕಾಶಿ ನಿಮ್ಮ ಬಣ್ಣ ಎಲ್ಲ ಹೇಳಿದ್ದಾರೆ ನಮ್ಮ ಸ್ನೇಹಿತರು ರಾಮನು ಪಟ್ಟಾಭಿಷೇಕ ಮಾಡಿ ಸಹ ಕೌಸಲ್ಯ ನಿತ್ಯಂ ಮಿಚ್ಚಸಿ ದುರ್ಮತೆ ದುರ್ಬುದ್ಧಿ ಮುದೇವಿ ಹಳ್ಳಿ ಹೆಣ್ಮಕ್ಳು ಗಂಡನ ಮೂದೇವಿ ಅಂತಾರೆ ನೋಡಿ ಆ ರೀತಿ ದುರ್ಮತೆ ಗಂಡನಿಗೆ ದುರ್ಮತಿ ದುರ್ಬುದ್ಧಿ ಅವನೇ ರಾಮನಿಗೆ ಪಟ್ಟಾಭಿಷೇಕ ಅಂತ ಮಾಡಿ ನನ್ನನ್ನ ಬಿಟ್ಟು ಕೌಸಲ್ಯ ಪುರದಲ್ಲಿ ಏಕಾಂತವಾಗಿ ಕೊನೆಗಳಿಗೆ ಕಳಿಬೇಕು ಅಂತ ಮಾಡಿದ್ದೀಯಾ ನಾನು ಪರಿತ್ಯಾಗ ಮಾಡೋದಕ್ಕೆಲ್ಲ ಬೇಡಿಕೆ ಅಲ್ವೇ ಈಗ ಇದು ಧರ್ಮವೇ ಅಧರ್ಮವೇ ನಿಮ್ದು ಸ್ಟಾಪ್ ಇಟ್ ಭವತು ಅಧರ್ಮೋ ಧರ್ಮೋ ವಾ ಸತ್ಯಂ ವಾ ಯದಿ ವಾ ನೃತಂ ಸತ್ಯವಾಗಲಿ ಅನೃತವಾಗಲಿ ಯತ್ವಯ ಸಂಸ್ಕೃತಂ ಮಹ್ಯಂ ತಸ್ಯ ನಾಸ್ತಿ ವ್ಯತಿಕ್ರಮ ವರ ಏನ್ ಕೊಟ್ಟಿದ್ರಿ ನಡೆಸಿಯೇ ತೀರಬೇಕು ನಡೆಸ್ತೇ ಇದ್ರೆ ಅಹಂ ಹಿ ವಿಷಮದ್ಯೈವ ಪೀತ್ವ ತ ಬಹುತವಾಗ್ರತಃ ತುಂಬ ವಿಷ ಕುಡಿದು ಬಿಡ್ತೇನೆ ವಿಷ ಒಂದು ವೇಳೆ ಡೈಲ್ಯೂಟ್ ಆಗಿದ್ದರೆ ತುಂಬ ನಿಮ್ಮ ನಿಮ್ಮೆದುರು ಸತ್ತು ಬಿಡ್ತೇನೆ ಇಲ್ಲದೆ ಇದ್ರ ಈ ನಾ ಬದುಕಬೇಕು ಅಂತ ನಿಮ್ಗೆ ಆಸೆ ಇದ್ರೆ ರಾಮನನ್ನು ಕಾಡಿಗೆ ಕಳಿಸಿ ದಶರಥ ಹೇಳ್ದ ನಾ ಬದುಕಬೇಕು ಅಂತ ನಿನಗೆ ಆಸೆ ಇಲ್ಲವೇ ಅದಾಮೇಲೆ ನೋಡೋಣ ನೀವೆಲ್ಲ ಸಾಯ್ತೀರಿ ಗಂಡುಗುಲ್ಲು ಕೂತಿದ್ದೀರಿ ಗಟ್ಟಿಯಾಗಿ ಭರತನ ಮೇಲೆ ನಾನು ಹೇಳ್ತೇನೆ ನಾ ಖಂಡಿತ ಬದುಕೋದಿಲ್ಲ ನೀನು ಹಾಕೊಂಡ್ಬಿಡ್ತೇನೆ ಒಂದು ದಿವಸ ಏನಾದರೂ ಮುಂದಿನ ಹಬ್ಬದಲ್ಲಿ ಯುಗಾದಿಯೋ ದೀಪಾವಳಿಯೋ ಸಂಕ್ರಾಂತಿಯೋ ಬಂದರೆ ರಾಜಮಾತೆ ಎನಿಸಿಕೊಂಡು ನಿಮ್ಮ ದೊಡ್ಡ ಜಯ ಹೆಂಡತಿ ಜ್ಯೇಷ್ಠ ಪತ್ನಿ ಧರ್ಮಪತ್ನಿ ಅಂಜಲಿಂ ಶ್ರೇಯೋರನು ಶ್ರೇಯೋರನುಮೃತಿರ್ಮಮ ಪಬ್ಲಿಕ್ ಸೆಲ್ಯೂಟ್ ಸ್ವೀಕಾರ ಮಾಡಿದರೆ ಅವತ್ತೇ ನಾನು ಸತ್ತು ಬಿಡ್ತೇನೆ ಭರತನಿಗೆ ಪಟ್ಟಾಭಿಷೇಕ ಆದರೆ ನಾನು ರಾಜಮಾತೆ ಆಗ್ತೇನೆ ಸೀನಿಯಾರಿಟಿ ಅವಳಿಗೆ ಇದುಕೊಳ್ಳಿ ಬೇಡ ಅಂತ ಹೇಳ್ತಾರೆ ಜನರ ಗೌರವವನ್ನು ನಾನು ಸ್ವೀಕಾರ ಮಾಡಬೇಕು ಆದ್ರಿಂದ ಇನ್ನೊಂದು ಕ್ಷಣವೂ ತಡ ಮಾಡತಕ್ಕದ್ದಲ್ಲ ರಾಮನನ್ನು ಕರೆಸಿರಿ ಅವನಿಗೆ ಹೇಳಿ ದಶರಥ ಸ್ವಲ್ಪ ಗಟ್ಟಿ ಗಟ್ಟಿ ಮಾಡ್ಕೊಳ್ತಿದ್ದಾನೆ ಯೋ ಇದು ಚೆನ್ನಾಗಿ ಹಿಡಿದಿದೆ ಭೂತ ಹತ್ರ ಹೋಗಿ ಜಗ್ಗಿಸಿ ಗಲ್ಲ ಹಿಡಿದು ಕೇಳಿದ ಈ ಅನರ್ಥವನ್ನ ಅರ್ಥದಂತೆ ನಿನಗೆ ಹೇಳಿಕೊಟ್ಟವರು ಯಾರು ಹೇಳು ತಲೆ ತೆಗೆದು ಬಿಡ್ತೇನೆ ಇದು ಮೊದಲೇ ಮಾಡಬೇಕಾಗಿತ್ತಲ್ಲ ಅನರ್ಥಂ ಇಮಂ ಅರ್ಥಾಭಂಕೆ ರತ್ವಂ ಉಪದರ್ಶಿತ ಭೂತೋಪಾದ ಜಿತ್ತೇವಾ ಬ್ರುವಂತಿ ಮಾಂ ನ ಲಜ್ಜಸೆ ನೀನು ಆಶೆ ಆಗ್ತಾ ಇಲ್ವಲ್ಲ ಶೀಲವ್ಯಸನಮೇತತ್ತೇ ನಾಭಿಜಾನಾಮ್ಯಹಂ ಪುರ ಶೀಲ ವ್ಯಸನ ಹೀಗೆ ತಮ್ಮ ಕೆಲಸ ಆಗಬೇಕಾದ್ರೆ ಹೆಂಗಸರು ಏನು ಬೇಕಾದರೂ ಹಠ ಮಾಡ್ತಾರೆ ಅಂತ ಜನರಲೈಸ್ ಮಾಡಿಬಿಟ್ಟ ಕೌಶಲ್ಯನ್ನು ಮರೆತು ಬಿಟ್ಟ ಸುಮಿತ್ರೆಯನ್ನು ಮರೆತು ಬಿಟ್ಟ ಸೀತೆಯನ್ನು ಮರೆತು ಬಿಟ್ಟ ಎಲ್ಲ ಹೆಂಗಸರು ಏರಂತೆ ಆಮೇಲೆ ಹೇಳ್ತಾನೆ ನೋಡು ಒಂದು ವೇಳೆ ನಾ ರಾಮನನ್ನು ಕಳಿಸಿದೆ ಭರತನಿಗೆ ಪಟ್ಟಾಭಿಷೇಕ ಅಂತಾರೆ ಮಾಡಿದೆ ಅಂತ ಇಟ್ಕೋ ಹುಚ್ಚಿ ನಿನ್ ಮಗ ಒಪ್ಕೊಳ್ತಾನೆ ಅಂದ ರಾಮಾದಪಿ ಹಿತಂ ಮನ್ಯೇ ಧರ್ಮತೋ ಬಲವತ್ತರಂ ರಾಮಧರ್ಮ ಬಿಟ್ಟರು ಭರತ ಬಿಡೋದಿಲ್ಲ ಅಂದ ಆ ಮಗನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ನೋಡಿ ಈ ಅಯೋಧ್ಯಾಕಾಂಡದ ಎರಡನೇ ಭಾಗಕ್ಕೆ ಇದು ಶೀರ್ಷಿಕೆ ದಶರಥನ ಬಾಯಲ್ಲಿ ಬಂತು ರಾಮಧರ್ಮ ಬಿಟ್ಟರು ಭರತ ಬಿಡೋದಿಲ್ಲ ರಾಮಾದಪಿ ಹಿತಂ ಮನ್ಯೇ ಧರ್ಮತೋ ಬಲವತ್ತರಂ ಅಂತ ರಾಮನನ್ನ ನಾನು ಕಾಡಿ ಹಾಕಿ ಕಳಿಸಿ ಕಳಿಸಿದ್ರು ನಿನ್ನ ಮಗ ಭರತ ಪಟ್ಟಾಭಿಷೇಕ ಮಾಡಿಕೊಳ್ಳೋದಿಲ್ಲ ಇಲ್ಲೇ ಹೇಳ್ತೇನೆ ಕೇಳು ನಿನಗೋಸ್ಕರ ಯಾರ್ಯಾರು ಬೇಕಾದ್ರೆ ಬಿಡ್ತೇನೆ ಅಂತ ಹೇಳಿದ ನಾನು ಮಾಡಿ ತಪ್ಪಾಯಿತು ನಿನ್ನ ಮದುವೆ ಮಾಡ್ಕೋಬಾರ್ದಾಗಿತ್ತು ಈಗ ಹೇಳೇನು ಪ್ರಯೋಜನ ಒಂದು ವೇಳೆ ಮದುವೆ ಮಾಡ್ಕೊಂಡಿದ್ರು ಕರ್ಕೊಂಡ್ ಬಂದಿದ್ರು ನಿನಗೆ ನಾನು ಮಾರಿಕೊಳ್ಳಬಾರದಾಗಿತ್ತು ನಿನ್ನ ಅಂತಃಪುರದಲ್ಲಿ ಇರಬಾರದಾಗಿತ್ತು ಆ ಕೌಶಲ್ಯ ಎಂಥವಳು ಸತತಂ ಪ್ರಿಯ ಕಾಮಾಮೇ ಪ್ರಿಯಪುತ್ರ ಪ್ರಿಯಂ ವದ ಏಳು ಶ್ಲೋಕ ಆಗ್ತಾರೆ ಸತತಂ ಪ್ರಿಯ ಕಾಮ ಮಾತನಾಡದೇ ಇದ್ದಾಗಲೂ ಈಗಲೂ ನನಗೆ ಒಳ್ಳೆಯದನ್ನೇ ಚಿಂತನೆ ಮಾಡೋಳೆ ಹೊರತು ಅವಳೀಗ ನಿಜವಾದ ಪತಿವ್ರತೆ ಪ್ರಿಯ ಪುತ್ರ ನನಗೆ ಬೇಕಾದ ಒಳ್ಳೆ ಮಗನನ್ನು ಹಡೆದುಕೊಟ್ಟಿದ್ದಾಳೆ ಪ್ರಿಯಂ ವದ ಒಳ್ಳೆ ಮಾತನ್ನೇ ಆಡ್ತಾಳೆ ನಿನ್ನ ಹಾಗೆ ಚಂಡಿಯಲ್ಲ ಅವಳು ನಮಯಾ मया ಸತ್ಕಾರಾರ್ಹ ಕೃತೆ ತವ ಸತ್ಕಾರಕ್ಕೆ ಅರ್ಹಳಾದ ಅವಳನ್ನು ನಿನ್ನ ಭಯದಿಂದ ನಾನು ಸತ್ಕಾರ ಮಾಡದೆ ಬಿಟ್ಟು ಬಿಟ್ಟೆ ಇದಾನೀಂ ತತ್ತಪತಿ ಮಾಂ ಯನ್ಮಯ ಸುಕೃತಂತ್ವಯಿ ನಿನ್ನನ್ನು ಮುಟ್ಟಿ ಅವಳನ್ನು ಪರಿತ್ಯಾಗ ಮಾಡಿದ್ದು ಇದು ಒಂದು ತಪ್ಪಾಯಿತು ನನ್ನನ್ನು ಸುಡ್ತಾ ಇದೆ ಕೌಶಲ್ಯ ಮಾಡಿದ ದ್ರೋಹ ಒಪ್ಪಿಕೊಂಡ ನೋಡಿ ಪ್ರಾಮಾಣಿಕ ಅದು ನನ್ನನ್ನು ಸುಡ್ತಾ ಇದೆ ನಾನೇನ್ ಮಾಡಲಿ ಏನ್ ಮಾಡಲಿ ಸುಮಿತ್ರ ಪ್ರೇಕ್ಷವೈ ಭೀತ ಕಥಮ್ಮೆ ವಿಶ್ವಶಿಷ್ಯತಿ ರಾಮನನ್ನ ಕಾಡು ಕಳಿಸಿದರೆ ಸುಮಿತ್ರೆ ಇನ್ನು ಮೇಲೆ ನನ್ನನ್ನು ನಂಬುತ್ತಾಳಿಯೇ ದೊಡ್ಡ ಹೆಂಡತಿಗೆ ಸ್ಥಿತಿ ದೊಡ್ಡ ಮಗನಿಗೆ ಸ್ಥಿತಿ ಅಂತ ಮೊದಲೇ ವೈರಾಗ್ಯ ಅವಳಿಗೆ ಅವಳು ಬದುಕ್ತಾಳೆ ಜೀವ ಸಮೇತವಾಗಿ ನಿನ್ನನ್ನು ನಂಬಿದೆ ನಿನ್ನ ರೂಪಕ್ಕೆ ನಾನು ಮರಳಾದ ತಪ್ಪು ರೂಪಿಣೀಂ ವಿಷ ಸಂಯುಕ್ತಾಂ ಪೀತ್ವೆ ವಮಜಿರಾಮ್ ನರಹ ಹೆಂಡ ಕೊಡುಕ ಹೆಂಡದ ವಾಸನೆಗೆ ಮರಳಾಗ್ತಾನೆ ಅದು ಅದು ವಾಸನೆ ದೂರದಲ್ಲಿ ಬಂದ್ರೆ ವಾಂತಿ ಆಗುತ್ತೆ ನಮಗೆ ಅದೇ ಬೇಕು ಅಂತ ಇನ್ಮೇಲೆ ಕುಳಿಯೋದಿಲ್ಲ ಅಂತ ಹೇಳಿದವನು ಹುಳಿ ಹೆಂಡದ ರುಚಿಗೋಸ್ಕರವಾಗಿ ಹೋಗಿ ಆಮೇಲೆ ಚರಂಡಿಯಲ್ಲಿ ಬಿದ್ದು ಕಷ್ಟಪಡುವಂತೆ ನಿನ್ನನ್ನು ನಾನು ನಂಬಿಕೊಂಡು ಇಷ್ಟು ಅನರ್ಥಕ್ಕೆ ಒಳಗಾದೆ ನಾನು ಅಯ್ಯೋ ಇನ್ನೊಂದು ಸಣ್ಣ ವಿಷಯ ಹೇಳ್ತೇನೆ ಕಾಣೆ ಇಷ್ಟಕ್ಕಾದರೂ ಸ್ವಲ್ಪ ಯೋಚನೆ ಮಾಡು ಜನ ಏನು ಹೇಳ್ತಾರೆ ಊರು ತುಂಬ ಡೊಂಗೂರು ಹಾಕಿ ನಾನು ಗುಟ್ಟಾಗಿ ಮಾಡಿ ರಾಮನ ಪಟ್ಟಾಭಿಷೇಕ ಅಂತ ಎಲ್ಲಾರನ್ನ ಕರೆಸಿಬಿಟ್ಟಿದ್ದೀನಿ ಅಷ್ಟೆಲ್ಲ ಕರೆಸಿ ನಿನ್ನೆ ಡಂಗೂರ ಹಾಕಿ ರಾಮನ ಪಟ್ಟಾಭಿಷೇಕ ಬೆಳಗ್ಗೆ ಐ ಆಮ್ ಸಾರಿ ಇಲ್ಲ ಇಲ್ಲ ಭರತರಿಗೆ ಅಂತ ಹೇಳಬೇಕಾಗಿತ್ತು ನನ್ನ ಬಾಯಲ್ಲಿ ರಾಮ ಅಂತ ಬಂದ್ಬಿಡ್ತು ಅಂತಂದ್ರೆ ಜನರಿಗೆ ಗೊತ್ತಾಗುತ್ತೆ ಹೆಂಡತಿಯಲ್ಲಿ ಒಂದು ನಿಮಿಷದ ಸುಖಕ್ಕೋಸ್ಕರವಾಗಿ ಮಗನನ್ನ ಮಾರಿಕೊಂಡವನು ಅಯ್ಯೋ ಅನಾರ್ಯ ಇತಿ ಮಾಂ ಆರ್ಯಾ ಪುತ್ರ ವಿಕ್ರಯಣಂ ಧ್ರುವಂ ಪುತ್ರ ಮೂಲ್ಯೇನ ಶ್ರೀ ಸ್ತ್ರೀ ಸುಖ ಕ್ರೇತಾರಂ ಗೋವಿಂದರಾಜಯ್ಯ ಪುತ್ರ ವಿಕ್ರಯಣಂ ವಿಕ್ರಯ ಅಂದ್ರೆ ಮಾರೋದು ಮಗನನ್ನು ಮಾರುವುದು ಹಣಕ್ಕಲ್ಲ ಕಾಸಿಗಲ್ಲ ಕೈ ಕೈ ಜೊತೆ ಒಂದು ನಿಮಿಷದ ದೇಹ ಸೌಖ್ಯಕ್ಕೋಸ್ಕರವಾಗಿ ಮಾರುವುದು ಪುತ್ರ ಮೌಲ್ಯೇನ ಸ್ತ್ರೀ ಸುಖ ಕ್ರೇತಾರಂ ಹೋಯ್ತಲ್ಲ ರಘುವಂಶದ ಕೀರ್ತಿ ಒಬ್ಬನ ಒಂದು ನಡತೆಯಲ್ಲಿ ಅದಕ್ಕೋಸ್ಕರವಾಗಿಯೂ ಇದೊಂದಕ್ಕೋಸ್ಕರವಾಗಿ ಆದರೂ ನೀ ನನ್ನನ್ನು ಮನ್ನಿಸು ಇದು ಬಿಟ್ಟು ಏನಾದರೂ ಕೇಳು ತಲೆ ಆಡಿಸಿದ್ದು ಅದೆಲ್ಲ ಆಗೋದಿಲ್ಲ ಮಹಾರಾಜರೇ ಸುಮ್ಮನೆ ಕರೆಸಿ ರಾಮನ ಹೇಳ್ರಿ ನೆಟಿಗೆ ಮುರಿತಾನ ದಶರಥ ಮೃತೇ ಮಯಿ ಗತೆ ರಾಮೇ ಹಾಗಿದ್ರೆ ನಾನು ಸಾಯ್ತೇನೆ ರಾಮ ಆ ಕಡೆ ಹೋಗೋದಕ್ಕೆ ಮುಂಚೆನೇ ಸಾಯ್ತೇನೆ ವನಂ ಮನುಜ ಪುಂಗವೇ ಇಷ್ಟೇ ಮಮ ಜನೇ ಶೇಷೆ ಕಿಂಪಾಪಂ ಪ್ರತಿಪತ್ಸೆ ನನ್ನಲ್ಲಿ ಪ್ರಾಣ ಇಟ್ಕೊಂಡಿರುವಂತಹ ಕೌಸಲ್ಯ ಸುಮಿತ್ರೆ ಇನ್ನೂ ಇತರರಿಗೆ ಸುಮಿತ್ರ ಸುಮಂತ್ರನಿಗೆ ವಸಿಷ್ಠರಿಗೆ ಇನ್ನೇನೇನ್ ಪ್ಲಾನ್ ಮಾಡಿದ್ದೀಯೇ ಎಲ್ಲರನ್ನೂ ಕೊಲಿಸೋದಕ್ಕೆ ಉದ್ದೇಶ ಮಾಡಿದ್ದೀಯಾ ಒಂದು ಪಾರ್ಟಿಯವರು ಗೌರ್ಮೆಂಟ್ಗೆ ಬರ್ತಾರೆ ಬಂದು ಕೂಡಲೇ ಏನ್ ಮಾಡ್ತಾರೆ ಆ ಹಿಂದಿನ ಪಾರ್ಟಿಯವರು ಎಲ್ಲೆಲ್ಲಿ ಗವರ್ನರ್ಗಳನ್ನು ಹಾಕಿದ್ರೆ ಅವ್ರನ್ನೆಲ್ಲ ಡಿಸ್ಮಿಸ್ ಮಾಡ್ತಾರೆ ಪೊಲೀಸ್ನವ್ರಲ್ಲೆಲ್ಲ ಅಧಿಕಾರ ಬದಲಾವಣೆ ಮಾಡ್ತಾರೆ ಐ ಎ ಮಾಡ್ತಾರೆ ಅವರಲ್ಲಿ ಕ್ಯಾಡರ್ಸ್ ಇದೆಲ್ಲ ಬೈಪೋಲರೈಸೇಷನ್ ಆಗಿರ್ತದೆ ರಾಮಪ್ರೀತಿ ಸಂಪಾದನೆ ಮಾಡಿದವರೆಲ್ಲರನ್ನೂ ನೀ ಕೊಲ್ಲಿಸ್ತೀಯ ಅಂತ ಕಾಣುತ್ತೆ ನನ್ನ ಕೊಲೆಯಲ್ಲಿ ಇಲ್ಲ ಇದು ಕೌಸಲ್ಯನ್ನ ಅಯ್ಯೋ ನಾನು ಹೇಗೆ ಸಮಾಧಾನ ಮಾಡಲಿ ನೀನು ನರಕಕ್ಕೆ ಹೋಗು ಒಂದು ಕ್ಷಣ ಧೈರ್ಯ ತಂದುಕೊಂಡ ಪ್ರಕ್ಷಿಪ್ಯ ನರಕೇ ಸಾತ್ವಂ ಕೈಕೇಯೇ ಸುಖಿತಾಭವ ನನ್ನ ವಂಶವನ್ನೇ ನರಕಕ್ಕೆ ಹಾಕಿ ಸುಖಪಡಬೇಕು ಅಂತ ಆಶೆ ಪಡ್ತಾ ಇದ್ದೀಯಾ ಪ್ರತಾಮ್ಯವ ಪ್ರಜ್ವಲವ ಪ್ರಣಶ್ಯವ ನೀ ಕುಣಿದಾಡು ಕುಪ್ಪಳಿಸು ಬೆಂಕಿಗೆ ಬೀಳು ಪ್ರಣಶ್ಯ ಹಾಳಾದರೂ ಪರವಾಗಿಲ್ಲ ಸಹಸ್ರಶೋವಾ ಸ್ಫುಟಿತ ಮಹೀಂ ಬೆಲ್ಟ್ ಬಾಂಬ್ ಕಟ್ಕೊಂಡು ನೂರು ಚೂರಾದರೂ ಪರವಾಗಿಲ್ಲ ಹೋಗ್ ನತೇ ಕರಿಷ್ಯಾಮಿ ವಚಃ ಸುಧಾರುಣಂ ಇಷ್ಟು ಕೆಟ್ಟ ನಿನ್ನ ಮಾತನ್ನ ನಡೆಸೋದೆಲ್ಲ ಹೋಗಿ ಏನು ಮಾಡ್ಕೋತೀಯ ಅಂತ ಕೇಳಿದ ಇಷ್ಟಕ್ಕೆ ಗಟ್ಟಿ ನಿಂತಿದ್ರೆ ಚೆನ್ನಾಗಿತ್ತು ತಣ್ಣಗಾಗ್ತಿದ್ಲು ಸ್ವಲ್ಪ ತಾಳಿ ಅಂತ ಏನು ಕರೆದು ಕೇಳೋ ಕರಿತಿದ್ಲು ಮಂತ್ರೇನಿಗ್ರಹ ಆಗ್ತಿತ್ತು ಆದರೆ ಅಳುಕಿನ ಮನಸ್ಸಿನಿಂದ ಆವೇಶದಲ್ಲಿ ಹೇಳಿದ ಮಾತು ಸುಮ್ಮನೆ ಹೇಳ್ತಾರೆ ಆ ಮೊಸರಿನ ಮೇಲೆ ಹಾಲಿನ ಮೇಲೆ ನೊರೆ ಕೂತಿರುತ್ತಲ್ಲ ಬುದ್ಬುದ ಈ ಮಾತಿಗೆ ಅರ್ಥ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಕೂತಿದ್ದಾಳೆ ಆಗ ಇನ್ನೊಂದು ಮಾತನ್ನು ಹೇಳಿದ ಅದು wherever to appeal to ಕೈ ಕೈ ಹಾರ್ಟ್ ಎಲ್ಲೆಲ್ಲ ಹುಡುಕ್ತಾನೆ ಅಹಂ ಪುನರ್ದೇವ ದೇವ ಕುಮಾರ ರೂಪಂ ಅಲಂಕೃತಂ ತಂ ಸುತಮವ್ರಜಂತಂ ನಂದಾಮಿ ಪಶ್ಯನ್ನಪಿ ದರ್ಶನೇನ ಭವಾಮಿ ದೃಷ್ಟ್ವೈವ ಪುನರ್ಯುವೇವ ಇಲ್ಲಿ ಈಡು ಮತ್ತು ಪೆರಿಯವಾಚಾರ ಬಿಳ್ಳೆ ಸ್ವಾಮಿಗಳ ಶ್ಲೋಕಂ ಗೋವಿಂದರಾಜೀಯ ಪಕ್ಕನ್ನು ಹಿಡಿದಿದ್ದಾರೆ ನೋಡಿ ಅನೇಕರಿಗೆ ಈ ಶ್ಲೋಕ ಗಮನಕ್ಕೆ ಬರುವುದಿಲ್ಲ ದೇವಕುಮಾರನಂತೆ ಅಲಂಕೃತವಾಗಿರತಕ್ಕ ಈ ರಾಮಚಂದ್ರನನ್ನ ಅವನು ನನ್ನ ಕಡೆಗೆ ಬರುವಾಗ ಇಲ್ಲಿಂದ ಅರಮನೆಗೆ ಹೋಗುವಾಗ ಅಂತಃಪುರಕ್ಕೆ ಹೋಗುವಾಗ ಪರಸ್ಪರ ನೋಡುವಾಗ ನಂದ ಮಿಪಶ್ಯನ್ನಪಿ ದರ್ಶನೇನ ಆ ರಾಮನನ್ನು ನೋಡಿದ್ರೆ ಎಷ್ಟು ಆನಂದ ಉಂಟಾಗುತ್ತೆ ಅಂದ್ರೆ ದೃಷ್ಟ ಇವ ಪುನರ್ ಯುವೇವ ನಿನ್ನ ಮುಸುಡಿ ನೋಡ್ತಾ ಇದ್ರೆ ಮುಪ್ಪು ಬರುತ್ತದೆ ರಾಮನನ್ನು ನೋಡ್ತಾ ಇದ್ರೆ ಯೌವನ ಉಂಟಾಗ್ತದೆ ರಾಮದರ್ಶನದಿಂದ ಯೌವನವಾಗ್ತದೆ ಇದು ವೇದಾಂತದ ಮಾತು ಇದು ತಿರುವಾಯಿಮುಳಿ ಏಳು ನಾಲ್ಕು ಒಂದು ಆ ಪದ್ಯದ ವ್ಯಾಖ್ಯಾನದಲ್ಲಿ ಋಷಿ ಹಿರಾನ್ ಕರಿಪೂಸಿರದು ದೃಷ್ಟಿಯಾಗತ್ತೆ ಅಂತ ಮುಖಕ್ಕೆ ಬೊಟ್ಟಿಡ್ತಾರೆ ಕೆಲವರು ನೋಡಿದ್ದೀರಾ ರಾಮನ ರೂಪಕ್ಕೆ ಎಲ್ಲಿ ದೃಷ್ಟಿತಾಗ್ತದೆಯೋ ಎಂಬುದಾಗಿ ಮಹರ್ಷಿ ಕರಿಪೂಸಿಗಿರಾಮ್ ಅರುವಿದಿನ ಇರಂ ಸಂವತ್ಸರಂ ವಯಸ್ಸೈ ಪುಕ್ ವೃದ್ಧನಾನ ಚಕ್ರವರ್ತಿ ಅರವತ್ ಸಾವಿರ ವರ್ಷ ವಯಸ್ಸಾಗಿರುವ ಇದೊರೆಗೆ ಪೆರುಮಾಳೈ ಕಂಡ ಪಿಂಬೆ ರಾಮಾವತಾರ ಆದ ಮೇಲೆ ಅರಮನೆಯಲ್ಲಿ ಅವನು ದರ್ಶನ ಮಾಡಿ ಪೆರ್ಮಾಳುಕ್ಕನ್ ತನಕಂ ವಾಸಿ ತರಿಯಾದ ನಾನು ಪಕ್ಕದಲ್ಲಿ ನಿಲ್ಲಿಸಿದೆ ದಶರಥ ಮಹಾರಾಜರನ್ನ ಯೌವನ ಭರಿತನಾದ ರಾಮನನ್ನ ವೇಷಾಲಂಕಾರ ಬಿಟ್ರೆ ರಾಮ ಯಾರು ದಶರಥ ಯಾರು ಅಂತ ಗೊತ್ತಾಗಬಾರದು ಒಂದೇ ವಯಸ್ಸಿನವರಂತೆ ಕಾಣುವಂತೆ ಅಷ್ಟು ಸುಂದರನಾಗಿ ಚಿಕ್ಕ ವಯಸ್ಸಿನ ಯುವಕನಂತಾಗಿ ಬಿಟ್ಟ ದಶರಥ ಯಾಕೆ ಕಾಮನೆ ಪಯಂದ ಕಾಳೆ ಎನ್ನುವ ಪೋಲೆ ಆಚಾರ್ಯರ ಮಳಿ ಮನ್ಮಥನನ್ನು ಹಡೆದವನು ತನ್ನ ದರ್ಶನ ಮಾಡಿದವರೆಲ್ಲರಿಗೂ ಮನ್ಮಥತ್ವವನ್ನು ಕೊಡ್ತಾನೆ தன்னை அனுபவிப்பாரையும் தன்னை போலையாக்கி உஜ்ஜீவிக்கும் ವಿಷಯಂ போலே ಕಾಣು ಇದು ஈடு முப்பத்தாறாயிரம் ಇದಕ್ಕೆ ವೇದೋಕ್ತ ಪ್ರಮಾಣ ಒಂದು ಕೊಡುತ್ತೇನೆ ವೇದ ಬಿಡಬಾರದಲ್ಲ ದೇವತೆಗಳು ಸರ್ವದಾ ಒಂದೇ ವಯಸ್ಸಿನವರ ಹಾಗೆ ಮುಪ್ಪಾಗದೇ ಇರ್ತಾರೆ ಅಂತ ಕೇಳ್ತೇವೆ ಏನ್ ಕಾರಣ ಸದಾ ಪಶ್ಯಂತಿ ಸೂರಯ ದಿವೀ ವಚಕ್ಷುರಾತತಂ ಅವರಿಗೆ ಕಣ್ಣಿನ ರಪ್ಪೆಯೇ ಇಲ್ಲುವಂತೆ ದೇವತೆಗಳಿಗೆ ಈ ಮೇಲೆ ಕೆಳಗಡೆ ರಪ್ಪೆನೇ ಇಲ್ಲ ಅವರಿಗೆ ನಮಗಿದ್ದುದರಿಂದ ಏನಾಯಿತು ಅರ್ಧ ದೃಷ್ಟಿ ವ್ಯರ್ಥವಾಯಿತು ಪ್ರತಿ ಕ್ಷಣದಲ್ಲಿ ರಪ್ಪೆ ಬಡಿಯುವುದರಿಂದ ನೋಡುವ ಪದಾರ್ಥದಲ್ಲಿ ಅರ್ಧ ಭಾಗ ನಷ್ಟವಾಯಿತು ದೇವತೆಗಳಿಗೂ ಅಂದ್ರೆ ಸದಾ ಪಶ್ಯಂತೆ ರಪ್ಪೆಗಳೇ ಇಲ್ಲ ಅದಕ್ಕೆ ಅನಿಮೇಷರು ಇಲ್ಲದವರು ಅವರಿಗೆ ಯಾಕೆ ರಪ್ಪೆ ಕಿತ್ತಾಕಿಬಿಟ್ಟ ಭಗವಂತ ತನ್ನನ್ನು ಸರ್ವದಾ ನೋಡಲಿ ವಿಚ್ಛೇದವಿರದೆ ದರ್ಶನ ಮಾಡಲಿ ಯೋಗಾನುಭೂತಿ ಉಂಟಾಗಲಿ ಆದ್ರಿಂದ ಸದಾ ಇಪ್ಪತ್ತೈದು ವರ್ಷದವರಂತೆ ಕಾಣ್ತಾರೆ ಇಂದ್ರ ಮೊದಲಾದವರು ಶರಭಂಗ ಮಹರ್ಷಿ ಆಶ್ರಮಕ್ಕೆ ಬಂದಾಗ ರಾಮಚಂದ್ರ ಲಕ್ಷ್ಮಣನನ್ನ ಸ್ವಲ್ಪ ತಡಿ ದೇವತೆಗಳ ಒಳಗೆ ಹೋಗಿದ್ದಾರೆ ಬರಲಿ ಅಂತ ಹೇಳುವಾಗ ಆ ದೇವತೆಗಳು ಹೇಗಿದ್ರು ಅಂತ ವರ್ಣನೆ ಮಾಡ್ತಾರೆ ಮಹೋತ್ಸವ ವಿವಾಸಾದ್ಯ ಪುತ್ರ ಆಸನ ವಿಲೋಕನಂ ವಿಷ್ಣು ಪುರಾಣ ಇದು ಒಂದೇ ಕೇಸಲ್ಲ ವಸುದೇವರು ಅನೇಕ ಮಕ್ಕಳನ್ನು ಹಡೆದಿದ್ರು ಮಕ್ಕಳೆಲ್ಲ ಬಲಿ ಕೊಟ್ಟರು ಸೆರೆಮನೆಯಲ್ಲೇ ಸತ್ತರು ಕೃಷ್ಣ ಅವತಾರವಾದ ಮೇಲೆ ಒಂದು ಕ್ಷಣ ನೋಡಿದ್ರಿಂದ ಮಹೋತ್ಸವ ವಿಮಾಸಾದ್ಯ ಆ ಜೈಲಲ್ಲಿ ಬೊಟ್ಟು ಹಾಕಿದ ಹಾಗೆ ಆರು ಮಕ್ಕಳನ್ನು ಕೊಂದು ರಕ್ತದ ಗುರುತಿದೆ ಏಳನೇದು ತಪ್ಪಿಸಿಕೊಂಡು ಹೋಯಿತು ಎಂಟನೇದು ಹುಟ್ಟಿದೆ ಅಯ್ಯೋದಕ್ಕೋದಿಲ್ಲ ಆ ದೇವರೇ ಮಿಂಚು ಕೃಷ್ಣನ ಮೈಯೇ ಒಂದು ಮಿಂಚು ಅದನ್ನು ನೋಡಿದ ಒಂದು ಕ್ಷಣ ಮಹೋತ್ಸವಂ ಆ ಜೈಲಲ್ಲಿ ದೊಡ್ಡ ಉತ್ಸವ ಕೃಷ್ಣಾವತಾರ ಪುತ್ರ ವಿಲೋಕನ ಮಗನ ಮುಖವನ್ನು ನೋಡಿದ ಯುವೇವ ವಸುದೇವೋ ಭೂತ್ ವಿಹಾಯ ಅಂಜರಾಮ್ ತನಗೆ ಬಂದಿದ್ದ ಮುಪ್ಪನ್ನ ಕಳಿಸಿ ಜೈಲ್ ಹಾನಿಯ ಆ ಬಾಗಿಲ ಹೊರಗಡೆ ಇಟ್ಟು ಯುವೇವ ವಸುದೇವೋ ಭೂತಿ ಯುವಕನಂತೆ ಆಗಿಬಿಟ್ಟ ನಿಮಗೆಲ್ಲರಿಗೆ ಕೇಳಿಕೊಳ್ತೇನೆ ಸುಂದರಾಂ ಪ್ರತಿಮಾಂ ವಿಷ್ಣು ಬಹಳ ಕೃತಿಯ ಭಗವಂತನ ಮೂರ್ತಿಯನ್ನು ಮನೆಯಲ್ಲಿ ಮಾಡಿಸಿ ಒಂದು ರಾಮನ ಮೂರ್ತಿ ಕೃಷ್ಣನ ಮೂರ್ತಿ ಒಂದು ಕಾಳಿಂಗ ನರ್ತನ ಒಂದು ರಂಗನಾಥನ ಮೂರ್ತಿಯನ್ನ ಬಗೆಬಗೆಯಿಂದ ನೀವು ಪೂಜಿಸ್ತಾ ಪೂಜಿಸ್ತಾ ನಾನಾ ವಿಧವಾದ ಆರತಿಗಳನ್ನೆತ್ತಾ ಇದ್ರೆ ಆ ದರ್ಶನದಿಂದ ನಿಮಗೆ ಆರೋಗ್ಯ ಉಂಟಾಗುತ್ತೆ ಶರೀರದ ಮುಪ್ಪು ಕಳೆದು ಹೋಗ್ತದೆ ಯೌವನ ಉಂಟಾಗ್ತದೆ ವಸುದೇವನಿಗಾದದ್ದು ದಶರಥನಿಗಾದದ್ದು ನಿಮಗಾಗುತ್ತೆ ಇದು ಸಗುಣವೇ ನಿರ್ಗುಣವೇ ಚರ್ಚೆ ಮಾಡೋಕೆ ಹೋಗಬೇಡಿ ಶಾಂಡಿಲ್ಯ ಮಹರ್ಷಿಗಳು ಆಗಮಶಾಸ್ತ್ರದಲ್ಲಿ ಹೇಳ್ತಾರೆ ಆ ಭಗವಂತನ ನಿತ್ಯೋಪಾಸನೆ ಆಗಬೇಕು ನೋಡ್ತಾ ಇರಬೇಕು ಕಣ್ಣಿಗೆ ಎಲ್ಲಿ ನೋಡಿದ್ರಲ್ಲಿ ದೇವರ ಪಟಗಳು ನಮ್ಮ ಮನೆಯಲ್ಲಿ ಏನು ಭಜನೆ ಮಂತ್ರ ಮಾಡಿದಾಗ ಮಾಡಿದ್ದೀರಲ್ಲ ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ ಹೌದು ಇದು ಭಜನೆ ಮಂದಿರ ಬಂದು ತಾಳ ತಂಬೂರಿ ಕೊಡೋದು ಬಾಕಿ ನಿಮಗೆ ಬೇಕಾದ್ರೆ ಕೂತ್ಕೊಳ್ಳಿ ನಿಂತ ಕಡೆ ಕೂತ್ ಕಡೆ ಭಗವಂತ ನಾನಾ ಮೂರ್ತಿಗಳು ಪಾಂಡುರಂಗನೂ ಬೇಕು ಲಕ್ಷ್ಮೀ ನರಸಿಂಹನೂ ಬೇಕು ಕಾಳಿ ಬೇಕು ಕೃಷ್ಣನ ಎಷ್ಟೊಂದು ರೂಪಗಳು ಪಾರ್ಥಸಾರಥಿ ಬೇಡವೆ ಯೋಚನೆ ಮಾಡಿ ದರ್ಶನ ಮಾಡಬೇಕು ನೋಡ್ತಾ ನೋಡ್ತಾ ನೋಡ್ತಾ ಬಿ ಪಿ ಹೋಗದೆ ಅಂದ್ರೆ ನಾನು ಜವಾಬ್ದಾರಿ no doctor can cure you ನಿತ್ಯ ಪೂಜೆ ಮಾಡಿ ಅರ್ಚನೆ ಮಾಡಿ ಎಷ್ಟು ತರಹ ಆರತಿಯೋ ಅಷ್ಟು ಆರತಿ ಎತ್ತಿ ದೇವರಿಗೆ ಒಂದು ಎರಡು ಮೂರು ನಾಲ್ಕು ಅದರಲ್ಲಿ ಕೂರ್ಮಾಕೃತಿ ಆರತಿ ಪಂಚಾರತಿ ಹಂಸ ರೂಪದಲ್ಲಿರತಕ್ಕ ಆರತಿ ಆರತಿ ಬೆಳಗಿ ಬೆಳಗಿ ನೋಡಿ ನೋಡಿ ನೋಡಿ ಆ ಸಂತೋಷ ಪಡುವುದರಲ್ಲಿ ಮನುಷ್ಯನಿಗೆ ಇಹಪರದಲ್ಲಿ ಉಂಟು ಆದ್ದರಿಂದ ಎಲೆ ಕೈಕೇಯಿ ರಾಮ ಹುಟ್ಟಿದ ಮೇಲೆ ನನಗೆ ಮತ್ತೆ ಯೌವನ ಪ್ರಾಪ್ತವಾಗಿದೆ ನಮ್ಮ ಯಜಮಾನರು ತುಂಬಾ ಮುದುಕರಾಗಿದ್ದಾರೆ ಅಂತ ಹೇಳ್ಕೊಳ್ಳೋಕೆ ನಿನಗೆ ನಾಚಿಕೆ ಈ ನಾ ಯುವಕನಾಗಿರೋದನ್ನ ಬಿಟ್ಟು ರಾಮನ ಕಾಳಿಗೆ ಕಳಿಸಿ ನನಗೆ ಮತ್ತೆ ಮುಪ್ಪನ್ನು ತರಿಸ್ತೀಯ ಇದು ಹೆಂಡತಿ ಮಾಡೋ ಕೆಲಸವೇ ಅಂತ ಹೇಳಿದ ಮೇಲೆ ಅವಳು ಶುರು ಮಾಡಿದ್ಲು ಮತ್ತೆ ಏನ್ರಿ ಮಹಾರಾಜರೇ ಎರಡು ವರ ಕೊಟ್ಟು ಆ ವರ ಸೊಕ್ಕಾಗದೆ ಇಲ್ಷೆಲ್ಲ ಜಂಬ ಹೊಡಿತಾ ಇದ್ದೀರಲ್ಲ ಈ ವೇದಾಂತ ಯಾರಿಗೆ ಬೇಕಿದು ಅದೆಲ್ಲ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಇಟ್ಕೊಳ್ಳಿ ಕೋಪಗೃಹದಲ್ಲಿ ಬೇಡ ತ್ವಂ ಸೇ ಮಹಾರಾಜ ಸತ್ಯವಾದಿ ವ್ರತಃ ಊರೆಲ್ಲ ಹೇಳುತ್ತೆ ನೀವು ಸತ್ಯವಂತರು ಕೇಳಿದ ವರ ಕೊಡ್ತೀರಿ ಅಂತ ಇದೆರಡು ವರ ಕೊಡ್ತಿರೋ ಕೊಡೋದಿಲ್ಲ ಹೇಳಿ ಅಯ್ಯೋ ಅಂದ ರಾತ್ರಿ ಮುಂದು ಮುಂದಕ್ಕೆ ಹೋಗ್ತಿದೆ ನನ್ನ ಕಥೆ ಬೇಗ ಮುಗಿಸ್ಬೇಕು ಅಂತ ಎರಡು ಮಾತಲ್ಲಿ ಹೇಳ್ತಾ ಇದ್ದೇನೆ ದಶರಥ ಹೊರಗಡೆ ನೋಡಿದ ನಕ್ಷತ್ರಗಳು ಕಾಣಿಸ್ತಾ ಇವೆ ಆ ರಾತ್ರಿ ದೇವಿಗೆ ಹೇಳಿದ ಮೇದಯೇ ಭದ್ರೇ ರಚಿತೋ ಯಮ್ಮಯಾಂಜಲಿ ನ ಪ್ರಭಾ ನಿಷೇ ನಿಶೇ ನಕ್ಷತ್ರಭೂಷಣೆ ತಾಯಿ ರಾತ್ರಿ ದೇವಿ ನಿನ್ನ ಪ್ರಾರ್ಥನೆ ಮಾಡ್ತೇನೆ ಬೆಳಗ್ಗೆಯಾಗಬೇಡ ನೀನು ಹೀಗೆ ಇದ್ದು ಬಿಡು ಬೆಳಗ್ಗೆ ಆದ್ರೆ ತಾನೇ ಜನ ಬಂದು ಪಟ್ಟಾಭಿಷೇಕ ಯಾಕಾಗಲಿಲ್ಲ ಅಂತ ಕೇಳ್ತಾರೆ ರಾತ್ರಿ ಉದ್ದವಾಗಿದ್ದು ಬಿಟ್ರೆ ಯಾರೂ ನನ್ನ ಆಕ್ಷೇಪ ಮಾಡೋದಿಲ್ಲ ಇಷ್ಟು ಹೇಳ್ತಾ ಹೇಳ್ತಾ ಹೇಳ್ತಾ ಬೆಳಗಾಗ್ತಾ ಹೋಗ್ತಾ ಇದ್ದೇನೆ ಹತ್ತತ್ರ ಪಾಪಂ ಕೃತ್ಯವಿದಂ ಮಮ ಸಂಸೃತ್ಯ ಸಂಶ್ರವಂ ಅವಳು ಕೇಳಿದ್ರು ಏನಿದೆ ರಾತ್ರಿಗೆ ಪೂಜೆ ಮಾಡ್ತಿದ್ದೀರಿ ಮತ್ತೊಬ್ರು ಕೇಳ್ತಾ ಇದ್ದೀರಿ ಇದೆಲ್ಲ ನಾಟಕ ಗಿಟ್ಕ ನನ್ ಮಾಡಬೇಡಿ ಎರಡು ವರ ಕೊಡ್ತೇನೆ ಅಂತ ಯಾವತ್ತೂ ಹೊಂದಿದ್ರಿ ವರ ಕೊಡ್ತಾ ಇದ್ದೀರಿ ಆ ವರವನ್ನು ನಾ ಕೇಳಿದ್ದು ನಿಮ್ಮ ಕೈಯಲ್ಲಿರುವಂತಹ ವರ ಆಗದೆ ಇರೋದು ಕೇಳಿದೆ ರಾವಣನ ಕಾಡಿ ಕಳಿಸಿ ಮತ್ತು ಭರತರಿಗೆ ಪಟ್ಟಾಭಿಷೇಕ ಮಾಡು ಅಂತ ಹೇಳಿದೆ ಶೇಷೇ ಕ್ಷಿತಿ ತಲೆ ಸ್ಥಿತ್ಯಾಂ ಸಾತುಂ ನೆಲದಲ್ಲಿ ಯಾಚಕರಿ ಮಲಗಿದ್ದೀರಿ ಏನ್ ಮೂರ್ಛೆನ ನಿಮಗೆ ನಿಮ್ಗೇನು ರೋಗ ಬಂದಿದೆ ಯಜಮಾನರನ್ನ ನಿಮಗೇನು ರೋಗ ಇಲ್ಲ ಅಂತ ನನಗೆ ಗೊತ್ತಿಲ್ಲವೇ ದಶರಥನಿಗೆ ಒಮ್ಮೆಗೆ ಸಿಟ್ಟು ಉಂಟಾಯಿತು ಯಾಕೆ ಧ್ವನಿ ಕಡಿಮೆ ಆಗುತ್ತೆ ಏರುತ್ತೆ ಅವನೊಂದ್ಸಲ ನಟಿಗೆ ಮುರಿದ ಕೈಕೇಯಿಗೆ ಈ ಮಾತನ್ನು ಆಡಬಾರದಾಗಿತ್ತು ಅವನು ಹೇಳಿದ ಯಸ್ತೇ ಮಂತ್ರಕೃತ ಪಾಣಿ ಅಗ್ನೌ ಪಾಪೇ ಮಯಾ ಧೃತಃ ಸಹತ್ವಯ ಕೈಕೇಯಿ ಎಷ್ಟೋ ವರ್ಷಕ್ಕೆ ಹಿಂದೆ ನಿನ್ನನ್ನು ಅಗ್ನಿಸಾಕ್ಷಿಕವಾಗಿ ಏನು ಕೈ ಹಿಡಿದಿದ್ದನೋ ನೀ ನನ್ನ ಹೆಂಡತಿ ಎಂಬುದಾಗಿ ಮಂತ್ರಗಳ ಸಮೇತವಾಗಿ ಆ ಕೈಯನ್ನು ಬಿಟ್ಟು ಬಿಟ್ಟೆ ಇನ್ಮೇಲೆ ನೀ ಹೆಂಡತಿ ಅಲ್ಲ ನಾ ಗಂಡ ಅಲ್ಲ ಸಹ ಪುತ್ರಂ ತ್ವಯಾ ಸಹ ನಿನ್ನ ಮಗನನ್ನು ಪರಿತ್ಯಾಗ ಮಾಡಿದೆ ಭರ್ತ ನನ್ನ ಮಗನಲ್ಲ ನೀ ನನಗೆ ಹೆಂಡತಿಯಲ್ಲ ಕೋಪದಲ್ಲಿ ಇನ್ನೂ ಹೇಳ್ತಾನೆ ಈ ಮಾತನ್ನು ನೀನು ಇನ್ನೂ ನಡೆಸಲೇ ತೀರಬೇಕು ಅಂತ ಹಠ ಮಾಡುವ ಪಕ್ಷದಲ್ಲಿ ನಾ ಸಾಯುವುದೇ ಖಂಡಿತ ರಾಮನ ಪಟ್ಟಾಭಿಷೇಕಕ್ಕೆ ಅಂತ ಏನೇನು ಸಮುದ್ರ ತೀರ್ಥ ತರಿಸಿದ್ದೇವೆಯೋ ಅದೇ ತೀರ್ಥದಲ್ಲಿ ನನ್ನ ಉತ್ತರ ಮಾಡು ನನ್ನ ಬೂದಿಯನ್ನು ಕರಗಿಸು ಅಷ್ಟೇ ಅಲ್ಲ ನಿನ್ನ ಮಗ ಬಂದು ಭರತ ರಾಜ್ಯವನ್ನ ಒಪ್ಪಿಕೊಳ್ಳುವುದಾದರೆ ನನ್ನ ಹೆಣವನ್ನ ಅವನ ಕೈಯಿಂದ ಸುಡಿಸತಕ್ಕದ್ದಲ್ಲ ಅವನನ್ನು ಶ್ರಾದ್ದ ಮಾಡತಕ್ಕದ್ದಲ್ಲ ಬಿಡ್ತು ಅಂತ ಹೇಳ್ರಿ ಅಂತ ಒಂದು ಮಾತು ಹೇಳಲಿಲ್ಲ ಅವಳು ಇದು ಸಾಯೋದಿಲ್ಲ ಅಂತ ಅವಳು ಮನಸ್ಸಲ್ಲಿ ಇದು ಗಟ್ಟಿಪಿಂಡ ಸಾಹಿತ್ಯ ಸುಮ್ಮನೆ ನನ್ನ ಹೆದರ್ಸೋದಕ್ಕೆ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಕಂಬರಾಮಾಯಣದಲ್ಲಿ ಒಂದು ಅನೌಚಿತ್ಯ ಮಾಡಿದ್ರು ಮಹಾಕವಿಗಳು ಕಂಬ ಮಹಾಕವಿಗಳು ಭರತ ಬಂದು ಇದನ್ನು ಒಪ್ಪಿಕೊಂಡು ಪಕ್ಷದಲ್ಲಿ ರಾಮಕಾರಯಿತವ್ಯೋ ಮೇ ಮೃತಸ್ಸ ಕ್ರಿಯಾ ನೀನು ಭರತನ ಕೈಯಲ್ಲಿ ನನಗೆ ಶ್ರಾದ್ದ ಮಾಡಿಸಬೇಡ ಹೆಣಕ್ಕೆ ಸಂಸ್ಕಾರ ಮಾಡಿಸಬೇಡ ಅಂತ ಹೇಳಿದ ಮಾತನ್ನ ಕಂಬ ಮಹಾಕವಿಗಳು ಇದು ನಿಜವಾಗಿ ಹೇಳಿದ್ದು ಅಂತ ಭ್ರಮಿಸಿ ನಿಜವಾಗಿಯೇ ಹೇಳಿದ್ರು ದಶರಥನ ಮಾತು ಊರ್ಜಿತ ಆಗೋದಿಲ್ಲ ಧರ್ಮಶಾಸ್ತ್ರ ಪ್ರಕಾರ ಆಗೋದಿಲ್ಲ ಅನ್ನೋದನ್ನು ಮರೆತು ರಾಮ ಕಾಡಿಗೆ ಹೋದ ಮೇಲೆ ಭರತ ಬಂದರೂ ಶತ್ರುಘ್ನ ಕೈಯಲ್ಲಿ ಸಂಸ್ಕಾರ ಮಾಡಿಸಿದರು ಅಂತ ಬರೆದಿದ್ದಾರೆ ಕಂಬರಾಮಾಯಣದಲ್ಲಿ ಹಾಗಿದ್ದ ಪಕ್ಷದಲ್ಲಿ ಭರತ ಎಷ್ಟು ಕೊಡ್ತಿದ್ದೆ ಯೋಚನೆ ಮಾಡಿ ಗುರುಗಳೇ ನಾನು ದೊಡ್ಡವನು ನನ್ನ ಕೈಯಲ್ಲಿ ಯಾತ್ರೆ ಸಂಸ್ಕಾರ ಮಾಡಿಸೋದಿಲ್ಲ ಅವನು ಹೇಳಬೇಕೇ ಬೇಡವೆ ವಸಿಷ್ಠರು ಇಲ್ಲಪ್ಪ ನಿಮ್ಮಪ್ಪ ಹೀಗೆಲ್ಲ ಹೇಳಿದ್ರು ಅಂದ್ರೆ ಅಯ್ಯೋ ನಮ್ಮ ಅಪ್ಪನೂ ನನ್ನ ತಪ್ಪು ತಿಳ್ಕೊಂಡ್ರೆ ಅಂತ ಅವನು ಬೇಜಾರು ಮಾಡ್ಕೋಬೇಕು ಅಥವಾ ಸುಮಂತ್ರ ಹೇಳಬೇಕು ಹೇಳಿದೆ ಏನು ಕಾರಣ ಕೊಡಬೇಕು ನಾನು ಯಾಕೆ ಬೇಡ ಒಂದು ಕಾರಣ ಹೇಳ್ಬೋದು ಸುಮಿತ್ರೆ ಮಧ್ಯಮದ ಹೆಂಡತಿ ಕೈ ಕೈ ಕೊನೆ ಹೆಂಡತಿ ಆದ್ದರಿಂದ ಒಂದು ದೃಷ್ಟಿಯಲ್ಲಿ ಶತ್ರುಘ್ನ ಸೀನಿಯರ್ ಅಂತ ಮಾಡಿ ಇಲ್ಲದೆ ಎದ್ದು ಪಟ್ಟವನ್ನು ಕಟ್ಟಿ ಮಾಡಬಹುದು ಧರ್ಮಶಾಸ್ತ್ರಕ್ಕೆ ಇದು ವಿರುದ್ಧ ಧರ್ಮಶಾಸ್ತ್ರದಲ್ಲಿ ಭಗವಂತನಿಂದ ಏರ್ಪಟ್ಟ ಸಂಬಂಧ ಮನುಷ್ಯನ ಇಷ್ಟದಂತೆ ಬದಲಾಗುವುದಿಲ್ಲ ವಿಲ್ಲಿಂದ ಬದಲಿ ಆಗೋದಿಲ್ಲ ಮಗನಿಗೂ ಅಪ್ಪನಿಗೂ ಜಗಳ ಆಗುತ್ತೆ ಅವನ ಮನೆಯಲ್ಲಿ ಸತ್ ಮೇಲೆ ನಿಶ್ರಾದ್ದ ಮಾಡಬೇಡ ಅಂತ ಹೇಳ್ತಾನೆ ಅದು ವಿಲ್ ಅಲ್ಲ ಅದು ಪುರೋಹಿತರು ಇಲ್ಲಪ್ಪ ಅದು ಬಿಟ್ಟು ಹೋಗೋ ಸಂಬಂಧ ಅಲ್ಲ ಅವನ ರಕ್ತದಲ್ಲಿ ಹುಟ್ಟಿದ್ದೀಯೇ ನೀನೇ ಮಾಡಬೇಕು ಅವರ ಅಪ್ಪ ಅಷ್ಟೆಲ್ಲ ಹೇಳಿದ್ದ ನನಗೆ ಬೇಡ ಸ್ವಾಮಿ ಜೀವನ ಬೇಜಾರು ಮಾಡಿಕೊಂಡ್ರು ಇಲ್ಲ ನೀನೇ ಮಾಡಬೇಕು ಕಾಣು ಅಂತ ಹೇಳೋದು ಇದು ಬೈಂಡಿಂಗ್ ಇದೆ ಧರ್ಮಶಾಸ್ತ್ರದ ನಿಯಮಗಳು ಬೈಂಡಿಂಗ್ ಇವೆ they cannot be altered meddled with by mere human wills human whims and fancies ಇದು ಯಾಕೆ ಇಟ್ಕೋಬೇಕು ಈ ಮಾತನ್ನು ಯಾತಕ್ಕೆ ಇಷ್ಟು ಹೇಳ್ತಾ ಇದ್ದೇನೆ ಅಂದ್ರೆ ಕೈ ಬಿಟ್ಟೆ ಮಂತ್ರಕೃತವಾದ ಪಾಣಿಯನ್ನು ಬಿಟ್ಟೆ ಅಂತ ಆಕ್ರೋಶದಲ್ಲಿ ಹೇಳಿಬಿಟ್ಟ ದಶರಥ ಇದು ರಾಮನಿಗೆ ತಿಳಿಯಿತು ವನವಾಸದ ಉದ್ದಕ್ಕೂ ಬೇಜಾರು ಪಟ್ಕೊಂಡಿದ್ದಾನೆ ರಾಮಪ್ರಭು ಅಯ್ಯೋ ನಮ್ಮ ಚಿಕ್ಕ ತಾಯಿ ಕೈ ಕೈ ಎಷ್ಟು ನೊಂದುಕೊಂಡಿರಬೇಡ ಆ ಕ್ಷಣದಲ್ಲಿ ಅವಳಿಗೇನೂ ಆಗಲಿಲ್ಲ ರಾಮ ಕಾಡಿಗೆ ಹೋಗಿ ದಶರಥ ಸತ್ತು ಮೇಲೆ ಪರಿತಾಪ ಪಟ್ಟಿರಬೇಕು ಅವಳು ಪಟ್ಟಿರಲಿ ಬಿಡಲಿ ರಾಮ ಪರಿತಾಪ ಪಟ್ಟ ಸೀತಾದೇವಿಯ ಅಗ್ನಿ ಪ್ರವೇಶ ಸಂದರ್ಭದಲ್ಲಿ ದಶರಥ ಮೇಲಿನಿಂದ ಇಂದ್ರ ಸ್ವರ್ಗದಿಂದ ಬಂದು ರಾಮ ನೀನು ಯಾರಂತ ಈಗ ಗೊತ್ತಾಯ್ತಪ್ಪ ನಾ ಇಂದ್ರ ಸ್ವರ್ಗದಲ್ಲಿದ್ದೇನೆ ಮೋಕ್ಷವಾಗಲಿಲ್ವೋ ಮಗು ನಿನಗೊಂದು ವರವನ್ನು ಕೊಡ್ತೇನೆ ಆ ವರವನ್ನು ಸ್ವೀಕಾರ ಮಾಡು ಕೇಳು ಅಂತ ಹೇಳಿದಾಗ ರಾಮ ಏನು ಕೇಳ್ತಾನೆ ಕುರು ಪ್ರಸಾದಂ ಧರ್ಮಜ್ಞ ಧರ್ಮ ತಿಳಿದವನೇ ನನಗೊಂದು ಪ್ರಸಾದ ಮಾಡು ಕೈಕೇಯ ಭರತಸ್ಯ ಚ ಕೈಕೇಯಿ ಮತ್ತು ಭರತನ ವಿಷಯದಲ್ಲಿ ಸ್ವಪುತ್ರ ಅಂತ್ವಾನ್ ತ್ಯಜಾಮೀತಿ ಎದುಕ್ತ ಕೈಕೇಯಿ ತ್ವಯ ಮಗನ ಸಮೇತ ನಿನ್ನ ಪರಿತ್ಯಾಗ ಮಾಡಿದ್ದೇನೆ ಏನು ಹೇಳಿದೆಯೋ ಸಶಾಪ ಕೈಕೈಯಿಂ ಘೋರ ಸಪುತ್ರಾಂ ನ ಸೃಷೇತ ಪ್ರಭೋ ಚಿಕ್ತಾಯಿಗೆ ಭರತನಿಗೆ ನೀನು ಶಾಪ ತಟ್ಟದೇ ಇರೋ ಹಾಗೆ ವರವನ್ನು ವಾಪಸ್ ತಗೋ ಅಂತ ಕೇಳ್ತಾನೆ ರಾಮಚಂದ್ರ ಇದೇನು ಗುಣ ರಾಮನ ಗುಣ ಇದು ರಾಮನಿಗೆ ಎಲ್ಲಿ ಗೊತ್ತಾಯ್ತು ಅಲ್ಲಿರ್ಲಿಲ್ವಲ್ಲ ನೀವಂದ್ರೆ ಒಂದು ದೃಷ್ಟಿ ಭಗವಂತ ಎಲ್ಲ ಗೊತ್ತಾಗುತ್ತೆ ಅನ್ನೋದಾಯಿತು ಆದರೆ ಅರಮನೆಯಲ್ಲಿ ನಡೆದಿದ್ದೆಲ್ಲ ಗೊತ್ತಾಗಿರುತ್ತೆ ಏಕಾಂತದಲ್ಲಿ ಚಿತ್ರಕೂಟದಲ್ಲೋ ಮತ್ತೊಂದು ಕಡೆಯೋ ಸುಮಂತ್ ನನ್ನ ಕರೆದು ಕೇಳಿರ್ತಾನೆ ಏನಾಯ್ತು ಏನಾಯ್ತು ಏನಾಯ್ತು ಪ್ರಭು ಹೀಗೆಲ್ಲ ಹೇಳ್ಬಿಟ್ಟು ನಿಮ್ಮ ಅಪ್ಪಾಜಿಯವರು ನಿಮ್ಮ ಚಕ್ತಾಯಿ ಹೀಗೆಲ್ಲ ಮಾಡಿದ್ರು ಮುಚ್ಚಿಡೋ ವಿಷಯ ಅಲ್ಲ ಅರಮನೆಯಲ್ಲಿ ಆದ್ರಿಂದ ಏನ್ ಸರ್ ಮಾಡ್ತಿರೋ ಮಾಡಿ ಸತ್ತು ಹೋದ ಮೇಲೆಯೂ ವೈರವೇ ಮರಣಾಂತಾನಿ ವೈರಾಣಿ ರಾಮನ ಸ್ವಭಾವ ಇದು ವೇದಾಂತ ದೃಷ್ಟಿಯಲ್ಲಿಯೂ ಈ ಮಾತಿಗೆ ಎಷ್ಟು ಬೆಲೆ ಇದೆ ಇದು ಕಥೆ ಮುಂದಕ್ಕೆ ಹೋಗಬೇಕು ನಮಗೆ ತತ್ವಗಳು ಬಿಡ್ತಾ ಇಲ್ಲ ಒಬ್ಬರು ತೀರಿಕೊಂಡ ಮೇಲೆ ನಿಮಗೆ ಅವರು ತುಂಬಾ ದ್ರೋಹವನ್ನೇ ಮಾಡಿದ್ರು ಅನ್ಯಾಯವನ್ನೇ ಮಾಡಿದ್ರು ನೀವು ಅವರನ್ನು ವೈರ ಮಾಡುವಂತಹ ಸ್ಥಿತಿಗೆ ಬರಬಾರದು ನಿಮ್ಗೆ ಆಸ್ತಿ ದ್ರೋಹ ಮಾಡಿದ್ರು ಅಂತ ಇಟ್ಕೊಳ್ಳಿ ಕೆಟ್ಟ ಮಾತನ್ನಾಡಿದ್ರು ಅಂತ ಇಟ್ಕೊಳ್ಳಿ ಮರೆಯಲಾರದಂಥ ಕ್ರೂರ ವಾಕ್ಯಗಳನ್ನಾಡಿದ್ರು ಅಂತ ಇಟ್ಕೊಳ್ಳಿ ಅವರು ಹೋದ ಮೇಲೆ ಅವತ್ತು ಅವ್ರು ಹಾಗೆ ಹೇಳಿದ್ರಲ್ಲ ಅವತ್ತು ಹೀಗೆಲ್ಲ ಹೇಳಿದ್ರಲ್ಲ ಇದನ್ನು ನೀವು ಹೇಳ್ತಾ ಇದ್ರೆ ಆ ತೀರಿಕೊಂಡವ್ರು ಏನೇನು ಪಾಪ ಮಾಡಿ ತೀರಿಸಲಾರದೆ ಬಿಟ್ಟು ಹೋಗಿರ್ತಾರೋ ಅದೆಲ್ಲ ನಿಮಗೂ ಬರುತ್ತೆ ರಹಸ್ಯ ಚೈಸಾರದಲ್ಲಿ ಬರೆದಿದ್ದಾರೆ ವೇದಾಂತೇಶಕರು ಕೆಲವರಿಗೆ ದಿಢೀರನೆ ಮಹಾಪಾಪಿಗೆ ಒಳ್ಳೇದು ಒಂದು ಬಿಡುತ್ತೆ ಅಲ್ಲಿಂದ ಬೀದಿಯಲ್ಲಿ ತಿರುಪೆ ಅವನು ಯಾರೋ ಹೇಳ್ತಾರೆ ಲೇ ನೀ ಯಾರ ಮನೆಯಿಂದ ಓಡಿ ಬಂದಿದ್ಯೋ ಆ ಒಬ್ಬರು ಮಕ್ಕಳಿಲ್ಲದೆ ಸತ್ತು ಹೋದ್ರು ಅವರು ಆಸ್ತಿ ನಿನಗೆ ಬರೆದಿದ್ದಾರೆ ನೋಡು ದರಿದ್ರನಾಗಿದ್ದವನಿಗೆ ಐಶ್ವರ್ಯ ಬರುತ್ತೆ ಐಶ್ವರ್ಯ ಇದ್ದವನಿಗೆ ದರಿದ್ರತ್ವ ಬರುತ್ತದೆ ನಿನ್ನೆ ಒಂದು ಘೋರ ವಿಷಯ ಎಲ್ಲಿಯೋ ಟಿವಿದಲ್ಲಿ ನೋಡಿದು ಮನಸ್ಸಲ್ಲಿಯೋ ಹೋಗಿಬಿಡ್ತು ಯಾಕೆ ಹಾಗಾಗ್ತದೆ ಅಂತ ಕೇಳಿದ್ರೆ ಒಬ್ಬರು ತೀರಿಕೊಂಡ ಮೇಲೆಯೂ ಅದು ಮಹಾಭಾಗವತರಾಗಿದ್ದು ತೀರಿಕೊಂಡ ಮೇಲೆಯೂ ಅವರು ಮಾಡಿದ ತಪ್ಪುಗಳನ್ನು ನೀವು ನೆನೆಸಿದರೆ ಅವರ ಪಾಪ ಎಲ್ಲ ನಿಮಗೂ ಬಂದು ಒಳ್ಳೆಯದಾಗಿದ್ರೂ ಕೆಟ್ಟದ್ದನ್ನು ಅನುಭವಿಸ್ತೀರಿ ಅವರ ಗುಣಗಳನ್ನು ನೆನೆಸಿದರೆ ನೀವು ದರಿದ್ರನಾಗಿದ್ರೂ ಅದರ ಒಳ್ಳೆಯ ಫಲಗಳು ನಿಮಗೂ ಉಂಟಾಗ್ತವೆ ಕರ್ಮ ಅನ್ನುವುದು ಗಹನ ಕರ್ಮಣೋ ಗತಿ ಬೇಕಾದಷ್ಟು ಕಥೆ ಹೇಳ್ಬೋದು ನಿಮಗೆ ವೇಳೆ ಇಲ್ಲ ಕಥೆ ಇದೆ ಅಂತ ಅಷ್ಟೇ ನಂಬಿ ನೀವು ಇಷ್ಟು ಹೇಳಿದ ಮೇಲೆಯೂ ಅವ್ರು ಹೇಳ್ತಾಳೆ ನಾನೇನ್ರಿ ಅಂತ ಕೇಳಬಾರ್ದು ಬರ ಕೇಳಿದ್ದೇನೆ ವರ ಏನು ನೀವು ನಿಮ್ಮಲ್ಲಿರು ವಾಕ್ಯ ಇರತಕ್ಕಂಥದ್ದು ಪಾಪಂ ಕೃತ್ವ ಇದಕ್ಕೆ ವಿಧಮ್ಮ ಸಂಸ್ಕೃತ್ಯ ಸಂಶ್ರವತೆ ನಾ ಕೇಳಿದೆ ನೀವು ಕೊಟ್ರಿ ಏನೋ ತಪ್ಪ ಹೋಯ್ತು ಆಕಾಶ ಕಳಿಸಿ ಬೀತು ಹೋಯ್ತು ನೆಲದಲ್ಲಿ ಬಿದ್ದಿದ್ದೀರಲ್ಲ ನೋಡಿದವರೇನು ತಿಳ್ಕೊಳ್ತಾರೆ ಈ ರಾಣಿ ಏನೋ ಕೆದಕಿದ್ಲು ಅಂತ ಅದೆಲ್ಲ ಬೇಡ ಈಗ ಕೊಡೋದಿಲ್ಲ ಅಂತ ಹೇಳೋಕೆ ನೀವು ಬಾಯಿಲ್ವಲ್ಲ ಮಗನನ್ನ ಕಳಿಸ್ರಿ ಇಲ್ಲಿಗೆ ಅದೇನು ಹೇಳ್ಬೇಕು ರಾಮನಿಗೆ ನಾನೇ ಹೇಳ್ತೇನೆ ತುಂಬ ಅಕ್ಲಿಷ್ಟಂ ಪುತ್ರಂ ರಾಮಂ ಮಿಹಾರ್ಹಸಿ ಅಷ್ಟೊತ್ತಿಗೆ ಇನ್ನೇನು ಅವಧಿ ಆಗೋದಕ್ಕೆ ಸ್ವಲ್ಪವೇ ಹೊತ್ತಿತ್ತು ವಾಡಿಕೆಯಂತೆ ವಸಿಷ್ಠರು ಬಂದರು ವಾಡಿಕೆ ಅಂದರೆ ಇವತ್ತು ವಾಡಿಕೆಗಿಂತ ಮಿಗಿಲಾದದ್ದು ರಾಮಾಭಿಷೇಕ ಸಂಹಾರ ಮಹಾರಾಜರು ಸ್ನಾನ ಗೀನ ಮಾಡಿ ಅವ್ರಿಗೊಂದು ಸಂಕಲ್ಪ ಮಾಡಿಸಿ ಅವ್ರಿಗೂ ರಾಮ ಪಟ್ಟಾಭಿಷೇಕ ಮಾಡಿಸೋಕೆ ಅವ್ರಿಗೊಂದು ಕಂಕಣ ಕಟ್ಟಿಸ್ಬೇಕಲ್ಲ ದೊರೆ ರಾತ್ರಿ ಎಲ್ಲ ವಿಶ್ರಾಂತಿ ಬೇರೆ ತಗೊಂಡಿಲ್ಲ ನನಗಿಂತ ಮುಂಚೆ ಸ್ನಾನ ಮಾಡಿದ್ದಾನು ಅಂತ ಅಲ್ಲಿ ಹೋಗಿ ಕೇಳ್ತಾರೆ ಕೈಕೈ ಅಂತಪುರದಲ್ಲಿ ಇಲ್ಲಿಲ್ಲ ಪ್ರಭು ಅಲ್ಲಿ ಕೋಪಗ್ರಹಕ್ಕೆ ಹೋಗಿದ್ದಾರೆ ಕೋಪಗ್ರಹಕ್ಕೆ ಅಧ್ಯಯದಾನ ಆಯಿತು ಸರ್ವಜ್ಞರವರು ಏನೋ ಆಗಿದೆ ಅಂತ ಹೇಳ್ಕೊಂಡಿಲ್ಲಿ ಬಂದು ನೋಡ್ತಾರೆ ಇದು ರಹಸ್ಯದಲ್ಲಿ ಮರಗಿಲ್ಲ ಬಾಗಲ್ ಬೋಲ್ಟ್ ಕೂಡ ಹಾಕಿಲ್ಲ ಒಂದು ಕಡೆ ದಶರಥ ಒಂದು ಕಡೆ ಕೈಕೈ ಇಬ್ಬರು ನೆಲದ ಮೇಲೆ ಬಿದ್ದಿದ್ದಾರೆ ವಸಿಷ್ಠರು ಬಾಗಿಲಲ್ಲಿ ಹಣಿಕೆ ನೋಡಿದರು ನಾರಾಯಣ ಅಂತ ಏನ್ ಸ್ಥಿತಿ ಆಯ್ತಪ್ಪ ಇದು ಮಹಾರಾಜ ಸ್ನಾನವನ್ನೇ ಮಾಡಿಲ್ಲ ಮುಹೂರ್ತ ಮಿಂಚೆ ಹೋಗುತ್ತೆ ಏನ್ ಮಾಡೋದು ಅಂತ ಹೇಳಿ ತಲೆ ತಗ್ಗಿಸಿ ಆ ಕಡೆ ಹೋದವರು ಸುಮಂತ್ರ ಹೊತ್ತಿಗೆ ಬಂದ ಕಣ್ಣು ಮಿಟ್ಟಿಗಿದ್ರು ಮಹಾರಾಜ ಹಾಕೋ ಕೆಳಗೆ ಮಲಗಿದ್ದಾರೆ ಸುಪ್ರಭಾತವನ್ನು ಹೇಳಿ ಎಬ್ಬಿಸುವವರನ್ನ ಮುಂದಿನ ನಾನು ನೋಡ್ಕೋತೇನೆ ಅಂತ ಹೇಳಿ ಹೋಗಲಾಗಿ ಎಷ್ಟು ಕಸೂರಿ ಕೆಲಸ ಮಾಡಿದ್ದಾರೆ ಅವನು ಬಂದ ಇದೇ ಹೊತ್ತಿನಲ್ಲಿ ನನ್ನ ಮಾತ್ರಿ ಹೀಗೆ ಎಬ್ಬಿಸ್ತಾನೆ ಹಾಗೆ ಎಬ್ಬಿಸ್ತಾನೆ ಅಂತ ದೇವೇಂದ್ರನಿಗೆ ಹೇಳುವಂತಹ ಸುಪ್ರಭಾತವನ್ನು ಹೇಳಿದ ಮಹಾರಾಜರು ನೀವು ಮಹೇಂದ್ರರು ಕೇಳಿದ್ದ ವರಗಳನ್ನೆಲ್ಲ ಕೊಡ್ತಕ್ಕವರು ಅಂತ ಹೀಗೆಲ್ಲ ಹೇಳಿದ ಕೂಡಲೇ ಅವತ್ತು ಅದೇ ಮಾತು ಮನಸ್ಸಿಗೆ ತುಂಬ ಚುಚ್ಚಿ ಬಿಡಿತು ಕೇಳಿದ್ದನ್ನೆಲ್ಲ ಕೊಡಬಲ್ಲ ದಾನಶೂರರು ಅನ್ನೋ ಮಾತು ಅವತ್ತು ವಿಪರೀತಾರ್ಥವನ್ನು ಹೊಂದಿತು ಹಾಗಿದ್ರೆ ಮಗನನ್ನು ಕೊಡೋಕೆ ಸಿದ್ಧವಾಗಿದ್ದೇನೆ ಮುಟ್ಟಾಳ ಅಂತ ಬಯದ ವಸಿಷ್ಠನಿ ಇವರಿಗೆ ಸುಮಂತ್ರನಿಗೆ <coughs> ಇಲ್ಲ ಸುಲದ ಹೊಗಳಿಕೆಯಿಂದ ನನ್ನ ಮನಸ್ಸನ್ನು ನೀನು ಚುಚ್ಚುಬೇಡ ಕಾಣೋ ಒಂದ ಕೈ ಕೈ ಹೇಳಿದಳು ಇದೇನಪ್ಪ ರಾತ್ರಿ ಎಲ್ಲ ದಣದಿದ್ದಾರೆ ಆಯಾಸ ಆಗಿದೆ ಈಗ ರಾಮನನ್ನು ನೋಡಬೇಕು ಅಂತ ಆಸೆ ಪಡ್ತಾರೆ ಚಕ್ರವರ್ತಿಗಳು ಕರ್ಕೊಂಡು ಬಾ ಮಹಾರಾಣಿ ಹೇಳಿದ್ದಾಳೆ ಹೊರತು ಮಹಾರಾಜ ಹೇಳಿಲ್ವಲ್ಲ ಅಂತ ಅಲ್ಲಿಯೇ ತಲೆ ಕರ್ಕೊಂಡು ಸುತ್ತಮುತ್ತ ಶತಪಥ ಹಾಕ್ತಾ ಇದ್ದಾನೆ ಅದನ್ನು ನೋಡಿದ ದಶರಥ ಅವಳು ಹೇಳಿದ್ರು ನಾ ಹೇಳಿದಾಗಲ್ವೇನೋ ಒಂದು ಆಮೇಲೆ ಈಗ ಹೋಗ್ತೇನೆ ಬುದ್ಧಿಯಿಂದ ಅರಮನೆಯ ವಿಷಯ ಎಲ್ಲ ಗೊತ್ತು ಸುಮಂತ್ರ ಬಹಳ ನಾಜೂಕು ಮಹಾರಾಜರು ಯಾಕೆ ಇವಳು ದುಡುಕಲ್ಲಿ ಏನು ಬೇಕಾದ್ರೆ ಹೇಳ್ತಾಳೆ exercising power without the authority ಮಾಡಿಬಿಡ್ತಾಳೆ ಅಂತ ಮಹಾರಾಜರು ಹೇಳಲಿ ಅಂತ ಕಾಗಿದ್ದವನು ನೇರವಾಗಿ ರಾಮನ ಅರಮನೆಗೆ ಅಂದರೆ ಸೀತಾದೇವಿ ಅಂತಃಪುರಕ್ಕೆ ಹೋಗಿದ್ದಾನೆ ಆ ಹೊತ್ತಲ್ಲಿ ಆ ಸೀತಾದೇವಿಯ ಅಂತಃಪುರವನ್ನು ವರ್ಣಿಸ್ತಾರೆ ಏನದು ಬ್ರಹ್ಮಭವನದಂತೆ ಕಾಣಿಸ್ತಾ ಇದೆ ಬಂಗಾರದ ಅರಮನೆ ಇವತ್ತು ಅಯೋಧ್ಯೆಯಲ್ಲಿ ಕನಕ ಭವನ ಅಂತಿದೆ ನೋಡಿ ನೋಡಿದ್ದೀರಾ ಕನಕ ಭವನ ಅಯೋಧ್ಯೆಯಲ್ಲಿ ಅದು ಕೈಕೇಯಿ ಬುದ್ಧಿ ನೆಟ್ಟಿಗಿದ್ದಾಗ ಸೀತಾದೇವಿ ಮನೆಗೆ ಸೊಸೆಯಾಗಿ ಬಂದಾಗ ತನ್ನ ಅರಮನೆಯನ್ನು ಬಿಟ್ಟು ಅದು ಅರಮನೆ ಅದರ ಮೇಲೆ ಬರೀ ಬಂಗಾರದ ಕಲಶಗಳಿರುವುದರಿಂದ ಅದಕ್ಕೆ ಕನಕ ಭವನ ಅಂತ ಹೆಸರು ಇವತ್ತು ಅಯೋಧ್ಯೆಯಲ್ಲಿ ತುಂಬಾ ಒಳ್ಳೆಯ ಸ್ಥಿತಿಯಲ್ಲಿರುವಂತಹ ರಾಮದೇವಸ್ಥಾನ ಅಂದ್ರೆ ಆ ಕನಕ ಭವನ ಇದಕ್ಕೆಲ್ಲ ಅಮುಶಿಲೆ ಹಾಸಿದ್ದಾರೆ ಸೀತಾ ಸ್ನಾನ ಮಾಡುತ್ತಿದ್ದ ಭಾವಿ ಕೆರೆ ಅಲ್ಲೆಲ್ಲ ತೋರಿಸ್ತಾರೆ ಅಂತಪುರ ತೋರಿಸ್ತಾರೆ ಒಂದನ್ನು ನೋಡಬೇಕು ಇವತ್ತು ಅಮೃತಶಿಲೆಯಲ್ಲಿ ಕೂತಿದ್ದಾನೆ ಪಟ್ಟಾಭಿರಾಮ ಅಲ್ಲಿ ಅಲ್ಲಿ ಗೋಸಾಯಿಗಳು ರಾಮಾನಂದಿ ಸನ್ಯಾಸಿಗಳು ಮೂರು ಹೊತ್ತು ಆರತಿ ಮಾಡ್ತಾರೆ ನೋಡಬೇಕು ನಾವು ಹೋಗಿದ್ದು ಚಳಿಗಾಲ ತಲೆಗೆಲ್ಲ ರುಮಾಲ್ ಹಾಕ್ಕೊಂಡು ಅರ್ಚಕರು ಆ ಬಂಗಾರದ ಬಟ್ಲುಗಿಟ್ಲು ನಮ್ಮಲ್ಲಿ ದೇವಸ್ಥಾನದಲ್ಲಿ ಮಾಡುವ ಹಾಗೆಲ್ಲ ಹೂಜಿ ಎಲ್ಲ ಬಂಗಾರದ ಹೂಜಿಗಳು ಅದು ಲಡ್ಘ್ಯಾಪಾದ್ಯ ಆಚರಣೆಯ ತೆಗಿತಾರೆ ನಮ್ಮ ಹಾಗೆ ಪೂಜೆ ಮಾಡ್ತಾರೆ ವೇಷಭೂಷಣ ಮಾತ್ರ ಬೇರೆ ಆರತಿ ಸೇವೆ ಮಧ್ಯಾಹ್ನ ಹನ್ನೆರಡು ಗಂಟೆ ಬೆಳಿಗ್ಗೆ ಆರು ಗಂಟೆ ಸಾಯಂಕಾಲ ಏಳು ಗಂಟೆ ಆ ಹೊತ್ತಲ್ಲಿ ಅಯೋಧ್ಯೆ ಜನ ಎಲ್ಲ ಸೇರ್ತಾರೆ ಸಾಧು ಸಂತರು ನಾನಾ ವಾದ್ಯಗಳನ್ನು ಬಾರಿಸ್ತಾರೆ ಸನ್ಯಾಸಿಗಳು ಕುಣಿತಾರೆ ಕುಣಿತಾರೆ ಕುಣಿತಾರೆ ಆ ರಾಮನ ಆರತಿಯನ್ನು ನೋಡಬೇಕು ಆರತಿ ಮುಗಿಯಿತು ಅಂತ ಸರ್ರನೆ ತಲೆ ಎಳೆದು ಬಿಡ್ತಾರೆ ಪ್ರಭುವಿಗೆ ನಿಮ್ಮ ದೃಷ್ಟಿ ತಾಗ್ತದೆ ಎಂಬುದಾಗಿ ಆ ದೇವಸ್ಥಾನವಾದರೂ ನೋಡಿ ಇನ್ನೊಂದು ರಾಮ ಜೈಲಲ್ಲಿ ಕೂತಿದ್ದಾನೆ ಪೊಲೀಸರ ಕಾವದಲ್ಲಿ ಅವನು ಯಾವ ದೇವಸ್ಥಾನ ಆಗುತ್ತೋ ಗೊತ್ತಿಲ್ಲ ಅಯೋಧ್ಯ ಕ್ಷೇತ್ರವನ್ನು ನೀವು ಕಾಲಿಂದ ಸ್ಪರ್ಶ ಮಾಡಿ ಬಂದು ಬಿಟ್ಟರೆ ಸಾಕು ನಿಮ್ಮ ಕಾಲು ಮುಗಿತೇನೆ ನಾನು ಇಲ್ಲಿ ಪುತ್ತೂರೆಂದೊರು ಕಾಲ್ ಸೊನ್ನಾರ್ ಕಳಕಮಲಂ ಸೂಡಿನೋ ಶಿವಿಲ್ಲಿ ಅದು ಹೇಳ್ತಾರೆ ಅಯೋಧ್ಯೆಯನ್ನು ನೀವು ಸ್ಪರ್ಶ ಮಾಡಿದರೆ ನೀವೆಲ್ಲ ಮಹಾರಾಮ ಭಕ್ತರಾಗ್ತೀರಿ ಆ ಕ್ಷೇತ್ರ ಅಷ್ಟು ಪವಿತ್ರವಾದ ಕ್ಷೇತ್ರ ಅಂಥ ಅರಮನೆಗೆ ಬರ್ತಾ ಇದ್ದಾನೆ ಸತ್ರಕಾಶಾಯಣೋ ವೃದ್ಧಾನ್ ವೇತ್ರಪಾಣೀನ್ ಸ್ವಲಂಕೃತಾನ್ ದದರ್ಶ ನಿಷ್ಠಿತ ಅಂದ್ವಾರಿ ಸ್ತ್ರೀ ಅಧ್ಯಕ್ಷ ಅನ್ಸುಸಮಾಹಿತಾನ್ ಮೇಲೆ ನೋಡಿದ್ರೆ ಈ ಶ್ಲೋಕಕ್ಕೆ ಸಾಮಾನ್ಯ ಅರ್ಥ ಹೇಳ್ಬೋದು ಏನು ಕಾಣಿಸೋದಿಲ್ಲ ಹೆಂಗಸರು ಇರತಕ್ಕಂಥ ಅಂತಃಪುರದಲ್ಲಿ ಕಾವಲುಗಾರರು ಹೇಗಿರ್ತಾರೆ ವಯಸ್ಸಾದವರು ಅದರಲ್ಲಿ ಕಾಷಾಯ ಸುತ್ತಿಕೊಂಡವರು ಇರುವವರು ಕಾಂಚುಕೀಯರು ಇದೇ ಮಹಾವರ್ಣನೆ ಅಲ್ಲ ಇದು ರಾಮನ ಅರಮನೆ ರಾಮನ ಅರಮನೆ ಬಾಗಿಲು ದೊಡ್ಡ ಸನ್ಯಾಸಿಗಳು ಮಠಾಧಿಪತಿಗಳಿದ್ದಂತೆ ಕಾಷಾಯಿಣ ವೃದ್ಧಾಂ ವೇತ್ರಪಾಣೀಂದ್ರದಂಡಪಾಣಿಗಳು ತ್ರಿದಂಡಪಾಣಿಗಳು ಸು ಅಲಂಕೃತ ಒಳ್ಳೆ ಅಲಂಕಾರ ಮಾಡಿಕೊಂಡಿದ್ರು ಏನು ಅಲಂಕಾರ ಮಾಡಿಕೊಂಡಿದ್ರು ರಾಮ ಹುಟ್ಟಿದಾರಭ್ಯ ಇದೇ ಬಾಗಲಕಾಯಿಯವರು ಅದೇ ಅಂತಃಪುರದಲ್ಲಿದ್ದವರು ರಾಮನಿಗೆ ಸ್ನಾನ ಮಾಡಿಸೋರು ಇವರು ಈ ಸನ್ಯಾಸಿಗಳು ದೇವರು ಪೂಜೆ ಮಾಡುವಾಗ ಮಾಡ್ತೇವಲ್ಲ ಅಲಂಕಾರಾಸನ ಭದ್ರಂ ಅಧಿತಿಷ್ಠ ತೃತೀಯಕಂ ರಾಮನಿಗೆ ನಾನಾ ವಿಧವಾದ ಸ್ತೋತ್ರ ಪಾಠಗಳನ್ನು ಹೇಳಿ ಪನ್ನೀರಲ್ಲಿ ಸ್ನಾನ ಮಾಡಿಸಿ ಮೈಯೆಲ್ಲ ಅವನಿಗೆ ಒರೆಸಿ ಗಂಧವನ್ನು ನಾನಾ ಹತ್ತು ತರಹ ಗಂಧ ಇದೆ ನಮ್ಮ ದಕ್ಷಿಣ ಕನ್ನಡ ಉತ್ತರ ಕನ್ನಡ ದೇವಸ್ಥಾನಗಳಲ್ಲಿ ಹತ್ತು ಸಿಕ್ಕದೆದ್ರು ಎಂಟು ಆರು ಐದು ರೀತಿಯ ಗಂಧಗಳನ್ನು ಬೇರೆ ಬೇರೆ ತೇದು ತೇದು ತೇದು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಅದನ್ನು ಮಾಡಿ ನಾಮವನ್ನ ಬಿಳಿ ನಾಮ ಕೆಂಪು ನಾಮ ಮಾಡಿಕೊಂಡು ರಾಮನಿಗೆ ಹಚ್ಚಿ ಕೊನೆಯಲ್ಲಿ ಈ ಕಾಂಚಕಿಯರು ಅಂತಃಪುರದ ದ್ವಾರ ರಕ್ಷಕರು ಆ ರಾಮನನ್ನು ನೋಡಿ ಪ್ರಭು ರಾಮ ಬಾರೋ ಅಂತ ಕರೆದ್ರೆ ರಾಮ ಬಂದು ಆಲಿಂಗನ ಮಾಡ್ತಿದ್ದ ಆಲಿಂಗನ ಮಾಡುವಾಗ ಅವನ ಮೈಗೆ ಇವರು ಮೆತ್ತಿದ್ದ ಗಂಧವೆಲ್ಲ ಇವರಿಗೆ ಮೆತ್ತುಕೊಳ್ತಾ ಇತ್ತು ಅವನ ಹಣೆಯಲ್ಲಿದ್ದ ನಾಮವೆಲ್ಲ ಇವರಿಗೆ ಮೆತ್ತತಾ ಇತ್ತು ಸು ಅಲಂಕೃತ ಕರಿವಾಚಾಂಪಿಳ್ಳೆ ವ್ಯಾಖ್ಯಾನ ಚಕ್ರವರ್ತಿ ಮಾಡಿದ್ದಾರೆ ತಮಗೇಂತ ಪ್ರತ್ಯೇಕ ಅಲಂಕಾರ ಮಾಡಿಕೊಳ್ಳದೆ ಇರುವವರು ಉಡುತ್ತು ಕಳೆಯಿಂದ ನಿಂಪೀತ ಕವಾಡೆ ತೊಡತ್ತ ಕಲತ್ತದುಂಡು ತೊಡತ್ತುಳ ಹಿಮಲರ್ ಮಂಗಳ ಶಾಸನ ಭಗವಂತನಿಗೆ ಸಮರ್ಪಿತವಾದ ಪದಾರ್ಥಗಳಿಂದಲೇ ನಾವು ಅಲಂಕಾರ ಮಾಡಿಕೊಳ್ಬೇಕು ಅವನಿಗೆ ಅಂತ ಪಟ್ಟು ಪೀತಾಂಬರ ಸಮರ್ಪಣೆ ಮಾಡಿ ನಾವು ಉಟ್ಕೋಬೇಕು ಅವನಿಗೆ ಗಂಧವನ್ನು ಕೊಟ್ಟು ನಾವು ತಗೋಬೇಕು ಅವನಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದ ಸ್ವೀಕಾರ ಮಾಡಬೇಕು ಅವನಿಗೆ ಶ್ರೀಚೂರ್ಣಂ ಸಮರ್ಪಿಯಾಗಿ ಪುಂಡ ಊರ್ಧ್ವ ಪುಂಡ್ರಂ ಸಮರ್ಪಿಯಾಗಿ ಎಲ್ಲ ಶೇಷಭೂತವಾಗಿರಬೇಕು ನಮಗೆಂಬುದಾಗಿ ಏನು ಇರಬಾರದು ಅಂತ ಪರಮಭಕ್ತರು ಕಾಯ್ಕೊಂಡಿದ್ದಾರೆ ಅವರು ಸುಮಂತನನ್ನು ತಡೆಯಲಿಲ್ಲ ರಾಮ ಸೀತೆ ಏಕಾಂತವಾಗಿರೋ ಜಾಗದಲ್ಲಿ ಇವನಿಗೆ ಎಂಥ ಪ್ರವೇಶ ಸುಮಂತನಿಗೆ ಅಷ್ಟು ದೊಡ್ಡ ಗೌರವ ತಂದೆಯಂತೆ ಗೌರವ ಮಹಾರಾಜರೇ ಬಂದ್ಬಿಟ್ರು ಅನ್ನೋಷ್ಟು ಗೌರವ ಒಳಕ್ಕೆ ಹೊರಟಿದ್ದಾನೆ ಆ ಹೋದ್ರೆ ಹೇಗಿದೆ ಉಯ್ಯಾಲೆ ಬಂಗಾರದ ಸರಪಳಿಗಳಲ್ಲಿ ಏನು ನವರತ್ನ ಖಚಿತವಾದ ಉಯ್ಯಾಲೆ ಮೇಲೆ ಕೂತಿದ್ದಾನೆ ರಾಮಚಂದ್ರ ಸ್ನಾನ ಮಾಡಿದ್ದಾನೆ ಅಲಂಕಾರ ಮಾಡಿಕೊಂಡಿದ್ದಾನೆ ಸೀತಾದೇವಿ ಕೂತಿದ್ದಾಳೆ ಇಬ್ಬರ ಮಧ್ಯೆ ಆರತಿ ಎತ್ತುವ ತಟ್ಟೆ ಗಿಟ್ಟೆ ಎಲ್ಲ ಸಿದ್ಧ ಮಾಡಿಕೊಂಡಿದ್ದಾರೆ ಮೆಲ್ಲಗೆ ತೂಗುತ್ತಾ ಇದೆ ಊಂಜಲ್ ಸೇವೆ ಇದನ್ನು ದರ್ಶನ ಮಾಡಿದ ಪರ್ಯಂಕ ವಿದ್ಯೆ ಮೂವತ್ತೆರಡು ವಿದ್ಯೆಗಳಲ್ಲಿ ಉಪನಿಷತ್ತಲ್ಲಿ ಪರ್ಯಂಕ ವಿದ್ಯೆ ಅಂತ ಒಂದು ವಿದ್ಯೆ ಈ ಲೋಕವನ್ನು ಬಿಟ್ಟು ಮುಕ್ತಾತ್ಮ ಒಬ್ಬ ಭಗವಂತನ ಭಕ್ತ ಗಿರಿಜಾನಜಿ ಸ್ನಾನ ಮಾಡಿ ಅರ್ಚರಾದಿ ಗತಿಯಲ್ಲಿ ಹೋಗಿ ವೈಕುಂಠ ಲೋಕಕ್ಕೆ ಆಗುವಾಗ ಅಲ್ಲಿಯ ಭಕ್ತರು ಬಂದು ತಲೆಯಲ್ಲಿ ಪರಿವಟ್ಟವನ್ನು ಸುತ್ತಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಸ್ವಾಮಿಯ ಆಲಯದಲ್ಲಿ ಮೂರು ಸಲ ಪ್ರದಕ್ಷಿಣೆ ಮಾಡಿಸಿ ಕರ್ಕೊಂಡೋಗಿದ ಪುದಿಯ ಜೀವಾತ್ಮ ಮೋಕ್ಷ ಆಗಿದೆ ಅವನಿಗೆ ನಿಮ್ಮ ಪಾದ ಸೇವೆಗೆ ಮತ್ತಿದ್ದಾನೆ ಅಂತ ಬಿಟ್ಟು ಕೂಡಲೇ ಪ್ರಭು ಅವನನ್ನ ಸಸ್ಮಿತಮಾಹೂಯ ಮಾರಯ ಅಂತ ಕರೆದು ತನ್ನ ಮಡ್ಲಲ್ಲಿ ಕೂರಿಸಿಕೊಂಡು ಸಂಸಾರದಲ್ಲಿ ಏನು ಕಷ್ಟಪಟ್ಟನೋ ಜೀವಾತ್ಮ ಅಂತ ತಾನಿರ್ತಕ್ಕ ಶೇಷಪೀಠದಲ್ಲಿ ಜೀವಾತ್ಮನನ್ನು ಆಲಿಂಗಿಸ್ತಾನಲ್ಲ ಇದು ಪರ್ಯಂಕ ವಿದ್ಯೆ ಇದು ಕೌಶೀತಿಕೆ ಉಪನಿಷತ್ತಲ್ಲಿದೆ ಮೂವತ್ತೆರಡು ವಿದ್ಯೆಗಳಲ್ಲಿ ಇದು ಒಂದು ಅದನ್ನು ಇಲ್ಲಿಯೇ ಕೊಟ್ಟು ಬಿಟ್ಟಾರ ಹಮಚಂದ್ರ ಉಯ್ಯಾಲೆ ಮೇಲೆ ಕೂತಿದ್ದಾನೆ ಸಹಭಾರ್ಯಾಯ ರಾಮಾಯ ಕ್ಷಿಪ್ರಮೇವಾಚಕ್ಷರೆ ಇವರು ಹೇಳಿದ್ರು ಬಾಗಲಕಾಯಿ ಅವರು ಇವನು ಹೋದ ರಾಮ ಹಕ್ಕುತ್ತಿದ್ದ ತತ್ರ ವೈಶ್ರವಣ ಸಂಕಾಶಂ ಉಪವಿಷ್ಟಂ ಸ್ವಲಂಕೃತಂ ಕುಬೇರನಂತೆ ಕಾಣ್ತಾ ಇದ್ದಾನೆ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ರಾಮನಿಗೆ ಕುಬೇರ ಕುಬೇರ ಅಂತ ಅದಕ್ಕೆ ಹೇಳ್ತೇವೆ ಅಂದ್ರೆ ವೈಶ್ರವಣ ಸಂಕಾಶಂ ಕುಬೇರ ಐಶ್ವರ್ಯದಲ್ಲಿ ತುಂಬಾ ಅವನು ನೋಡೋದಕ್ಕಷ್ಟು ಪಿಂಗಾಕ್ಷ ರೂಪ ಸುಂದರ ಅಲ್ಲ ಕುಬೇರ ನೋಡೋದು ಚೆನ್ನಾಗಿರಲಿಲ್ಲ ಆದರೆ ಅವನ ಐಶ್ವರ್ಯ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ ಅದೇ ಒಂದು ರೂಪವನ್ನು ಕೊಡ್ತಾ ಇತ್ತು ಒಂದು ಹೀನೋಪಮೆ ಭಗವಂತನಿಗೆ ಬೇರೆ ಹೋಲಿಕೆ ಕೊಡೋಕೆ ಬರೋದಿಲ್ಲ ಅವನು ಕೂತಿದ್ದಾನೆ ದದರುಷ ಸೂತಃ ಪರ್ಯಂಕೆ ಪರ್ಯಂಕ ಶಬ್ದವೇ ಹಾಕಿಬಿಟ್ರು ಇಲ್ಲಿ ಸೌವರ್ಣೇ ಸೋತ್ತರಚ್ಛದೆ ವರಾಹ ರುಜಿರ ಬೇಣ ಶುಚನ ಅಚ ಸುಗಂಧಿನ ಎದೆಗೆ ರಾಮಚಂದ್ರ ಸ್ವೀಕಾರ ಮಾಡಿರ್ತಕ್ಕಂಥ ಗಂಧ ಎಂಥ ಗಂಧ ಕೆಂಪು ಗಂಧ ಗಂಧದಲ್ಲಿ ಬಿಳಿ ಗಂಧ ಇರುತ್ತೆ ಕೆಲವು ಹಳದಿ ಬಣ್ಣದ್ದಿರುತ್ತೆ ಹಳದಿ ಮೇಲೆ ಕೆಂಪು ತಿರುಗಿದ್ದಿರುತ್ತೆ ಅಪ್ಪಟ ಕೆಂಪು ಬಣ್ಣದ್ದು ಇರುತ್ತೆ ಎಷ್ಟು ಕೆಂಪು ಹಂದಿಯ ರಕ್ತದಂತೆ ವರಾಹ ರುಜಿರಾಭೇಣ ಭಗವಂತನಿಗೆ ಅತ್ಯಂತ ಶ್ರೇಷ್ಠವಾದ ಗಂಧವನ್ನು ಕೊಡಬೇಕು ತ್ಯಾಗರಾಜರು ಗಂಧಮು ಆ ಗಂಧ ಸೇವೆ ಮಾಡೋದಕ್ಕೊಂದು ಹಾಡು ಬರೆದಿದ್ದಾರೆ ಉಯ್ಯಾಲ ಸೇವೆಗೊಂದು ಹಾಡು ಬರೆದಿದ್ದಾರೆ ಆ ಉಪಚಾರಗಳೆಲ್ಲ ಈ ಹಾ ಜಾಗರಾಜರ ಹಾಡನ್ನು ಹೇಳ್ತಾನೆ ದೇವರು ಪೂಜೆ ಮಾಡಿಬಿಡ್ಬೋದು ಪೆರಿಯಾಳ್ವಾರರ ಭಾಷೆಗಳನ್ನೇ ಹೇಳಿ ಪೂಜೆ ಮಾಡಿಬಿಡ್ಬೋದು ಭಾಷೆ ಯಾವುದಾದರೇನು ಆ ಗಂಧ ಘಮ ಘಮ ಅಂತ ಇದೆ ಇಡೀ ಕಟ್ಟಡದ ತುಂಬ ಅದನ್ನು ಅನುಲಿಪ್ತಂ ವರಾರ್ಜೇನ ಚಂದನೇನ ಪರಂತಪಂ ಪಕ್ಕದಲ್ಲಿ ಕೂತಿದ್ದಾಳೆ ಸೀತಾದೇವಿ ಪ್ರಭು ಎಷ್ಟಾದ್ರೂ ಚಿಕ್ಕ ಹುಡುಗ ಎತ್ತಿ ಆಡಿಸಿ ಬೆಳೆದಿದ್ರು ದೊರೆಯಾಗತಕ್ಕವನು ಅಂತ ನಮಸ್ಕಾರ ಮಾಡಿ ಕೌಸಲ್ಯ ಸುಪ್ರಜಾರಾಮ ಪಿತಾ ತ್ವಾಂ ಇಚ್ಛತಿ ಮಹಿಷ್ಯಾ ಸಹಕೈಕೇಯ್ಯ ಗಮ್ಯತಾಂ ತತ್ರ ಮಾಚಿರಂ ಬೆರಕೆ ಧಾರವಾಡದ ಭಾಷೆಯಲ್ಲಿ ಎಷ್ಟು ಬುದ್ಧಿವಂತ ಪ್ರಭು ನಿಮ್ಮ ಚಿಕ್ಕ ತಾಯಿ ಜೊತೆಯಲ್ಲಿ ಯಜಮಾನರು ಅರಮನೆಯಲ್ಲಿದ್ದಾರೆ ಏನೋ ಮಾತಾಡಬೇಕಂತೆ ಅರ್ಜೆಂಟ್ ಆಗಿ ಬರಬೇಕು ಅಂದ ಪಟ್ಟಾಭಿಷೇಕ ನಿಂತು ಹೋಯ್ತೆ ನಿಂತು ಹೋಗಲಿಲ್ವೇ ಏನು ಸಮಾಚಾರ ಹೇಳಲಿಲ್ಲ ಬರಬೇಕಂತೆ ಅಂತ ಅಷ್ಟೇ ಹೇಳಿದ್ರೆ ದರ್ಬಾರ್ ಹಾರಿ ಓಡ್ತಿದ್ದ ಪಟ್ಟಾಭಿಷೇಕಕ್ಕಿರ್ಬೋದು ಅಂತ ಇಲ್ಲೇ ಇಲ್ಲ ತಂದೆ ಕರೆದಿದ್ದಾರೆ ಇದನ್ನು ಕೇಳಿ ರಾಮಚಂದ್ರ ಇದು ನಿಂತಿದೆ ಅಂತ ಗೊತ್ತು ಅವನಿಗೆ ಪಟ್ಟಾಭಿಷೇಕ ಆದರೂ ನಾಟಕ ಮಾಡ್ತಾನೆ ಏನು ನಾಟಕ ಮಾಡ್ತಾನೆ ದೇವಿಗೆ ಇನ್ನೇನು ಕಿವಿ ಮಾತು ಹೇಳೋದಿದೆ ಅಂತ ಕಾಣುತ್ತೆ ಪಬ್ಲಿಕ್ ಆಗಿ ಎಲ್ಲರೆದ್ರಿಗೆ ಹೇಳೋದಲ್ಲ ರಾಜನೀತಿ ಏನು ಹೇಳ್ತಾನೆ ನಮ್ಮಪ್ಪ ಅದೇನಂತ ಕೇಳ್ಕೊಂಡು ಬಂದ್ಬಿಡ್ತೇನೆ ನೀನು ಆರತಿ ಸಿದ್ಧ ಮಾಡಿಕೊಂಡಿರು ಇದು ನಾನು ಬಂದೆ ಅಂತ ಹೇಳಿ ಇನ್ನೇನೋ ಮಾಡಿ ಮೇಲಕ್ಕೆದ್ದ ಇದು ಶೃಂಗಾರ ಇದು ಹೇಳಬಾರದು ಅಂತ ಬಿಟ್ಟಿದ್ದಾರೆ ವಾಲ್ಮೀಕಿ ಪತಿ ಸಮ್ಮಾನಿತ ಸೀತಾ ಭರ್ತಾರಮಸಿತೆ ಕ್ಷಣ ಆದ್ವಾರ ಮನುಭವ ರಾಜ ಮಂಗಳಾನ್ಯವಿದಜ್ಜುಷಿ ಪರಾಶರ ಭಟ್ರು ಇದಕ್ಕೆ ಮಂಗಳ ಹಾಡ್ತಾರೆ ಈ ಶ್ಲೋಕಕ್ಕೆ ಸೀತಾದೇವಿ ಪತಿ ಸಮ್ಮಾನಿತ ಸೀತ ರಾಮ ಪತ್ನಿಯನ್ನು ಸಮ್ಮಾನ ಮಾಡಿದನಂತೆ ಏನು ಸಮ್ಮಾನ ಮಾಡಿರಬೇಕು ಯಾರೂ ಇಲ್ಲ ಎದುರುಗಡೆ ಅಲ್ಲೆಲ್ಲೋ ಬಾಗಲ ನಿಂತ ಪ್ರಭು ಕರೀತಾ ಇದ್ದಾರೆ ಅಂತ ಹೇಳಿ ಬಾಗಲ ನಿಂತು ಬಿಟ್ಟ ಇವನು ಸೀತೆ ನಮ್ಮಪ್ಪ ಕರೀತಾ ಇದ್ದಾರೆ ಹೋಗಿ ಬರ್ತೇನೆ ಅಂತ ಹೇಳಿ ಆಲಿಂಗನ ಮಾಡಿರಬೇಕು ದೇವಿಯ ಪತಿ ಸಮ್ಮಾನಿತ ಸೀತ ಏನು ಗಾಂಭೀರ್ಯ ವಾಲ್ಮೀಕಿ ತನ್ನ ಕೊರಳಲ್ಲಿದ್ದ ಒಂದು ಮಾಲೆಯನ್ನು ಹಾಕಿದ್ದಾನೆ ಸೀತೆ ಬರ್ತೇನೆ ಕಾಣೆ ಅಂತ ಆಲಿಂಗನ ಮಾಡಿರಬೇಕು ಅದಕ್ಕೆ ಭಟ್ಟರು ಹೇಳ್ತಾರೆ ಮಾಲೆಯ ಇಟ್ಟು ತಿರುವಡಿಗಳೈ ಪಿಡಿತುಕೊಂಡು ಎಳುದೊರಳಿನಾರ್ ಮಾಲೆಯಿಟ್ಟೆ ದೊಡ್ಡ ತೋಮಾಲೆ ತನ್ನ ಕೊರಳಲ್ಲಿದ್ದನ್ನು ಸೀತಾದೇವಿ ಕೊರಳಲ್ಲಿ ಹಾಕಿ ತಿರುವಳಿಗಳೇ ಪಿಡಿತುಕೊಂಡು ರತ್ನ ಖಚಿತವಾದ ಪಾದಿಕೆಗಳನ್ನು ಮನೆಯಲ್ಲಿ ಓಡಾಡುವಾಗ ಹಾಕೋಬಾರದು ಅಂತ ಕೈಯಲ್ಲೆತ್ತಿಕೊಂಡು ಬಾಗಲಲ್ಲಿ ಹಾಕೋಬೇಕು ಅಂತ ಎಳಂದರಳಿನ ಆ ಕಡೆ ಹೊರಟರು ಪತಿ ಸಮ್ಮಾನಿತ ಸೀತಾ ಗಂಡ ಸನ್ಮಾನ ಮಾಡಿದ ಸೀತಾದೇವಿಗೆ ಸೀತಾದೇವಿ ಸನ್ಮಾನ ಮಾಡಬೇಡವೋ ಭರ್ತಾರಂ ವಸಿತೆ ಕ್ಷಣ ನಿಜವಾದ ಮಾಲೆಯನ್ನು ರಾಮ ಇಟ್ಟರೆ ಇವರ್ ತೋಳಿಲೆ ಮಾಲೆ ಇಟ್ಟದಕ್ಕೆ ಇವಳ ಕಣ್ಣಾಲೇ ಮಾಲೆ ಇಟ್ಟದು ರಾಮ ಆ ಎರಡು ಕಣ್ಣುಗಳ ಕೆಳಗಡೆ ತಾಯಿಗೆ ಮಹಾತಾಯಿಗೆ ಕಪ್ಪು ರೇಖೆ ಇದೆ ಅದು ಅನುಗ್ರಹ ಮಾಡುವ ದಿವ್ಯ ನೇತ್ರಗಳು ಪ್ರಭು ನಾನು ಮಾಲೆ ಇಡೋ ಸ್ಥಿತಿಯಲ್ಲಿಲ್ಲ ನೀವು ಇಟ್ಟು ಮಾಲೆಯನ್ನು ನಾನು ಮತ್ತೆ ಕಳಿಸಬಾರದು ಮಂಗಳವಾಗಲಿ ಎಂಬುದಾಗಿ ತಾನು ಆಲಿಂಗನ ಮಾಡಿಕೊಳ್ಳೋಕ್ ಕಣ್ಣಲ್ಲೇ ಮಾಲೆ ಇಟ್ಟಳಂತೆ ಮಹಾತಾಯಿ ಕಲ್ಯಾಣೋತ್ಸವದಲ್ಲಿ ಅನುಭವಿಸಬೇಕಾದ ದರ್ಶನ ಇದು ತಾವು ತಿರುಪತಿಯಲ್ಲಿ ಅಷ್ಟು ಹತ್ರ ನೀವು ಅನುಭವಿಸೋದಕ್ಕಾಗೋದಿಲ್ಲ ಮೇಲ್ಕೋಟೆಯಲ್ಲಿ ಮಾಡಿಸಿ ಕಲ್ಯಾಣೋತ್ಸವವನ್ನು ಆ ಉಭಯನಾಚ್ಯ ರಾಮನವರು ಎಷ್ಟು ಸೌಂದರ್ಯವತಿಯರು ಆ ಚಲುವರಾಯನನ್ನು ಹೇಗೆ ಅನುಭವಿಸ್ತಾರೆ ಅಲ್ಲಿಂದ ಆಚೆಗೆ ಇದು ನೋಡಿ ಇಲ್ಲಿ ಅಸಿತೇಕ್ಷಣ ಅಂದ್ರೆ ಪತಿ ಸಮ್ಮಾನಿತ ಅಂತ ಮೇಲೆ ಶ್ಲೋಕ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ ಪರಾಶರ ಭಟ್ಟರ ಯಾತಕ್ಕೆ ವ್ಯಾಖ್ಯಾನ ಬರೆಯಲಿಲ್ಲ ಅಂತ ಒಬ್ಬರು ಕೇಳಿದರು ಅದು ಬರೆದಿದ್ರೆ ರಾಮಾಯಣಕ್ಕೆ ಹತ್ತು ದೊಡ್ಡದಾಗದಿತ್ತು ಅಂತ ಬರೀಲಿಲ್ಲ ಅವರು ಅಲ್ಲಲ್ಲಿ ಹೇಳಿದ್ದನ್ನು ತಿರುವಾಮಿ ವ್ಯಾಖ್ಯಾನದಲ್ಲಿ ಸೇರಿಸ್ಕೊಂಡಿದ್ದಾರೆ ಆದರೆ ಸೀತೆ ಬಿಡಲಿಲ್ಲ ವಾಕ್ ಕೈ ಕರೆ ಮಾಡ್ತಾಳೆ ಉಂಜಲ್ ಉಯ್ಯಾಲೆ ಮನೆಯಿಂದ ಎದ್ದು ರಾಮಚಂದ್ರ ಬಾಗಲಿಗೆ ಹೊರಟ ಇವಳು ಹತ್ತಿರದಲ್ಲಿ ಬಂದು ಆದ್ವಾರ ಮನುವವು ರಾಜ ಬಾಗಲ್ ತನಕ ಬಂದಳು ವೀಡವರ ಮನವಿ ಹೆಂಡತಿ ಯಾವಾಗಲೂ ಯಜಮಾನನಿಗೆ ಒಳ್ಳೇದಾಗಲಿ ಅಂತ ಹೇಳಿ ಬಾಗಲ್ ತನಕ ಬಂದು ಕಲಿಸ್ಕೊಡ್ಬೇಕು ಯಾರು ಮಾಡದೇ ಇದ್ರೆ ನಾಳೆಯಿಂದ ಮಾಡಿ ದಯವಿಟ್ಟು ಯಜಮಾನ್ರ ಆಫೀಸಿಗೆ ಹೊರಟ್ರೆ ಒಗ್ಗರಣೆ ಆಗ್ತಾ ಮಗುಜ ಕೈಯಲ್ಲಿ ಘಾಟ್ ಇಲ್ಲಿ ನಿಂತ್ಕೊಳ್ಳೋದಲ್ಲ ಅವನಿಗೆ ಒಳ್ಳೇದಾಗಲಿ ಅಂತ ಬಾಗಲ್ ತನಕ ಹೋಗಿ ಹೋಗಿ ಬರ್ತೀರಾ ಅಂತ ಟಾಟಾ ಬೈ ಬೈ ಮಾಡಬೇಕು ನಮ್ಮ ಪದ್ಧತಿ ಇದು ಪಶ್ಚಿಮದವ್ರದಲ್ಲ ಅವನ ಜೊತೆಲೇ ಹೋಗುವುದು ಅಲ್ಲ ಜೊತೆಲೇ ಹತ್ತು ಹೆಜ್ಜೆ ಹೋಗುವುದು ಬೇರೆ ಸಂದರ್ಭದಲ್ಲಿ ಆದ್ವಾರಮನುಭವ ರಾಜ ಭರ್ತಾ ರಮಸಿತೆ ಕ್ಷಣ ಏನ್ ಮಾಡಿದ್ಲು ಮಂಗಳಾನಿ ಅವಿದಧ್ಯುಷಿ ಮಂಗಳಗಳನ್ನು ಹೇಳಿದಳು ಮುಂದಕ್ಕೆ ಹೋಗೋದೇ ಅಲ್ಲ ಇದು ಮಂಗಳಾಶಾಸನ ತತ್ವ ಅಂತ ವಿವರಿಸ್ತಾರೆ ವೈಷ್ಣವ ಸಂಪ್ರದಾಯದಲ್ಲಿ ಭಗವಂತನಿಗೆ ಮಂಗಳವನ್ನು ಪಾಡುವುದು ಬಹಳ ದೊಡ್ಡ ಕೈಂಕರ್ಯ ದೊಡ್ಡವರು ಸಣ್ಣವರಿಗೆ ಮಂಗಳ ಹೇಳಬಹುದು ಸಣ್ಣವರು ದೊಡ್ಡವರಿಗೆ ಮಂಗಳ ಹೇಳೋದು ಹೇಗೆ ಆಶೀಹಿ ಸಂಸ್ಕೃತದಲ್ಲಿ ಆಶೀರ್ವಾದ ಅನ್ನೋ ಶಬ್ದಕ್ಕೆ ಒಳ್ಳೆಯದನ್ನ ಬಯಸುವುದು ಅಂತ ಇಷ್ಟೇ ಅರ್ಥ ಒಂದು ಮಗು ಇರುತ್ತೆ ನೀವು ಆಫೀಸ್ ಹೊರಟಿರ್ತೀರಿ ಅಪ್ಪ ಸಾಯಂಕಾಲ ಬೇಗ ಬಂದ್ಬಿಡು ಒಳ್ಳೇದಾಗಲಿ ಮಗು ಏನು ಕೆಟ್ಟ ಹೋಯ್ತು ಅದು ಮಂಗಳಾಶಾಸನ ಕೃಷ್ಣನಿಗೆ ಪರ್ಯಾಯವಾರು ಮಂಗಳಾಶಾಸನ ಮಾಡಿದರು ತಿರುಪಲ್ಲಾಂಡು ಪ್ರಬಂಧದಲ್ಲಿ ಅದು ಜಗತ್ತಿಗೆ ಪ್ರಥಮ ಮಂಗಳ ಅದು ವೇದಕ ಓಂಕಾರ ಇದ್ದ ಹಾಗೆ ಕೃಷ್ಣ ತೋಳ್ ತೋರಿಸಿದ ನನಗೇನು ಅಪಾಯ ಎಲ್ಲ ಆಳ್ವಾರ್ರೆ ಊರುಗಳೇದು ಮಾಡಿದ್ರಿ ನಾ ಜಟ್ಟಿಗಳನ್ನು ಗೆದ್ದವನಲ್ಲವೇ ಮಲ್ಲಾಂಡದಿಂದೋಳ್ ಮಣಿವಣ್ಣ ಚಾಣೂರ ಮರ್ದನಂ ಅಂತ ನಿನ್ನ ತೋಳಿಗೆ ಮಂಗಳಾಶಾಸನವಾಗಲಿ ನಿನ್ನ ಎದೆಯಲ್ಲಿ ಕೂತಿದ್ದಾಳಲ್ಲ ಲಕ್ಷ್ಮೀದೇವಿ ಅವಳಿಗೆ ಮಂಗಳವಾಗಲಿ ನಿನ್ನ ಪಾದಕ್ಕೆ ಮಂಗಳವಾಗಲಿ ಪೆರಿಯಾಳ್ವಾರ ಪ್ರಬಂಧ ಅದು ಮಂಗಳಾಶಾಸನ ತತ್ವ ಇಲ್ಲಿ ಎಷ್ಟು ಕಡೆ ಮಂಗಳಾಶಾಸನ ಕೌಸಲ್ಯ ಮಾಡ್ತಾಳೆ ಅದೇ ರೀತಿ ಸೀತಾದೇವಿ ಮಾಡ್ತಾಳೆ ಪೂರ್ವಾಂ ದಿಶಂ ವಜ್ರಧರೋ ದಕ್ಷಿಣ ಅಂಪಾತುತೆ ಯಮಃ ಪೂರ್ವ ದಿಕ್ಕಲ್ಲಿ ಇಂದ್ರ ನಿಮ್ಗೆ ಒಳ್ಳೇದು ಮಾಡಲಿ ದಕ್ಷಿಣದಲ್ಲಿ ಯಮ ಒಳ್ಳೇದು ಮಾಡಲಿ ವರುಣ ಪಶ್ಚಿಮ ಮಹಾಶಾಂ ಧನೇಶಸ್ತು ಉತ್ತರಾಂದಿಶಂ ದಿಶಂ ನಾಲ್ಕು ದಿಕ್ಕಲ್ಲಿ ದೇವತೆಗಳು ನಿಮ್ಮನ್ನು ಸಂರಕ್ಷಿಸಲಿ ಪಟ್ಟಾಭಿಷೇಕ ನಡೆಯುತ್ತೋ ಬಿಡಿಯುತ್ತೋ ಮುಂದಿನ ಕಥೆಯನ್ನು ಧೈರ್ಯದಿಂದ ಎದುರಿಸಿ ನೀವು ಅಧೀರನಾಗಬೇಡಿ ಮಂಗಳಾಶಾಸನ ಮಾಡ್ತಾಳೆ ರಾಮಚಂದ್ರ ಹೊರಗಡೆ ಬಂದ ಹೇಗೆ ಬಂದ ಪರ್ವತ ಜವ ನಿಷ್ಕ್ರಮ್ಯ ಸಿಂಹೋ ಗಿರಿ ಗುಹಾಶಯ ಗುಹೆಯಲ್ಲಿದ್ದ ಸಿಂಹ ಹೊರಗೆ ಬರುವಂತೆ ಗಂಭೀರ ಹೆಜ್ಜೆಗಳನ್ನು ಇಡ್ತಾ ಮಾರಿ ಮಲಗುಳೆಂಜಲ್ ಮನ್ನಿಕ್ಕಿಡಂದು ರಂಗು ನೋಡಿ ಎಲ್ಲ ದಿವ್ಯ ಪ್ರಬಂಧ ಇದು ಒಂದೊಂದು ತೆಗೆದು ತೆಗೆದು ತಿರುಪಾವೈ ಪಾಶರದಲ್ಲಿ ಪೂರ್ವಾಚಾರ್ಯರು ಸಿಂಹದಂತ ಬಂದ ಗಂಭೀರವಾಗಿ ಬರ್ತಾ ಇದ್ದಾರೆ ಅಲ್ಲಿಂದ ಬಂದು ಈ ಚಿಕ್ಕ ತಾಯಿ ಇರ್ತಕ್ಕಂಥ ಜಾಗ ನೋಡ್ತಾನೆ ಒಂದು ಕಡೆ ತಂದೆ ಒಂದು ಕಡೆ ತಾಯಿ ಅಧೀರನಾಗಲಿಲ್ಲ ಏನೋ ಸುಸ್ತಾಗಿರಬೇಕು ಮಲಗಿದ್ದಾರೆ ಅಂತ ಕಾಣುತ್ತೆ ಬ್ರೂನ್ ತಿಳ್ಕೊಂಡು ಸಪಿತುಶ್ಚರಣವು ಪೂರ್ವಂ ಅಭಿವಾದ್ಯ ವಿನೀತವತಿ ತಂದೆ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದ ತಥೋ ಭವಂದೇ ಚರಣು ಕೈಕೇಯ್ಯ ಹಸು ಸಮಾಹಿತ ಚಿಕ್ಕ ತಾಯಿ ಕಾಲಿಗೂ ನಮಸ್ಕಾರ ಮಾಡಿದ ರಾಮನ ಕರಸ್ಪರ್ಶದಿಂದ ಮೂರ್ಛಿತರಾಗಿದ್ದರು ದಶರಥನಿಗೆ ಎಚ್ಚರವಾಗಿ ಇದು ಮಗನ ಕೈ ಅಂತ ಗೊತ್ತಾಯಿತು ಕಣ್ಣು ಬಿಟ್ಟ ರಾಮೇತ್ಯುಕ್ತ ಅಚವಚನಂ ಬಾಷ್ಪರ್ಯ ಕುಲೇಕ್ಷ ಅರ್ಧ ಮೇಲೆ ಕೆದ್ದ ರಾಮ ಅಂದ ಮತ್ತೆ ಮೂರ್ಛೆ ಹೋದ ಕಣ್ಣು ತುಂಬಾ ನೀರು ತುಂಬಿಕೊಂಡ್ಬಿಟ್ಟ ಏನ್ ಹೇಳಕು ಕರುಪತಿ ಕರ್ಪತಿ ದೀನ ಅನೇಕ್ಷಿತು ನಾವಿಭಾಷಿತು ರಾಮನ ಮುಖ ನೋಡುವುದಕ್ಕೆ ಮಾತನಾಡುವುದಕ್ಕೆ ಅವನಿಗೆ ಧೈರ್ಯ ಬರಲಿಲ್ಲ ಇದನ್ನು ನೋಡಿದ ರಾಮಚಂದ್ರ ತದ ಪೂರ್ವಂ ನರಪತೆ ಒಂದೊಂದೇ ಶ್ಲೋಕ ಓದ್ತಾ ಇದ್ದಾನೆ ಎಗೇನ್ಸ್ಟ್ ಮೈ ವಿಲ್ ಟುಡೇ ಆ ಕನೆಕ್ಷನ್ ಚಿತ್ರ ಕೊಟ್ಟಿದ್ದಾರೆ ಯಾವತ್ತೂ ಕಾಣದೇ ಇದ್ದ ದೃಶ್ಯ ನನ್ನ ನೋಡಿ ಮುಖ ತಿರುಗಿಸ್ಕೊಳ್ತಾ ಇದ್ದಾನೆ ನಮ್ಮಪ್ಪ ಇವತ್ತು ಕಣ್ಣಲ್ಲಿ ನೀರು ಬರ್ತಾ ಇದೆ ಅವನಿಗೆ ಏನಾಗಿರ್ಬೇಕು ಅಂಥದ್ದೇನು ಮಾಡಿಬಿಟ್ಟೆ ನಾನು ಅಂತ ರಾಮೋಪಿ ಭಯಮಾಪನ್ನ ತನ್ನ ಚರಿತ್ರೆ ಏನಾದ್ರು ತಪ್ಪಿಗೆ ಅಪ್ಪ ಅಂತ ತಿಳ್ಕೊಂಡು ತಾಯಿಯನ್ನು ಕೇಳಿದ ಅಮ್ಮ ಯಾತಕ್ಕಪ್ಪ ಹೀಗೆ ಮಲಗಿದ್ದಾನೆ ನಾನು ಯಾವತ್ತು ಹೇಳಿ ಕಳಿಸಿ ಅಪ್ಪ ಅಲ್ಲಿಂದ ಬಂದ್ರೆ ಬೀದಿ ಬಾಗಲ್ ತನಕ ಬಂದು ಅರಮನೆ ಮಾಳಿಗೆ ನಿಂದು ರಾಮ ಬರುವುದನ್ನು ನೋಡಬೇಕು ನೋಡಬೇಕು ಅಂತ ಚಪಲ ಚಿತ್ತನಾಗಿ ನೋಡ್ತಾ ಇದ್ದವನ ಬಂದ ಮೇಲೂ ಹೀಗೆ ಮಲಗಿದ್ದಾನಲ್ಲ ಏನಾಗಿದೆಯಮ್ಮ ಅವನಿಗೆ ಕಿಂಸ್ವಿತಿ ಅಜ್ಜಿ ಬದ್ರಪತಿ ಮಾಂ ಪ್ರತ್ಯ ಇವತ್ತೇ ನನ್ನ ಮಾತನಾಡಿ ಸೇರೋದಕ್ಕೆ ಇವತ್ತು ಪಟ್ಟಾಭಿಷೇಕ ಅಂತ ಬೇರೆ ಹೇಳಿದ್ದಾನೆ ಪಟ್ಟಾಭಿಷೇಕ ದಿವಸ ನನ್ನ ಮುಖ ನೋಡದೆ ಇರುವಂತಹದ್ದು ಏನು ಮಾಡಿದ್ದೇನೆ ನಾನು ಕಚ್ಚಿನ್ಮಯಾನಾಪರಾಧಂ ಅಜ್ಞಾನೇನಾದ್ಯೇನ ಮೇ ಏನಾದರೂ ಅಜ್ಞಾನದಿಂದ ನಂಗೆ ತಿಳಿದೆ ತಪ್ಪು ನೀವು ನಮ್ಮಪ್ಪನಿಗೆ ಅಥವಾ ಶರೀರದಲ್ಲೇನಾದರೂ ಹೇಳಿಕೊಳ್ಳಾರದಂತಹ ಚಿತ್ರಹಿಂಸೆ ರೋಗ ಇದೆಯೇ ಶಾರೀರೋ ಮಾನಸೋವಾಪಿ ಕಚ್ಚಿದೆ ನನ್ನ ಬಾಧತೆ ಸಂತಾಪೋವ ಅಭಿತಾಪೋವ ಸಂತಾಪ ಅಂದ್ರೆ ಒಳಗಿನ ದುಃಖ ಇನ್ನೊಬ್ಬರು ನಿಂದೆ ಮಾಡಿದ್ರೆ ಬರುವುದು ಅಭಿತಾಪ ಹೊರಗಿಂದ ಬರೋ ಸಂಕಟ ಅಂಥದ್ದು ಏನಾರಿದೆಯೇ ಅಥವಾ ಭರತನ ವಿಷಯದಲ್ಲಿ ಶತ್ರುಘ್ನ ವಿಷಯದಲ್ಲಿ ಲಕ್ಷ್ಮಣ ವಿಷಯದಲ್ಲಿ ಏನಾದರೂ ಕೊರತೆ ಇಟ್ಕೊಂಡಿದ್ದಾನೆಯೇ ಅಷ್ಟೇ ಅಲ್ಲ ಅಮ್ಮ ಇನ್ನೂ ಒಂದು ಕೇಳ್ತೀರ ತಪ್ಪು ತಿಳ್ಕೋಬೇಡಿ ನೀವೇನಾದರೂ ಹೊರಟು ಮಾತಾಡಿದ್ರ ನಮ್ಮಪ್ಪನಿಗೆ ರಾಮಚಂದ್ರನ ಗೊತ್ತು ಇವಳು ಸಾಮಾನ್ಯವಲ್ಲ ಇವಳು ಜನಸಾಮಾನ್ಯರು ಅಂತ ಹೇಳ್ತೇವೆ ನಾವು ಬೇಂದ್ರವರು ಪದ್ಯ ಬರೆದಿದ್ದಾರೆ ಜನ ಸಾಮಾನ್ಯ ಅಲ್ಲ ಇವರು ಅಸಾಮಾನ್ಯವಾದ್ದನ್ನೇ ಮಾಡ್ತಾರೆ ಘೋರವಾದದ್ದನ್ನ ಕಚ್ಚಿತ್ತೇ ಪರುಷಂ ಕಿಂಚಿತ್ ಅಭಿಮಾನಾತ್ ಪಿತಾಮಮ ಉಕ್ತೋ ಭವತ್ಯಾ ಕೋಪೇನ ಏನಾಸ್ಯ ಲುಲಿತಂ ಮನಃ ಕೋಪದಿಂದ ಏನಾದ್ರು ಮಾತಾಡಿಬಿಟ್ರ ಅಪ್ಪ ಹೀಗೆ ಬಿದ್ದಿದ್ದಾನೆ ಅಂದ್ರೆ ಏನಮ್ಮ ಅರ್ಥ ಅವಳು ಎದ್ದು ಕೂತಳು ದೆವ್ವದಂತೆ ಕಣ್ಣು ಒರೆಸಿಕೊಂಡಳು ಸೊಂಟ ಸರಿ ಮಾಡಿಕೊಂಡಳು ಬಟ್ಟೆ ಗಿಟ್ಟೆ ಅದೆಲ್ಲ ಏನೂ ಇಲ್ಲಪ್ಪ ನಿಮ್ಮಪ್ಪನಿಗೆ ಅವರೆಲ್ಲ ಸಾಯ್ತಾರೆ ಅಂಥದ್ದೇನು ಬಂದಿದೆ ಅವರಿಗೆ ನ ರಾಜ ಕುಪಿತೋ ರಾಮ ವ್ಯಸನಂ ನಾಸ್ಯ ಕಿಂಚನ ಅವರ ಮನಸ್ಸಲ್ಲಿ ಶರೀರದಲ್ಲಿ ಏನು ರೋಗ ಇಲ್ಲ ಗಟ್ಟಿಗುಂಡಾಗಿದ್ದಾರೆ ಕಿಂಚಿನ್ ಮನೋಗತಂತು ಅಸ್ಯ ತ್ವದ್ಭಯಾನ್ನ ವಿಭಾಷತೆ ಮನಸ್ಸಲ್ಲೇನೋ ಇಟ್ಕೊಂಡಿದ್ದಾರೆ ಹೇಳಮ್ಮ ಏ ನಿನ್ನ ಕಂಡ್ರ ಭಯ ಅವರಿಗೆ ಹೇಳೋದಕ್ಕೆ ಅದಕ್ಕೆ ಹೇಳ್ತಾ ಇಲ್ಲ ಅಂತ ದಶರಥರ ಮನಸ್ಸಲ್ಲಿ ರಾಮನ ಮನಸ್ಸಲ್ಲಿ ಇಲ್ಲದೇ ಇದ್ದದ್ದನ್ನ ಒಂದು ಆರೋಪ ಮಾಡಿದಳು ಅವರೇನೋ ಹೇಳಬೇಕು ಅಂತಿದ್ದಾರೆ ನಿಮ್ಮಪ್ಪ ನೀನೇನ್ ತಿಳ್ಕೋತೀಯೋ ಅಂತ ರಾಮನ ಚರಿತ್ರೆ ಶಂಕೆ ಮಾಡಿಬಿಟ್ಟು ಈ ಹುಚ್ಚಿ ರಾಮನನ್ನೇ ತಿಳ್ಕೊಳ್ಳಲಿಲ್ಲ ದೇವರ ಸ್ವರೂಪ ತಿಳ್ಕೊಳ್ಳದೇ ಇದ್ದ ಅರ್ಚಕರ ಕೈಯಲ್ಲಿ ಸಿಕ್ಕಾಕೊಂಡ ಹಾಗೆ ಭಗವಂತ ನನ್ನ ಮಗಳು ಮದುವೆ ಆಗಬೇಕಾಗಿತ್ತು ಮೂರನೇ ಮಗಳು ಮದುವೆ ಮುಂಚೆ ತಿರುಪತಿಗೆ ಅಂತ ಹೋದೆ ವರಾಹಸ್ವಾಮಿ ದೇವಸ್ಥಾನ ದರ್ಶನ ಮಾಡಬೇಕು ಪುಷ್ಕರಣಿ ಸ್ನಾನ ಮಾಡಿಕೊಂಡು ನನ್ನ ಮಗಳಿಗೆ ಮದುವೆ ಆಗೋದಿದೆ ಭಗವಂತನ ಕಟಾಕ್ಷ ಆಗೋ ಹಾಗೆ ಭಾಗ್ಯ ಆಗೋ ಹಾಗೆ ಅನುಗ್ರಹ ಮಾಡಿ ಅರ್ಚಕರು ಹೇಳಿದ್ರು ನಾಮಕದ ಲಕ್ಷ್ಮೀ ಕಟಾಕ್ಷ ವಾಹನ ಅಂದ್ಬಿಟ್ಟು ನಾನು ಅವ್ರನ್ನ ಎಷ್ಟು ದೊಡ್ಡವರು ಅಂತ ತಿಳ್ಕೊಂಡಿದ್ದೆ ನನಗೆ ಲಕ್ಷ್ಮೀ ಕಟಾಕ್ಷ ಆಗಬೇಕು ದುಡ್ಡು ಕೊಡಿ ಅಂತ ಕೇಳಿದರು ನಾ ಹೇಳಿದ ಮಾತನ್ನ ಮಗುವಿಗೆ ಭಾಗ್ಯವಾಗದೆ ಅನುಗ್ರಹ ಮಾಡಿ ಅಂದ್ರೆ ನಾಮಕದ ಲಕ್ಷ್ಮೀ ಕಟಾಕ್ಷ ವಾಹನ ಥೂ ಮನಸ್ಸಲ್ಲಿ ಬೇಜಾರಾಯಿತು ಅವ್ರು ಏನೋ ಕೊಡೋದು ಕೊಟ್ಟೆ ಸ್ವಾಮಿಯನ್ನು ಕೇಳಿದೆ how do you tolerate these fellows being so near ದೇವರನ್ನ ಮುಟ್ಟಿ ಅರ್ಚನೆ ಮಾಡುವಂತವನು ಹೇಗಿರಬೇಕು ಅರ್ಚಕ ಸರಿ ಹರಿ ಸಾಕ್ಷಾತ್ ಸಾಕ್ಷಾತ್ ಭಗವಂತ ಮಾತನಾಡುವ ದೇವರಂತಿರಬೇಕು ಬಂದವರು ಮೂಡ್ ಕೆಡಿಸಬಾರದು ಧನ ಪಿಶಾಚಿ ಹಿಡಿದಂತಿರಬಾರದು ಎಷ್ಟೋ ಕಡೆಯಲ್ಲಿ ಇದನ್ನು ನಾವು ನೋಡ್ತೇವೆ ಇದನ್ನು ನೋಡಿ ನೋಡಿ ನಮ್ಮ ದೊಡ್ಡಣ್ಣನಿಗೆ ತುಂಬಾ ಬೇಜಾರಾಗಿತ್ತು ಹೋಗೋ ದೇವಸ್ಥಾನಕ್ಕೆ ಹೋಗೋ ಬಿಟ್ಬಿಟ್ಟಿದ್ರು ಅವರು ನಮ್ಮ ಮೂಡ್ ಕೆಡಿಸಿಬಿಡ್ತಾರೆ ಬಾಯಿ ಮುಚ್ಕೊಂಡು ನಿಂತಿದ್ರೆ ಎಷ್ಟಾಗುತ್ತೆ ಅದು ಮಾಡೋದಿಲ್ಲ ಅವರು ಇವಳು ಕೈ ಕೈ ಪೂಜಾರಿ ಇದ್ದ ಹಾಗೆ ದಶರಥನಿಗೆ ಎಂಥ ಪೂಜಾರಿ ನಿನ್ನ ಬೈದಿಂದ ಮಾತನಾಡ್ತಾ ಇಲ್ಲ ಅದನ್ನು ಕೇಳಿ ಇದು ಸುನಿರ್ಲಜ್ಜ ಬರೀತಾರೆ ವಾಲ್ಮೀಕಿ ಲಜ್ಜೆಯಿಲ್ಲದೆ ಹೇಳಿದಳು ದಶರಥನ್ ತಿಳ್ಕೊಂಡಿಲ್ಲ ಪ್ರೀತಿಸ್ತಾ ಇದ್ದೆ ಅಂತ ಅವತ್ತು ಪ್ರಶ್ನೆ ಕೇಳಿದೆ ಈ ಸುಳ್ಳು ಪೊಳ್ಳು ಹೇಳೋವಳಿಗೆ ಚಾರಿತ್ರದಲ್ಲಿ ದೋಷವನ್ನು ಆರೋಪಣೆ ಮಾಡುವಳಿಗೆ ದಶರಥ ಏನು ಗೊತ್ತು ರಾಮ ಏನು ಗೊತ್ತು ಅದನ್ನು ಕೇಳಿ ರಾಮಚಂದ್ರ ಗಂಭೀರವದನಾದ ಏನಂದ್ರಿ ಅಮ್ಮ ಅಪ್ಪ ಹೇಳಿದ್ರ ಕೇಳ್ತೇನೆಯೋ ಕೇಳೋದಿಲ್ವೋ ಅಂತ ನಾನು ಅಷ್ಟು ದುಷ್ಟ ಮಗನಾಗಿ ಹುಟ್ಟಿಬಿಟ್ಟೆ ನಾನು ನಮ್ಮ ತಂದೆಯ ವಿಷಯದಲ್ಲಿ ಅವನ ತನಕ ಯಾತಕ ಮಾಡಬೇಕು ಅವ್ರು ಮಾತಾಡದೆ ಇದ್ರೆ ಬೇಡ ನೀನೇ ಹೇಳು ನಿನ್ ಗೊತ್ತಿರೋ ಹಾಗಿದೆಯಲ್ಲ ನಮ್ಮ ಅಪ್ಪನ ಮನಸ್ಸಲ್ಲಿ ಏನಿದೆ ಅಂತ ನೀನೇ ಹೇಳು ಆಗ ಹೇಳ್ತಾಳೆ ಇದೇನು ದೊಡ್ಡ ವಿಷಯ ಅಲ್ಲ ರಾಮನ ಹೇಳ್ತೇನೆ ಕೇಳಪ್ಪ ದಶರಥ ಎಚ್ಚರಾಗಿದ್ದಾನೆ ಅವಳು ಹೇಳ್ತಾ ಇರೋ ಸರಿಯಲ್ಲ ಕಾಣೋ ಅಂತ ಹೇಳೋಕ್ ಬಾಯಿಲ್ಲ ಈಸ್ ರೇಟಿಂಗ್ ದಿಸ್ ಅವಳು ಹೇಳಿದ್ಲು ನಿನ್ನೆ ಬಾಯಿ ತಪ್ಪಿ ನಿನಗೆ ಪಟ್ಟಾಭಿಷೇಕ ಅಂತ ಹೇಳಿಬಿಟ್ರಂತೆ ಪರಿತಾಪ ಪಡ್ತಿದ್ದಾರೆ ನೀ ಹದಿನಾಲ್ಕು ವರ್ಷ ಇದೇ ಮುಹೂರ್ತದಲ್ಲಿ ಕಾಡಿಗೆ ಹೋಗಬೇಕಂತೆ ನನ್ನ ಮಗನಿಗೆ ಪಟ್ಟಾಭಿಷೇಕ ಅಂತೆ ಇದು ಅವರ ಇಷ್ಟ ನಿಮ್ಮ ಅಪ್ಪನ ಇಷ್ಟ ತನ್ನ ಇಷ್ಟವನ್ನ ಅವನ ತಲೆ ಮೇಲೆ ಹಾಕಿ ಇದು ಇಷ್ಟು ಟಿಕಿಮಿಕಿ ಮಾಡ್ತಾ ಇದ್ದಾಳೆ ಕನ್ನಡದಲ್ಲಿ ಟಿಕಿಮಿಕಿ ಅಂತ ಒಂದು ಶಬ್ದ ಕಸಿ ಬಿಸಿ ಅಂತ ಒಂದು ಶಬ್ದ ಈ ಶಬ್ದಗಳು ಹೇಗೆ ಬರುತ್ತೋ ಗೊತ್ತಿಲ್ಲ ಇದ್ದದ್ದನ್ನ ಟ್ವಿಸ್ಟ್ ಮಾಡಿ ಬೇರೆ ರೀತಿ ಕೊಡೋ ಇದು ಕಪಟ ಹೃದಯ ಅಲ್ವೇ ನೋಡಿ ಸಾಕಾ ಬುದ್ಧಿ ಇದು ಇದೆಲ್ಲ ಮಂತ್ರ ಹೇಳ್ಕೊಟ್ಟಿರಲಿಲ್ಲ ಅವಳು ತಿರುವು ಕೊಟ್ಲು ಕೀಲು ಕೊಟ್ಲು ಇದು ತಾನೇ ನಡೀತಾ ಇದೆ ಗಡಿಯಾರ ಇದನ್ನು ಕೇಳಿದ ರಾಮಚಂದ್ರ ಇಷ್ಟೇ ತಾನೇ ಎಂದ ತಾಯಿ ಭರತನಿಗೆ ರಾಜ್ಯ ಸಂತೋಷ ನಾ ಕಾಡಿಗೆ ಹೋಗಬೇಕು ಇಷ್ಟೇನೆ ಇದಕ್ಕೋಸ್ಕರ ನನ್ನ ನನ್ನ ತಂದೆ ನನ್ನ ತಪ್ಪು ತಿಳ್ಕೋಬೇಕೆ ಅಂತ ಹೇಳಿದವನು ಯಾರು ತದಪ್ರಿಯಂ ಅಮಿತ್ರಜ್ಞ ವಚನಂ ಮರಣೋಪಮಂ ಇವತ್ತು ರಾಜಕಾರಣಿಗಳಿಗೆ ಯಾರು ಈ ಮಾತನ್ನು ಹೇಳಿದ್ರೆ ಅಂತ ಹೇಳಿ ಇವತ್ತಿನ ತನಕ ನೀನೇ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಇಲ್ಲ ಇಲ್ಲ ಐ ಸಾರಿ ನೀನು ಅಲ್ಲ ಅಂತ ನಾಳೆ ಹೇಳಿದ್ರೆ ಮರಣರಾಗ್ತಿತ್ತು ರಾಜ್ಯಕ್ಕಾಗಿ ಕೊಲೆ ಮಾಡ್ತಾರೆ ಐಶ್ವರ್ಯಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅದನ್ನು ಕೇಳಿಸುತ್ವಾನ ವಿವ್ಯಥೆ ರಾಮ ಕೈಕೈಂಚೈದಮೊಬ್ರವೀತ್ ತಾಯಿ ಹೇಳ್ತಾನೆ ಇಷ್ಟು ಸಣ್ಣ ವಿಷಯ ನನಗೆ ಒಂದೇ ಮನಸ್ಸಿಗೆ ಬೇಜಾರು ನಮ್ಮಪ್ಪ ತಾನೇ ಇದನ್ನು ನನಗೆ ಆತ ಹೇಳಲಿಲ್ಲ ಹೇಳು ಅವನೇ ಹೇಳಿದ್ರೆ ನಾ ಕೇಳ್ತೇನೋ ಕೇಳೋದಿಲ್ಲೋ ಅಂತ ನನ್ನ ಬಗೆಗೆ ಅಷ್ಟೊಂದು ತಪ್ಪು ತಿಳ್ಕೊಳ್ಳುವಂತಹ ಸ್ಥಿತಿಗೆ ಹೀನ ಮಗನಾಗಿ ನಾ ಹುಟ್ಟುಬಿಟ್ಟೆ ಸ್ವಯಂ ಎನ್ನಾಹ ಮಾಂ ರಾಜ ಭರತಸ್ಯಾಭಿಷೇಚನಂ ಲೇ ಮಗು ಸೀತೆಯನ್ನು ಕರ್ಕೊಂಬಂದು ತಪ್ಪಾಯ್ತು ಕಾಣು ಆ ಸೊಸೆ ಬೇಡ ನಿನಗೆ ಬೇರೆ ಸೊಸೆ ಮಾಡ್ತೇನೆ ಏನೋ ಒಂದು ಹೇಳಿದ್ರೆ ಸೀತೆಯನ್ನ ಬಿಡು ಅಂದ್ರೆ ಬಿಡ್ತಾ ಇರಲಿಲ್ಲ ಎಂದ ರಾಮಚಂದ್ರ ಮುಂದೆ ಸೀತಾ ಕಿಲ್ಲೆ ಬೀಟಿಗೆ ಆಗ್ತಾ ಇದ್ದಾನೆ ನೋಡಿ ಅಹಂ ಹಿ ಸೀತಾಂ ರಾಜ್ಯಂಚ ಪ್ರಾಣಂ ಇಷ್ಟಾನ್ ಧನಾನಿಚ ಕೃಷ್ಣೋ ಭ್ರಾತ್ರೆ ಸ್ವಯಂ ದದ್ಯ ಭಾರತರಿಗೆ ರಾಜ್ಯ ಇಷ್ಟು ದೊಡ್ಡ ವಿಷಯವೇ ಒಂದು ಸ್ವಲ್ಪ ಹಿಂಟು ಮಾಡಿಬಿಟ್ಟಿದ್ದು ನಾನೇ ಕೊಟ್ಬಿಡ್ತಿದ್ನಲ್ಲ ಆಗ ಕೈ ಕೈ ಹೇಳ್ತಾಳೆ ನಿಮ್ಮ ಅಪ್ಪ ಹೀಗ್ಯಾಕೆ ಹೇಳಲಿಲ್ಲ ನನಗ್ಯಾಕೆ ಹೇಳಿದ ಈ ಚೌಕಾಶಿ ಮಾಡ್ತಾ ಕೂತ್ಕೋಬೇಡ ರಾಜ್ಯ ಹೇಗಿದ್ರು ಭರತನ ಕೊಡೋದು ನಿನಗೇನು ಆಕ್ಷೇಪ ಇಲ್ಲವಲ್ಲ ಹಾಗಿದ್ರೆ ಹೆಚ್ಚು ಹೊತ್ತಿಲ್ಲ ಯಾಕಿದ್ದೀಯ ಮೊದಲು ಹೊರಡು ತವತ್ವಹಂ ಕ್ರಮಂ ಮನ್ಯೇನೋತ್ಸುಕಸ್ಯ ವಿಲಂಬನಂ ರಾಮ ತಸ್ಮಾತ್ ಇತ ಶೀಘ್ರಂ ವನಂತ್ವಂಗತ್ವ ಅರ್ಹತಿ ಇಲ್ಲಿಂದಿಲ್ಲೇ ಹೊರಡುವುದು ಅದಕ್ಕೆ ಹೇಳ್ತಾನೆ ಹೊರಟು ಬಿಟ್ಟೆ ತಾಯಿ ಸ್ವಲ್ಪ ತಡ್ಕೊಳ್ಳಿ ಈಗಿಂದ ಹೀಗೆ ಕೇಳಿದ್ರೆ ಸನ್ಯಾಸಿಗಳು ಹೋಗೋದಿಲ್ಲ ಹಾಗೆ ಗೃಹಸ್ಥ ಸನ್ಯಾಸ ಆಗಬೇಕಾದ್ರೆ ಹೆಂಡತಿಗೆ ಮಕ್ಕಳಿಗೆ ಹೇಳಿ ಹಳೆ ಸ್ವಾಮಿಗಳತ್ತ ಚೌಕಾಶಿ ಮಾಡಿ ಇಷ್ಟು ಲಕ್ಷ ರೂಪಾಯಿ ಕೊಟ್ರೇನೆ ನಾ ಬರೋದು ಬೀಟಕ್ಕೆ ನನ್ನ ಮಕ್ಕಳ ಗತಿ ಏನು ಹೆಂಡತಿ ಗತಿ ಏನು ದರಿದ್ರ ಸನ್ಯಾಸಿಗಳು ಪೀಠಕ್ಕೆ ಬಂದ್ರೆ ದುಡ್ಡು ಕೇಳುವಂತ ಸನ್ಯಾಸಿಗಳು ವೈರಾಗ್ಯ ಐತಿ ವೈಶ್ರ ಮಾಡಿ ಅವರಿಗೆ ಈ ದೇಶ ಹಾಳಾಗಿರುವುದು ಇದೇ ಕಾರಣ ಸನ್ಯಾಸಾಶ್ರಮ ಎಷ್ಟು ಡೌನ್ ಗ್ರೇಡ್ ಡಿಗ್ರೇಡ್ ಮಾಡಿಟ್ಟಿದ್ದೇವೆ ನೋಡಿ ಯದ ಹರೇ ವಿರಜೇತ್ ಯಾವ ಹಗಲಿನಲ್ಲಿ ವೈರಾಗ್ಯ ಬರ್ತದೆಯೋ ಹಿಂತಿರುಗಿ ನೋಡದೆ ಹೊರಟು ಬಿಡಬೇಕು ನಮಗೆ ಯಾರ ಕೈಯಲ್ಲಿ ಮಂತ್ರೋಪದೇಶವಾಯಿತೋ ರಾಮಾಯಣ ಉಪದೇಶವಾಯಿತೋ ಆ ಮಹಾಗುರುಗಳು ನಾಲ್ಕು ಶಾಸ್ತ್ರ ಪಂಡಿತರು ಪೂರ್ವಾಶ್ರಮದಲ್ಲಿ ಭಿಕ್ಷೆ ವೃತ್ತಿಯಲ್ಲಿದ್ದವರು ಅವರು ಸನ್ಯಾಸ ತಗೋಬೇಕು ಅವರ ಹಿಂದಿನ ಸ್ವಾಮಿಗಳು ನಿಮಗೆ ಪೀಠ ಕೊಡ್ತೇವೆ ಬನ್ನಿ ಸ್ನಾನ ಮಾಡಿಕೊಂಡು ಕಾವೇರಿ ಇಲ್ಲಂದ್ರು ಹೋಗಿ ಬಂದರು ಅವರ ಪತ್ನಿ ಬದುಕಿದ್ದವರು ಕೊನೆ ತನಕ ಅಳ್ತಿದ್ರಂತೆ ಅವರು ಸನ್ಯಾಸ ವಾಯಿಂಡಾರ್ ஒரு பேச்சு என்னை கேட்டு சொல்லாது போயிட்டாரு ನಾನೆಂಥ ಭಾಗ್ಯವಂತ ಆ ಗುರುಗಳ ಕೈಲಿ ಮಂತ್ರ I am very proud of my teacher ಹಿಂತಿರುಗಿ ನೋಡಿದರೆ ಅವಳು ಅಳೋದನ್ನು ನೋಡಿದ್ರೆ ಮನಸ್ಸಲ್ಲಿ ಅವನಿಗೆ ಜಡವಾಗ್ತದೆಯೋ ಮತ್ತೆ ಹೋಗ್ತಾನೆಯೋ ಪೋಸ್ಟ್ಪೋನ್ ಮಾಡ್ತಾರೆ ಆಮೇಲೆ ಕಾಂಪ್ರಮೈಸು ಸನ್ಯಾಸ ತಗೊಳ್ತೇನೆ ವಾರಕ್ಕೊಂದ್ಸಲ ನೀವು ಬಂದು ಹೋಗು ಮಠದ ಆಸ್ತಿ ಎಲ್ಲ ಕೊಡ್ತೇನೆ ದೊಡ್ಡ ಪ್ರಸಾದ ನಮಗೆ ಚಿಕ್ಕ ಪ್ರಸಾದ ನಿಮಗೆ ಕಳ್ಳ ಸನ್ಯಾಸಿಗಳು ಬಾಯಿ ಕೆಟ್ಟ ಬಾಯಿ ಅಂತ ಹೇಳಬೇಡಿ ಇದು ನಾ ಹೇಳಿದೆ ಅಂದ್ರೆ ಇವೆಲ್ಲ ಕಮ್ಯುನಿಸ್ಟ್ ಆಗ್ತೀರಿ ಅವರವರ ಧರ್ಮದ ಗೃಹಸ್ಥನಾಗಲಿ ಸನ್ಯಾಸಿ ಆಗಲಿ ಬ್ರಹ್ಮಚಾರಿ ಆಗಲಿ ಅವನೊಂದು ಧರ್ಮದಲ್ಲಿದ್ದರೇನೆ ಹಿಂದೂ ಧರ್ಮ ಉಳಿಯುತ್ತದೆ ಧರ್ಮ ಬಿಟ್ಟರೆ ಏನಾಗ್ತದೆ ಆದ್ರಿಂದ ಈಗಲೇ ಹೊರಡು ಅಂದ್ಲವಳು ಶಾಸ್ತ್ರ ಇಲ್ಲಿ ಬೇಕಾದ ರಾಮನಿಗೆ ರಾಮ ಹೇಳಿದ ಹೋಗ್ತೇನೆ ತಾಯಿ ಹೇಳಿದೆ ಕೇಳಿದೆ ಹೋಗ್ಬಿಟ್ರೆ ನಾನು ನಂಬ್ಕೊಂಡವ್ರು ಸತ್ತು ಬಿಡ್ತಾರೆ ನೀ ಹೆಣ ಎತ್ತಬೇಕಾಗತ್ತೆ ಅಮ್ಮನಿಗೆ ಹೇಳಬೇಕು ತಮ್ಮನಿಗೆ ಹೇಳಬೇಕು ಹೆಂಡತಿಗೆ ಹೇಳಬೇಕು ಟೈಮ್ ಗೈನಿಂಗ್ ಟ್ಯಾಕ್ಟಿಕ್ಸ್ ಅಲ್ಲ ಹೇಳಿಬಿಟ್ಟು ಹೋಗ್ತೇನೆ ನಾನು ರಾಜ್ಯ ನಿನ್ನದೆ ಆದರೆ ಒಂದು ಅಮ್ಮ ಏನು ಒಂದೇ ಸಮ ಚುಚ್ಚಿಸ್ತಾ ಇದ್ದೀರಿ ನನ್ನನ್ನ ನಾಹಮರ್ಥ ಬರೋ ದೇವಿ ಲೋಕಮಾವಸ್ತು ಮುತ್ಸೆ ಮಹಾವಾಕ್ಯ ವಿದ್ಧಿ ಮಾಂ ಋಷಿ ವಿಸ್ತುಲ್ಯಂ ಕೇವಲಂ ಧರ್ಮಮಸ್ಥಿತಂ ರಾಮಾವತಾರ ಯಾತಕ್ಕಾಯಿತು ತಾಯಿ ನಿನಗೆ ಗೊತ್ತಾಗಲಿಲ್ಲ ಸುಗ್ರೀವನ್ ಗೊತ್ತಾಯ್ತು ಆಂಜನೇಯನ್ ಗೊತ್ತಾಯ್ತು ವಿಭೀಷಣ ಗೊತ್ತಾಯಿತು ಶಬರಿಗ್ ಗೊತ್ತಾಯಿತು ಅವರೆಲ್ಲರಿಗಿಂತ ನೀ ಕಡೆ ಗೋಹನಿಗೂ ಗೊತ್ತಾಯಿತು ನಾನು ಅರ್ಥಪರನಲ್ಲ ಅವತಾರಗಳಿರೋದು ಅರ್ಥ ಸಂಪಾದನೆಗಲ್ಲ ವರಾಹ ಅವತಾರದಲ್ಲಿ ದೇವರ ಎಷ್ಟು ಹಣ ಕೂಡಿದ ಮತ್ಸ್ಯಾವತಾರದಲ್ಲಿ ಎಷ್ಟು ಹಣ ಕೊಡಿಸಾಕಿದ ಕೃಷ್ಣ ಅವತಾರದಲ್ಲಿ ಎಷ್ಟು ರಾಜ್ಯವನ್ನು ಪರಿಪಾಲನೆ ಮಾಡಿದ ಹುಲ್ಲು ಕಡ್ಡೆಗಿಂತ ಕಡಿಯಾಗಿ ಕಂಡ ನೀನೇ ಚಕ್ರವರ್ತಿ ಆಗೋಂದ ಉಗ್ರಸೇನ ಮಹಾರಾಜ ಕಂಸ ಸತ್ತ ಮೇಲೆ ಇಲ್ಲ ನಾನು ಅವತಾರ ಮಾಡಿರೋದು ರಾಜ್ಯಕ್ಕೋಸ್ಕರವಲ್ಲ ನೀವೆಲ್ಲ ಚೆನ್ನಾಗಿರಬೇಕು ಧರ್ಮರಾಜ ಹೇಳಿದ ರಾಜಸೂಯ ಪಟ್ಟಾಭಿಷೇಕ ನೀನೇ ಮಾಡಿಕೋ ಕೃಷ್ಣ ಇಲ್ಲ ಯಾಕೆ ಒಂದು ಪಟ್ಟಾಭಿಷೇಕ ಅಂತಾಗಿ ಹಿಂದಿನ ಅವತಾರದಲ್ಲಿ ಕೋಲಾಹಲಾಗಿ ಹೋಗಿದೆ ಆದ್ದರಿಂದ ಈ ಅವತಾರದಲ್ಲಿ ಪಟ್ಟಾಭಿಷೇಕವಿಲ್ಲ ಒಂದು ಗೋವು ದೇವೇಂದ್ರನ ಆಸ್ಥಾನದಲ್ಲಿದ್ದ ಒಂದು ಗೋವು ಬಂದು ಕೃಷ್ಣನಿಗೆ ಈ ಅವತಾರದಲ್ಲಿ ಪಟ್ಟಾಭಿಷೇಕ ಇಲ್ಲ ಅನ್ನೋ ಕೊರತೆಗೋಸ್ಕರವಾಗಿ ಗೋವರ್ಧನ ಪರ್ವತವನ್ನು ಎತ್ತಿದ ಸ್ವಾಮಿಗೆ ಗೋವಿಂದ ಎಂಬುದಾಗಿ ಅವನ ತಲೆ ಮೇಲೆ ಹಾಲು ಕರೆದು ಗೋವಿಂದ ಪಟ್ಟಾಭಿಷೇಕವನ್ನು ಮಾಡಿತು ಗೊಲ್ಲರಿಗೆ ಬುದ್ಧಿ ಬರಲಿಲ್ಲ ಕೃಷ್ಣ ಅವತಾರ ಕಾಲದಲ್ಲಿದ್ದ ಜನಗಳಿಗೆ ಆ ಪಟ್ಟಾಭಿಷೇಕದ ಬುದ್ಧಿ ಬರಲಿಲ್ಲ ಕೃಷ್ಣಾವತಾರದಲ್ಲಿ ರಾಜ್ಯವನ್ನು ಎಂದು ಬಿಟ್ಟ ಭಗವಂತ ನಾಹಮ್ಮರ್ಥಪರೋ ದೇವಿ ಅವತಾರದ ಹೃದಯ ಮತ್ತೆ ಯಾತಕ್ಕೆ ಬಂದಿದ್ದೇನೆ ವಿದ್ಧಿ ಮಾಂ ಋಷಿ ವಿಸ್ತುಲ್ಯಂ ರಾಮಾವತಾರ ಋಷಿ ಇದ್ದಾಗಿದ್ದೇನೆ ನಾನು ಕೇವಲಂ ಧರ್ಮ ಮಾಸ್ಥಿತಂ ಧರ್ಮ ಸ್ಥಾಪನೆಗೋಸ್ಕರ ರಾಮಾವತಾರ ಎಲ್ಲಿಂದ ಆರಂಭ ಅರಮನೆಯಲ್ಲಿ ಆರಂಭ ಭರತನಿಂದ ಆರಂಭ ಶತ್ರುಘ್ನನಿಂದ ಆರಂಭ ವಿಭೀಷಣನಿಂದ ಮುಕ್ತಾಯ ಮಾಡಿಕೊಂಡು ವಾಪಸ್ ಬರೋ ತನಕ ಎಲ್ಲ ಕಡೆ ಧರ್ಮ ಪರಿಪಾಲನೆ ಧರ್ಮ ಪರಿಪಾಲನೆ ಧರ್ಮ ಪರಿಪಾಲನೆ ರಾಮ ಅಂದರೆ ಧರ್ಮ ಧರ್ಮ ಅಂದ್ರೆ ರಾಮ ಮಾರೀಚ ಹೇಳ್ತಾನೆ ಈ ಮಾತನ್ನ ಮಂಡೋದರಿ ಹೇಳ್ತಾಳೆ ತಾರೆ ಹೇಳ್ತಾಳೆ ಎಷ್ಟು ಜನ ಹೇಳ್ತಾರೆ ಅದು ಮುಂದಿನ ಕಾಂಡಗಳಲ್ಲಿ ಎದ್ದು ಕಾಣುವಂತಹ ವಿಷಯ ಧರ್ಮ ಧರ್ಮ ಧರ್ಮ ಧರ್ಮ ಹೋದ್ರೆ ಲೋಕದಲ್ಲಿ ಏನು ಉಳಿಯೋದಿಲ್ಲ ಧರ್ಮ ಅಂದ್ರೆ ದೇವರು ಅಥವಾ ನಾವು ನೀವು ಯಾರೂ ಮಾಡದೇ ಇರುವ ಅಕೃತಕವಾದಂತಹ ಲೋಕವ್ಯವಸ್ಥೆ ಇಷ್ಟು ಜನ ಕೆಳಗಡೆ ಕೂತಿದ್ದಾರೆ ಇವರೊಬ್ಬರನ್ನ ಹಿಂಗಾರನ ಮೇಲೆ ಕೂರಿಸಿದ್ದಾರಲ್ಲ ಇದು ಆ ಧರ್ಮ ಹೇಳ್ತೀರಾ ದಾಗ ಬಿಟ್ಟು ಕೊಡ್ತೇನೆ ಒಬ್ಬರು ಬಂದು ಹೇಳಿ ಇದು ಸಭಾಧರ್ಮ ಯಾರೋ ಕರೆದಿದ್ದಾರೆ ನಾವು ಒಪ್ಕೊಂಡಿದ್ದೇನೆ ನಾ ಬಂದಿದ್ದೇನೆ ನಾನು ನಿಮಗೆ ಅಮೃತವನ್ನು ಬಡಿಸ್ತಾ ಇದ್ದೇನಪ್ಪ ರಾಮಾಯಣವನ್ನ ಎಷ್ಟು ಸಹಸ್ರ ಪರಂಪರೆಗಳಿಂದ ಬಂದ ಅರ್ಥವನ್ನು ಕೊಡ್ತಾ ಇದ್ದೇನೆ ಇದು ಕೊಡುವುದರಲ್ಲಿ ನನ್ನ ಭಾಗ್ಯ ಸ್ವೀಕಾರ ಮಾಡುವುದಕ್ಕೆ ನೀವು ಕಿವಿ ತೆಗೆದು ಕೂತಿದ್ದೀರಿ ನಾ ಬಾಯಿ ತೆರೆದು ಕೂತಿದ್ದೇನೆ ಇಲ್ಲಿ ಬಾಯಿಗೆ ಧರ್ಮ ಅಲ್ಲಿ ಕಿವಿಗೆ ಧರ್ಮ ಇದು ನಾವು ಮಾಡಿದ್ವಿ ನೀವು ಮಾಡಿದ್ವಿ ಇನ್ಸ್ಟಿಟ್ಯೂಟ್ ಅವರು ಮಾಡಿದ್ದಾರೆಯೇ ಇದನ್ನ ಮನುಷ್ಯ ಮಾಡಿದ್ದಲ್ಲ ಹಗಲು ರಾತ್ರಿಗಳೆಂಬುದು ಹೇಗೆಯೋ ವಯಸ್ಸಾದವರು ಸಾಯುವುದು ಹೇಗೆಯೋ ಸತ್ತವನು ಪುನರ್ಜನ್ಮ ಬರುವುದು ಹೇಗೆಯೋ ತಂದೆ ತಾಯಿಗಳು ಮಕ್ಕಳನ್ನು ಪ್ರೀತಿ ಮಾಡುವುದು ಹೇಗೆಯೋ ಮಕ್ಕಳು ತಂದೆ ತಾಯಿಗಳು ಋಣ ಸೇವೆ ಮಾಡುವುದು ಹೇಗೆಯೋ ಇದು ಮನುಷ್ಯಾತೀತವಾದ ಭಗವಂತನೇ ಮಾಡಿದ ಧರ್ಮ ಆ ಧರ್ಮ ಶಿಥಿಲವಾಗಿದೆ ಅಂತ ಬಂದಿದ್ದೇನೆ ತಾಯಿ ರಾಮಾವತಾರದಲ್ಲಿ ನಿಮ್ಮ ಮನೆಯಲ್ಲಿ ಬಂದಿದ್ದೇನೆ ತಾಯಿ ನಾನು ತಿಳ್ಕೊಳ್ದೆ ಹೋಗ್ಬಿಟ್ಟೆಲ್ಲ ನೀನು this is tragedy of Rama ನಿಮ್ಮ ಹೃದಯದಲ್ಲೇ ಇದ್ದಾನೆ ರಾಮ ನೀವು ತಿಳ್ಕೊಳ್ಳಿ ರಾಮಾಯಣ ಓದಿರಿ ತಿಳ್ಕೊಳ್ತಾ ಇಲ್ಲ ಅಷ್ಟು ಹೃದಯದಲ್ಲಿದ್ದಾನೆ ನಿತ್ಯ ನಮಸ್ಕಾರ ಮಾಡಿದ್ದಾನೆ ಚಿಕ್ಕ ತಾಯಿಗೆ ಅವಳು ರಾಮನನ್ನೇ ತಿಳ್ಕೊಳ್ಳಿಲ್ಲ ಅಂತ ತಿಳ್ಕೊಂಡ್ರಿ ಸರಿ ಹೊರಟೆ ತಾನೆ ಒಂದು ಸ್ವಲ್ಪ ತಡ್ಕೊಳ್ಳಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಾಲ ಅಮ್ಮನಿಗೆ ಹೇಳ್ಬಿಟ್ಟು ಹೋಗ್ತೇನೆ ಅಂತ ಹೇಳಿ ಈ ಕಡೆ ಹೊರಟ ದಶರಥ ಈ ಮಾತನ್ನು ಕೇಳಿದ ಅಯ್ಯೋ ಕಷ್ಟವೇ ಹಾ ಧಿಕ್ ಅಂತ ಮತ್ತೆ ಮತ್ತೆ ಕೆಳಗೆ ಬೀಳ್ತಾನೆ ಮಗು ಹೋಗಬೇಡ ಅಂತ ಹೇಳೋಕೆ ಧೈರ್ಯವಿಲ್ಲ ಇದು ತಪ್ಪಾಯಿತು ಅಂತ ಹೇಳೋದಕ್ಕೆ ಧೈರ್ಯವಿಲ್ಲ ರಾಮಾನಂದನ ಕ್ಷಮಿಸು ಅಂತ ಕೇಳುವುದಕ್ಕೂ ಧೈರ್ಯವಿಲ್ಲ ಬದುಕಿದ್ರು ಸತ್ತವನಂತ ಮಲಗಿದ್ದಾನೆ ಅಲ್ಲಿ ಆ ಕೋಪಗ್ರಹದಿಂದ ಬಿಟ್ಟು ಸಭಾಸ್ಥಾನಕ್ಕೆ ಬಂದ ಅರಮನೆಯಲ್ಲಿ ಕೊಠಡಿಗಳು ಚಿತ್ರ ಕೊಡ್ತಾರೆ ವಾಲ್ಮೀಕಿ ಒಂದಕ್ಕೊಂದಕ್ಕೆ ಹೊಂದಿಕೊಂಡಂತೆ ಆ ರಾಮಂದು ಕೊನೆಯ ದರ್ಬಾರ್ ಮಾಡಿದ ಜಾಗ ರಾಮ್ ಕಿ ಠಾಕೂರ್ ತೋರಿಸ್ತಾರೆ ಅಯೋಧ್ಯೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆದಂತಹ ಜಾಗವನ್ನ ಮುರುಕ ಜಾಗ ಇವತ್ತೇನೇನೋ ಮಾಡಿದ್ದಾರೆ ತೋರಿಸ್ತಾರೆ ಆ ಪಟ್ಟಾಭಿಷೇಕ ಆಗ್ತಕ್ಕ ದೊಡ್ಡ ದರ್ಬಾರ್ ಹಾಲ್ನಲ್ಲಿ ಐದು ಸಾವಿರದ ಐದು ನೂರು ನದಿಗಳಿಂದ ತೀರ್ಥವನ್ನು ತಂದು ಸೇರಿಸಿದ್ರು ನದಿ ಶತಾನಾಂ ಪಂಚಾಶತಿ ಐದೂವರೆ ಸಾವಿರ ಪುಣ್ಯತೀರ್ಥಗಳು ಭಾರತ ದೇಶದಲ್ಲಿ ಎಲ್ಲದರಿಂದ ಕಲಶಗಳ ತೀರ್ಥ ತರಿಸಿದ್ದಾರೆ ಸಮುದ್ರ ತೀರ್ಥ ತರಿಸಿದ್ದಾರೆ ದಶರಥಂತೂ ಸಾಮಾನ್ಯ ಏರ್ಪಾಡಲ್ಲ ಎಲ್ಲ ಮೊದಲೇ ಮಾಡಿದ್ದಾನೆ ಅದೆಲ್ಲಕ್ಕೆ ಕೂರ್ಚ ದರ್ಭ್ಯ ಮಾವಿನ ಸೊಪ್ಪು ಎಲ್ಲ ಹಾಕಿದ್ದಾರೆ ಭದ್ರಪೀಠ ಪಟ್ಟಾಭಿಷೇಕ ಆಗೋದಕ್ಕೆ ಒಂದು ಸಿಂಹಾಸನ ಪಟ್ಟದ ಕಲ್ಲು ಅದರ ಮೇಲೆ ಹುಲಿ ಚರ್ಮ ಈ ಕಡೆ ಆ ಕಡೆ ಬೀಸಣಿಗೆ ಬೀಸೋರು ಯಜನ ಹಿಡಿಯೋರು ಎಲ್ಲ ಅಲಂಕೃತವಾಗಿದೆ ದಶರಥ ಒಂದು ಬಂದಿಲ್ಲ ರಾಮ ಒಂದು ಬಂದಿಲ್ಲ ರಾಮಚಂದ್ರ ಅಲ್ಲಿ ಬಂದ ಸಭಾಸ್ತ್ರವನ್ನು ನೋಡಿದ ಪೀಠ ಹಾಕಿದ್ದಾರೆ ಮಂಗಳ ದ್ರವ್ಯಗಳನ್ನೆಲ್ಲ ಇಟ್ಟಿದ್ದಾರೆ ತೀರ್ಥಗಳನ್ನಿಟ್ಟಿದ್ದಾರೆ ಅದನ್ನೆಲ್ಲ ನೋಡಿದ ಆಭಿಷೇಚನಿಕಂ ಭಾಂಡಂ ಕೃತ್ವಾ ರಾಮ ಪ್ರದಕ್ಷಿಣಂ ಸಾಪೇಕ್ಷ ದೃಷ್ಟಿನ್ ತತ್ರ ವಿಚಾಲಯನ್ನೇ ಈ ಶ್ಲೋಕ ತುಂಬಾ ಕಷ್ಟಪಟ್ಟಿದ್ದಾರೆ ಒದ್ದಾಡಿದ್ದಾರೆ ಅರ್ಥ ಹೇಳೋದಿಕ್ಕೆ ಸಿಂಹಾಸನವನ್ನು ನೋಡಿದ ಕಣ್ಣು ನೀರು ಗೂಡಿತು ತೀರ್ಥಗಳನ್ನೆಲ್ಲ ನೋಡಿದ ಕಣ್ಣು ನೆಟ್ಟು ಹೋಯಿತು ಸ್ವಲ್ಪ ಹೊತ್ತು ಅದನ್ನೇ ನೋಡಿದ ಆಮೇಲೆ ಕಣ್ಣು ಒರೆಸಿಕೊಂಡು ಹೊರಟ ಒಬ್ರು ಅರ್ಥ ಮಾಡ್ತಾರೆ ಅಂಥ ರಾಮನಿಗೂ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ವಲ್ಲ ಅಂತ ಪಟ್ಟಾಭಿಷೇಕ ದುಃಖವಾಯಿತು ನಿಮ್ಮ ತಲೆ ಬೋಳಿಸ್ತು ಅಂತ ಅವರನ್ನ ಪಂಡಿತರು ಅಲ್ಲ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ ಘೋರಯನ್ ಧಾರಯನ್ ಮನಸಾ ದುಃಖಂ ಮನಸ್ಸಿನಿಂದ ದುಃಖವನ್ನು ತಡೆದುಕೊಂಡ ಅಂತಿದೆ ಇದು ಇನ್ನೂ ಮೋಸ ಮಾಡುವ ಶ್ಲೋಕ ಅದರ ಕೊನೆ ಹೇಳಿದ ಪ್ರವೇಶ್ಯ ವೇಶ್ಮಾತಿಭೃಷಂ ಮುದಾನ್ವಿತಂ ಸಮೀಕ್ಷತಂಚ ಅರ್ಥ ವಿಪತ್ತಿಮಾಗತಂ ನ ಚೈವ ರಾಮೋತ್ರ ಜಗಾಮ ವಿಕ್ರಿಯಾಂ ಇದನ್ನೆಲ್ಲ ನೋಡಿ ರಾಮನ ಮನಸ್ಸು ವಿಕಾರವನ್ನು ಹೊಂದಲಿಲ್ಲ ಹೌಡ್ ಯು ಟ್ಯಾಲಿ ಯಾತಿಕೆಂದ್ರೆ ಸುಹೃಜ್ಜನಸ್ಯ ಆತ್ಮವಿಪತ್ತಿ ಶಂಕಯ ತನ್ನಲ್ಲಿ ಪ್ರಾಣ ಪ್ರೀತಿ ಇಟ್ಟಿದ್ದವರಿಗೆ ಇನ್ನೇನು ಆಪತ್ತು ಬರುತ್ತದೆಯೋ ಅಂತ ಪ್ರಭು ಶಂಕೆ ಮಾಡಿದ ನಾವು ಗೋ ಬ್ಯಾಕ್ ಆ ತೀರ್ಥಗಳನ್ನೆಲ್ಲ ನೋಡಿದ ಕಲಶ ನೋಡಿದ ಭದ್ರಪೀಠ ನೋಡಿದ ಕಣ್ಣಲ್ಲಿ ನೀರು ಬಂತು ಇದನ್ನೆಲ್ಲ ಅನುಭವಿಸಿ ನಾನು ಪಟ್ಟಾಭಿಷೇಕ ಮಾಡಿಕೊಳ್ಳುವುದನ್ನು ನೋಡುವುದಕ್ಕೆ ಎಷ್ಟು ಸಹಸ್ರ ಜನ ಕಾದಿರ್ತಾರೆಯೋ ಅವರಿಗೆಲ್ಲ ದುಃಖ ಉಂಟು ಮಾಡಬೇಕಾಗಿ ಎಲ್ಲ ಅಂತ ಪಟ್ಟನೆ ಹೊರತು ಅಲ್ವೇ ನೋಡಿ ರಾಮಾಯಣಕ್ಕೆ ಅರ್ಥ ಮಾಡೋದಕ್ಕೆ ತುಂಬಾ ನೀವು ಹ್ರಸ್ವಭೂತ ಶರೀರವನ್ನು ಕಡಿಮೆ ಮಾಡಿಕೊಂಡು ಗುರುಗಳ ಪಾದದಲ್ಲಿ ಕೂತು ನಂಗೆ ತಿಳಿಯಿಲ್ಲ ಗುರುಗಳೇ ಹೇಳ್ಕೊಡಿ ಅಂತ ಕೇಳಬೇಕೆ ಹೊರತು ಅಜ್ಞಾನ ವಿಜೃಂಭಣೆ ಮಾಡುವುದಲ್ಲ ಇನ್ನೊಬ್ಬರಿಗೆ ದುಃಖವಾಗುತ್ತಲ್ಲ ಅಂತ ರಾಮಚಂದ್ರ ದುಃಖಪಟ್ಟ ಅಂತಿರೋದಕ್ಕೂ ಅವನೇ ದುಃಖಪಟ್ಟ ಅನ್ನೋಕ್ಕೂ ವ್ಯತ್ಯಾಸ ದಾರ ಎನ್ನ ದುಃಖ ಮಾತ್ಮಜಂ ತುಂಬ ದುಃಖ ಬರೋದು ಯಾರಿಗೆ ಕೌಸಲ್ಯಗೆ ಅದಕ್ಕಿಂತ ಹೆಚ್ಚು ದುಃಖ ಬರೋದು ಲಕ್ಷ್ಮಣನಿಗೆ ಅದಕ್ಕಿಂತ ಹೆಚ್ಚಿನ ದುಃಖ ಅಯೋಧ್ಯೆಯ ಪ್ರತಿಯೊಬ್ಬ ಸ್ತ್ರೀಯರಿಗೆ ಪ್ರಜೆಗಳಿಗೆ ಮಕ್ಕಳಿಗೆ ಎಲ್ಲರೂ ಕಾಯ್ಕೊಂಡಿದ್ದಾರೆ ಉತ್ಸವ ಬರುತ್ತೆ ನೋಡ್ಬೇಕು ನೋಡ್ಬೇಕು ನೋಡ್ಬೇಕಂತ I am going to disappoint so many thousands of people today most of them will not be alive when I come back to be crowned ಹದಿನಾಲ್ಕು ವರ್ಷ ಮುಗಿಸ್ಕೊಂಡು ನಾನು ಬರುವಾಗ ಧನ್ಯ ಪಶ್ಯಂತಿ ಮೇ ರಾಮಂ ಸೀತಾದೇವಿ ಕೂಡ ಹೇಳ್ತಾಳೆ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಮುಂಚೆ ನಮ್ಮ ರಾಮನ ಪಟ್ಟಾಭಿಷೇಕ ಆಗೋದನ್ನು ಯಾರು ನೋಡ್ತಾರೆಯೋ ಅವರೇ ಪುಣ್ಯವಂತರು ನನ್ನ ಹಣೆಯಲ್ಲಿ ಅದನ್ನು ಬರೆಯಲಿಲ್ವಲ್ಲ ರಾವಣನ ಮನೆ ಸಾಯ್ತಾ ಇದ್ದೇನಲ್ಲ ಅಂತ ದುಃಖ ಪಡ್ತಾರೆ ಒಂದು ಜನ್ಮದಲ್ಲಿ ಎಷ್ಟು ಅವಕಾಶ ಬರ್ತದೆ ನಿಮಗೆ ರಾಮಪಟ್ಟಾಭಿಷೇಕ ನೋಡೋದಕ್ಕೆ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಭಕ್ತರ ಮನೆಯಲ್ಲಿ ಪಟ್ಟಾಭಿಷೇಕ ಮಾಡ್ತೇವೆ ಅದನ್ನು ನೋಡೋದಕ್ಕೆ ಸಾಕಷ್ಟು ಜನ ಇರೋದಿಲ್ಲ ನಮ್ಮ ನಿಮ್ಮ ಮನೇಲಿ ಮಾಡೋ ಸಾಮಾನ್ಯ ಪಟ್ಟಾಭಿಷೇಕ ಅಲ್ಲ ಒಬ್ಬ ಭಾಗವತೋತ್ತಮ ಕೂತ್ಕೊಂಡು ರಾಮಾಯಣವನ್ನು ಓದಿದರೆ ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಲಿ ಅದು ಸಾಕ್ಷಾತ್ ರಾಮನ ದರ್ಬಾರ್ ಆಗುತ್ತೆ ನೀವು ಅನುಭವಿಸಿದ್ದೀರಿ ನಾವು ನೋಡಿದ್ದೇವೆ ನೀವು ಕೇಳಿದ್ದೀರಿ ಯಾರೋ ಯಾರ ಮನೆಯಲ್ಲೋ ಶಾಮಿಯಾನದಲ್ಲಿ ಹೇಳ್ತಾರೆ ಅಲ್ಲ ರಾಮನೇ ಇರ್ತಕ್ಕಂಥ ಜಾಗ ಅದರಲ್ಲಿ ಸಾಕ್ಷಾತ್ ರಾಮಚಂದ್ರ ಸ್ವಾಮಿಯ ಪಟ್ಟಾಭಿಷೇಕ ಜನ ಎಲ್ಲ ಒಬ್ರೊಬ್ರಿಗೆ ಹೇಳ್ಕೊತಾ ಇದ್ದಾರೆ ಹೊರಗೆ ಬಂದು ರಾಮನಿಗೆ ಕೇಳಿಸುತ್ತೆ ಯಶ್ಚ ರಾಮಂ ನ ಪಶ್ಯೇತು ಎಂಚ ರಾಮೋ ನ ಪಶ್ಯತಿ ರಾಮಾವತಾರ ಕಾಲದಲ್ಲಿದ್ದು ಯಾವನೊಬ್ಬ ರಾಮನನ್ನು ಕಣ್ಣಿಂದ ಕಾಣಲಿಲ್ಲವೋ ಈ ಪಾಪಿ ನೋಡದೇ ಇದ್ರೆ ಬೇಡ ಯಾವನನ್ನು ರಾಮ ನೋಡಲಿಲ್ಲವೋ ನಿಂದಿತ ಸ್ವಭವೇ ಲೋಕೆ ಅವನಷ್ಟು ನಿಂದ್ಯರು ಆತ್ಮಘಾತಕರಿಲ್ಲ ಪೇಹನಂ ವಿಗರ್ಹತೆ ಒಬ್ಬರೊಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ ಪಟ್ಟಾಭಿಷೇಕ ನಿಂತು ಹೋಗಿದ್ದು ಗೊತ್ತಾಗಿಲ್ಲ ಮರದ ಮೇಲೆ ಕೂತಿದ್ದಾರೆ ಕೋತಿಗಳಾಗಿ ಹಾಗೆ ಇನ್ನೇನು ಬಂತು ಬಂತು ನೋಡೋ ಆನೆ ಸೊಂಡ್ಲು ಕಾಣಿಸ್ತಾ ಇದೆ ಛತ್ರಿ ಕಾಣಿಸ್ತಾ ಇದೆ ರಾಮ ಬಂದ ರಾಮ ಹೊರಗಡೆ ಬರ್ತಾನೆ ಮಾಲೆ ಗೀಲೆ ಎಲ್ಲ ಕಿತ್ತು ಬಿಸಾಕಿ ಪಟ್ಟಾಭಿಷೇಕ ನಿಂತು ಹೋದ್ ನೋಡಿ ಪ್ರಭು ಪಟ್ಟಾಭಿಷೇಕ ಅಯ್ಯೋ ಇಡೀ ಅಯೋಧ್ಯೆ ಗೊಳೋ ಅಂತ ಇದೆ ರಾಮನ ಪಟ್ಟಾಭಿಷೇಕ ನಡೀಲಿಲ್ಲ ನಾ ಬದುಕಿರ್ತೀನೋ ಇಲ್ವೋ ನಾ ನೋಡ್ತೇನೋ ಇಲ್ವೋ ಎಷ್ಟೊಂದು ವೃದ್ಧರು ನಿರಾಶೆಯಲ್ಲಿ ಪ್ರಾಣ ಬಿಟ್ಟು ಬಿಟ್ರು ಅವರಿಗೆಲ್ಲ ದುಃಖ ಬಡಿಸ್ತಾ ಇದ್ದೇನೆ ರಾಮಚಂದ್ರ ಮನಸ್ಸು ಬೇಜಾರು ಮಾಡಿಕೊಂಡು ಮತ್ತು ಮೊದಲು ಬಂದದ್ದು ನೇರವಾಗಿ ತಾಯಿಯರ ಮನೆಗೆ ಕೌಸಲ್ಯರ ಮನೆಗೆ ಇನ್ನೆಷ್ಟು ದಿವಸ ಬೇಕು ನಿಮಗೆ ರಾಮಾಯಣ ಅಯೋಧ್ಯಾಕಾಂಡ ಮುಗಿಸೋದಕ್ಕೆ ಅಂತ ಕೇಳ್ತಾರೆ ಕೆಲವರು ನಾನೇನು ಹೇಳಿ ಭಗವಂತನ ಚಿತ್ತ ಇನ್ನೂ ನಾಲ್ಕೈದು ದಿವಸವಾದರೂ ಬೇಕು ಈ ಒಂದೊಂದು ಗಂಡಾಂತರದಿಂದ ಪಾರಾಗೋದು ನನಗೆ ಕಷ್ಟ ರಾಮ ಹೇಗೆ ಪಾರಾದ್ನೋ ಗೊತ್ತಿಲ್ಲ ಕೌಸಲ್ಯ ಅಂತಪುರಕ್ಕೆ ಬರ್ತಾ ಇದ್ದಾನೆ ಕೌಸಲ್ಯ ಮಾಮೂಲಿನಂತೆ ಅವತ್ತು ರಾತ್ರಿಯಲ್ಲಿ ನಿದ್ದೆ ಮಾಡಿಲ್ಲ ಮಹಾರಾಯಿತಿ ಕುಲದೇವತೆ ರಂಗನಾಥನಿಗೆ ಅರ್ಚನೆ ಮಾಡ್ತಾ ಇದ್ದಾಳೆ ಪುರೋಹಿತನ ಇಟ್ಕೊಂಡಿದ್ದಾಳೆ ಬಿಳಿ ಸೀರೆ ರೇಷ್ಮೆ ಉಟ್ಕೊಂಡಿದ್ದಾಳೆ ಒಳ್ಳೆಯ ತಿಲಕ ಅಲಂಕಾರ ಮಾಡಿಕೊಂಡಿದ್ದಾಳೆ ಸರಳ ಪುಷ್ಪಗಳಿಂದ ಅಲಂಕಾರ ಮಾಡಿಕೊಂಡಿದ್ದಾಳೆ ದಶರಸನಿಗೆ ಬೇಡದೆ ಇದ್ದ ಯೌವನ ಈ ರೂಪ ಯಾರಿಗೆ ಬೇಕು ರಾಮನಿಗೆ ಒಳ್ಳೇದಾಗಬೇಕು ಅಂತ ಆ ಅರ್ಚನೆ ಮಾಡ್ತಾ ಮಾಡ್ತಾ ಬಾಗಿಲಿಂದ ಮಗ ಬಂದ ಶಬ್ದ ಕಾಲು ಸಪ್ಪಳದಿಂದಲೇ ರಾಮ ಅಂತ ತಿಳ್ಕೊಂಡ್ಲು ಎಷ್ಟು ಮೃದುವಾಗಿ ನಡೀತಿದ್ದ ನಮ್ಮ ಪ್ರಭು ಒಂದು ಹಾಸ್ಟೆಲಲ್ಲಿದ್ದೆ ನಾನು ಮರದ ಮೆಟ್ಲುಗಳು ಮೇಲ್ಗಡೆ ರೂಮು ಕೆಳಗಡೆ ಬರೋದನ್ನು ನೋಡಿ ಓ ಇವರೇ ಬಂದಿದ್ದಾರೆ ಆ ಮೆಟ್ಲೆಲ್ಲ ಹೀಗೆ ಹಾಗೆ ಬ್ರಹ್ಮರಥದಂತೆ ಆ ಮೆಟ್ಲು ಸಪ್ಪಳದಿಂದಲೇ ಬಂದವರು ಯಾರು ಅಂತ ಗೊತ್ತಾಗುತ್ತಿತ್ತು ನಮಗೆ ಹೋಗಿ ಬಾಗಿಲು ತೆಗೆದು ಇಷ್ಟು ಹಪ್ಪಳ ಮಾಡಿಬಿಡಿ ಗೊತ್ತಾಗುತ್ತೆ ನಾನೇ ಬರ್ತೇನೆ ಮೊದಲು ಹೇಳಿದ್ರೆ ಅಲ್ಲೇ ಬರ್ತಿದ್ದೆ ಕೆಳಗಡೆ ಈ ನಡೆಯುವುದು ಒಂದು ಒಂದು ದೊಡ್ಡ ಸಂಸ್ಕಾರದ ವಿಷಯ ಭೂಮಿಗೆ ಭಾರವಾಗದೆ ನಡಿಬೇಕು ಆ ಕಾಲು ಸಪ್ಪಳ ಶಬ್ದವನ್ನೇ ಕೇಳಿ ಆ ಕಡೆ ತಿರುಗದೆ ಏನು ಫೋಟೋಗ್ರಾಫ್ ಕೊಡ್ತಾರೆ ಇಲ್ಲಿ ಅರ್ಚನೆ ಮಾಡೋಳು ಮಾಡ್ತಾ ಇದ್ದಾಳೆ ರಾಮ ಮಗು ಬಂದೇನೋ ಅನ್ಲು ಕೇಶವನ ಮಹಾನಾರಾಯಣ ಮಗು ಬಂದೇನೋ ವೃದ್ಧಾನಾಂ ಧರ್ಮಶೀಲಾನಾಂ ರಾಜಋಷೀಣಾಂ ಮಹಾತ್ಮನಾಂ ಪ್ರಾಪ್ನಿಹಿ ಆಯುಷ್ಯ ಕೀರ್ತಿಂಚ ಧರ್ಮಂಚಾಪಿ ಉಚಿತಂಕುಲೆ ರಾಜರ್ಷಿಗಳು ವೃದ್ಧರು ಧರ್ಮಶೀಲರು ನಿಮ್ಮ ಕುಲದಲ್ಲಿ ಯಾರ್ಯಾರು ಹಿಂದೆ ಹುಟ್ಟಿದ್ರೋ ಅವರೆಲ್ಲರ ಆಶೀರ್ವಾದ ನಿನ್ನ ಮೇಲಿರ್ಲಪ್ಪ ನನ್ನ ಆಶೀರ್ವಾದ ದೊಡ್ಡದು ಅನ್ಲಿಲ್ಲ ಆಶೀರ್ವಾದ ಮಾಡೋದರಲ್ಲಿ ಕೌಸಲ್ಯ ದೊಡ್ಡತರ ಆಮೇಲೆ ತನಗೆ ಗೊತ್ತಿಲ್ಲದೇ ಒಂದು ಮಾತನ್ನಾಡಿಬಿಟ್ಲು ಡ್ರಾಮೆಟಿಕ್ ಇಂಗ್ಲಿಷ್ ಇಂಗ್ಲಿಷಲ್ಲಿ ಹೇಳ್ತಾರೆ ನಿಮ್ಮ ತಂದೆ ಏನ್ ಪ್ರತಿಜ್ಞೆ ಮಾಡಿದ್ದಾರೆಯೋ ಅದು ನೆರವೇರುವಂತೆ ನೋಡು ಸತ್ಯ ಪ್ರತಿಜ್ಞಂ ಪಿತರಂ ರಾಜಾನಂ ಪಶ್ಯ ರಾಘವ ಇವಳು ತಿಳ್ಕೊಂಡಿದ್ದಾಳೆ ನಿಮ್ಮಪ್ಪ ನೀನು ಪಟ್ಟಾಭಿಷೇಕ ಮಾಡ್ತಾರೆ ನೆನ್ನೆ ಹೇಳಿದ್ದಲ್ಲ ಅದೇ ಸತ್ಯ ಪ್ರತಿಜ್ಞೆ ಈಗ ಅದು ಅಸತ್ಯ ಪ್ರತಿಜ್ಞೆಯಾಗಿ ರಾಮನ ಕಾಯಿ ಹೋಗು ಅಂತ ಹೇಳ್ತಾ ಇದ್ದಾನೆ ನಿಮ್ಮಪ್ಪ ಏನು ಹೇಳ್ತಾನೋ ಅದನ್ನು ನಡೆಸು ಅದು ಹೇಳೋಕೆ ಬಂದಿದ್ದೇನೆ ಅಂತ ರಾಮ ಒಂದು ಬಾಯಲ್ಲಿ ವಿಧಿ ಹೇಗಾಡಿಸುತ್ತೆ ನೋಡಿ ಸತ್ಯ ಪ್ರತಿಜ್ಞಂ ಪಿತರಂ ರಾಜಾನಂ ಪಶ್ಯ ರಾಘವ ಬಂದ್ಬಿಡ್ತೀನಿ ಏನು ಮುಹೂರ್ತ ತಾಯಿಗೆ ನಮಸ್ಕಾರ ಮಾಡಿ ಹೋಗೋದಕ್ಕೆ ಬಂದಿದ್ದೀಯಾ ಬಾರೋ ಮಗು ಇದು ಕೂತ್ಕೊಳ್ಳೋ ಅರ್ಚನೆ ಮಾಡಿಸಿದ್ದಾಳೆ ತಟ್ಟೆ ಇದೆ ಕೈಯಲ್ಲಿ ಒಂದು ಬಂಗಾರದ ಪೀಠವನ್ನು ತೋರಿಸಿದಳು ಅದು ಯಾರ ಪೀಠ ಗೀಳು ಹಿಡಿದಿತ್ತು ಅವತ್ತು ಕ್ಲೀನ್ ಮಾಡಿಟ್ಟಿದ್ರು ಅಪರೂಪಕ ದಶರಥ ಯಾವತ್ತಾದರೂ ಒಂದು ದಿವಸ ಬಂದಿದ್ರೆ ಅವನು ಕೂತುಕೊಳ್ಳುವ ಪೀಠ ರಾಜಾಸರಾದು ಆಮೇಲೆ ಕೇಳ್ತಾಳೆ ಮಗು ಇವತ್ತು ನಿನ್ನ ಪಟ್ಟಾಭಿಷೇಕ ಕಾಣೋ ಒಂದು ದಿವಸವಾದರೂ ನನ್ನ ಜೊತೆಯಲ್ಲಿ ಊಟ ಮಾಡು ಇದರ ಹಿಂದೆ ಏನು ಘೋರ ಚಿತ್ರ ಇದೆ ದಶರಥ ಈ ಅರಮನೆಗೆ ಬರೋದೇ ಬಿಟ್ಟುಬಿಟ್ಟಿದ್ದ ಎಷ್ಟೋ ವರ್ಷ ಆಗಿತ್ತು ಕೈಕೇಯಿ ಬಂದ ಮೇಲೆ ರಾಮ ಮಗುವಾಗಿದ್ದಾಗ ತಾನೇ ಅಡಿಗೆ ಮಾಡಿ ರಾಮನಿಗೂ ಉಣಿಸ್ತಿದ್ಲು ತಾನು ಸ್ವಲ್ಪ ತಿಂತಿದ್ಲು ರಾಮನಿಗೆ ಮದುವೆಯಾಗಿ ಸೀತಾ ವಿವಾಹವಾಗಿ ಹನ್ನೆರಡು ವರ್ಷ ಆದ ನಂತರ ರಾಮ ಸೀತೆಯು ಅರಮನೆಯಲ್ಲಿದ್ದ ಮೇಲೆ ಮಗು ಜೊತೆಯಲ್ಲಿ ಊಟ ಮಾಡು ಅಂತ ಕೇಳೋದಕ್ಕೂ ಬಾಯಿಲ್ಲ ಒಂಟಿ ಪಿಶಾಚಿಯಂತೆ ಒಂದು ಪಾವು ಅನ್ನ ಅಡಿಗೆ ಮಾಡಿ ತಾನೇ ಉಂಡು ಬೇಯಿಸ್ಕೊಳ್ತಾ ಇದ್ಲು ಚಕ್ರವರ್ತಿನಿ ಮಹಾರಾಣಿ ಪಟ್ಟದ ರಾಣಿ ಅದನ್ನ ಎಷ್ಟು ಎರಡೇ ಶಬ್ದದಲ್ಲಿ ಹೇಳ್ತಾರೆ ವಾಲ್ಮೀಕಿ ದತ್ತಮಾಸನಮಾಲಭ್ಯ ಭೋಜನೇನ ನಿಮಂತ್ರಿತ ಆ ಬಂಗಾರದ ಪೀಠ ತೋರಿಸಿದ್ರು ತನ್ನ ಕಡೆ ನೋಡ್ತಾ ಇಲ್ಲ ತಾಯಿ ರಿಸ್ಯೂಮ್ ಮಾಡಿಬಿಟ್ಟಿದ್ದಾಳೆ ಪಟ್ಟಾಭಿಷೇಕ ಅಮ್ಮ ಪೀಠ ತೋರಿಸಿ ಕೂತ್ಕೊಳ್ಳೋ ಮಗು ಅಂತ ಹೇಳಿದ ಮೇಲೆ ಹತ್ರ ಹೋದ ಮುಖ ಕಾಣಿಸುವಂತೆ ಆ ಪೀಠವನ್ನು ಮುಟ್ಟಿ ಕಣ್ಣಿಗೆ ಒತ್ತಿಕೊಂಡ ಆಮೇಲೆ ಕೈ ಮುಗಿದು ಹೇಳ್ತಾ ಇದ್ದಾನೆ ದೇವಿ ನೂನಂ ನಜಾನೇಶೆ ಮಹದ್ಭಯಂ ಉಪಸ್ಥಿತಂ ಎಷ್ಟೊಂದು ಭಯ ನಿನಗೆ ಬಂದ್ಬಿಡ್ತಮ್ಮ ಆಪತ್ತು ನಿನಗೆ ಗೊತ್ತಾಗಲಿಲ್ಲ ಇದಂತವಚ ದುಃಖಾಯ ವೈದೇಶ್ಯ ಲಕ್ಷ್ಮಣಸ್ಯಚ ನಿನಗೂ ಸೀತೆಗೂ ಲಕ್ಷ್ಮಣನಿಗೂ ತುಂಬ ದುಃಖ ಉಂಟಾಗುವಂತೆ ಗಮಿಷೇ ದಂಡಕಾರಣ್ಯಂ ದಂಡಕಾರಣ್ಯಕ್ಕೆ ಹೊರಟಿದ್ದೇನೆ ಅಪ್ಪ ಹೇಳಿಬಿಟ್ಟ ದಂಡಕಾರಣ್ಯಕ್ಕೆ ಹೋಗು ತನಿ ಹೇಳ್ತೀಯ ಬಂಗಾರದಲ್ಲಿ ಪೀಠದಲ್ಲಿ ಕೂತ್ಕೋ ಅಂತ ಈಗಲೇ ಹೋಗುವಂತ ಇದ್ದಾಳೆ ಚಿಕ್ಕ ತಾಯಿ ಕಿಮನೇನ ಆಸನೇನ ಒಂದು ಕ್ಷಣ ಬಂಗಾರದ ಪೀಠದಲ್ಲಿ ಕೂತಿದ್ರೆ ನನಗೇನು ತಲೆ ಕೊಂಬು ಬರುತ್ತೆ ಎಂದ ರಾಮಚಂದ್ರ ಇಷ್ಟರಾಸನ ಯೋಗ್ಯೋ ಹಿ ಕಾಲೋಯಂ ಸಮವಸ್ಥಿತ ದರ್ಬೆ ಹುಲ್ಲಿನ ಮೇಲೆ ಕೂತ್ಕೊಳ್ಳೋ ಕಾಲ ಬಂತು ತಾಯಿಯಿಂದ ಸಣ್ಣ ವಿಷಯಗಳನ್ನು ಹ್ಯಾಕ್ ಚಿತ್ರ ಮಾಡಿದ್ದಾರೆ ವಾಲ್ಮೀಕಿ ಹೃದಯದ ಕುಂಚ ಎಷ್ಟು ಕೋಮಲ ಈ ಕಾವ್ಯ ಓದಿದ ಮೇಲೆ ಇನ್ನೊಂದು ಓದಬೇಕು ಅನಿಸೋದಿಲ್ಲ ರುಚಿ ನಮಗೆ ಹದಿನಾಲ್ಕು ವರ್ಷ ಹೋಗುತ್ತೆ ಅಂತ ಇಂತ ದಂಡಕಾರಣ್ಯ ಅಂದ ಕೂಡಲೇ ತಟ್ಟೆ ಜಾರಿತು ಕೆಳಗೆ ಬಿತ್ತು ಅರ್ಚನೆ ನಿಂತು ಹೋಯಿತು ರಾಮನನ್ನು ನೋಡ್ತಾ ಇದ್ದಾಳೆ ಏನಂದಿಯೋ ಮಗು ಏನಂದಿಯೋ ಊಟ ಮಾಡಿದ್ರೆ ಬೇಡ ಇವತ್ತೊಂದು ದಿವಸ ಪೀಠದಲ್ಲಿ ಕೂತ್ಕೊಳ್ಳದೇ ಇದ್ರೆ ಬೇಡ ಊರೇ ಬಿಟ್ಟು ಹೋಗ್ತಾ ಇದ್ದೇನೆ ಹದಿನಾಲ್ಕು ವರ್ಷ ಅಂತ ಹೇಳಿದ್ಯಲ್ಲ ಅಯ್ಯೋ ಮಗು ಯದಿ ಪುತ್ರನ ಜಾಯೇಥ ಮಮ ಶೋಕಾಯ ರಾಘವ ನಸ್ಮತು ಕ್ರಮತೋ ಭೂಯ ಪಶ್ಯೇಯಂ ಅಹಮ ಪ್ರಜಾ ನೀನು ಈ ಕೆಟ್ಟ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟದೇ ಇದ್ರೆ ಚೆನ್ನಾಗಿತ್ತು ನಾ ಆಗಿದ್ರೆ ಚೆನ್ನಾಗಿತ್ತು ಮಗ ಇಲ್ಲ ಮಗ ಇಲ್ಲ ಅಂತ ಜನ ಬೈತಿದ್ರು ಅಷ್ಟೇ ಸಾಕಾಗಿತ್ತು ಗುಣನಿಧಿಯಾಗಿ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿ ಹೊಟ್ಟೆ ಉರಿಸಿ ಕಾಡಿಗೆ ಹೊರಟಿದೆಯಲ್ಲೋ ನಾನು ಹೇಗೋ ಬದುಕಲಿ ಇಲ್ಲ ಅವಳು ನೀವು ಹೊಟ್ಟೆ ಹುಟ್ಟದೇ ಇದ್ರೆ ಚೆನ್ನಾಗಿತ್ತು ಬಂಜೆಗೆ ಒಂದೇ ದುಃಖ ಮಗ ಮಗು ಇಲ್ಲ ಅಂತ ಹುಟ್ಟಿದ್ದು ಹುಚ್ಚೋ ಬೆಪ್ಪು ಆಗಿದ್ರೆ ಸತ್ರು ಪರವಾಗಿಲ್ಲ ಅಂತಾರೆ ಕೆಲವರು ಗುಣನಿಧಿಯಾಗಿ ಹುಟ್ಟಿ ಹೊಟ್ಟೆ ಉರಿಸ್ತಾ ಇದ್ದೀಯ ಕಾಡಿಗೆ ಹೋಗ್ತಾ ಇದ್ದೀಯ ನಾನೇನ್ ಮಾಡಲಿ ನಿಮ್ಮಪ್ಪ ಯಾವತ್ ನನ್ನ ಕೈ ಹಿಡಿದ್ರು ನ ದೃಷ್ಟಪೂರ್ವಂ ಕಲ್ಯಾಣಂ ಸುಗಂ ಪತಿ ಪೌರುಷೆ ದಶರಥ ಆಹ ಹತ್ತು ಕಡೆ ರಥ ನಡೆಸೋರು ದೇವತೆಗಳಿಗೆ ಸಹಾಯ ಮಾಡುವವರು ಒಂದು ಹೆಂಡತಿಯನ್ನು ಸರಿಯಾಗಿ ನೋಡ್ಕೊಳ್ಳೋಕೆ ಬರಲಿಲ್ಲ ಅವರಿಗೆ ಅವರ ಪೌರುಷ ನನಗೇನನ್ನೂ ಮಾಡಲಿಲ್ಲ ನನ್ನ ಸವತೆ ಕಾಟ ತಪ್ಪಿಸಲಿಲ್ಲ ನಾನು ದೊಡ್ಡವಳಾಗಿದ್ದು ಅಹಂ ಶ್ರೋಷ್ಯ ಸಪತ್ನೀನಾಂ ಅವರಾಣಾಂ ವರಾಸತಿ ಸಾ ಬಹೂನಿ ಅಮನೋಜ್ಞಾನಿ ವಾಕ್ಯಾನಿ ಕೈ ಕೈ ಹೆಸರು ಹೇಳಲಿಲ್ಲ ಅವಳು ದೊಡ್ಡತನ ನೋಡಿ ಹೇಗಿದೆ ನಾನು ಜ್ಯೇಷ್ಠ ಪತ್ನಿಯಾಗಿ ನನ್ನ ಕಿರಿಯ ಪತ್ನಿಯಿಂದ ಕೇಳಬಾರದ ಮನಸ್ಸನ್ನು ಚುಚ್ಚು ನಾರಾಜದಂತಹ ಮಾತುಗಳನ್ನು ಹಗಲು ರಾತ್ರಿ ಕೇಳ್ತಾ ಇದ್ದೇನೆ ಕೌಶಲ್ಯೇ ನನ್ನ ತಪ್ಪು ತಿಳ್ಕೋಬೇಡ ಕಾಣೆ ಐ ಆಮ್ ಹೆಲ್ಪ್ಲೆಸ್ ಇದು ಒಂದು ಮಾತನ್ನು ಹೇಳಲಿಲ್ಲ ನಿಮ್ಮಪ್ಪ ಅವಳು ಬಾಯಿ ಮುಚ್ಚಿಸಲಿಲ್ಲ ಕೈ ಕೈ ಕಡೆ ದಾಸಿಯರು ಬಂದನ್ನು ನಟಿಗೆ ಮುರಿಯುತ್ತಾರೆ ಹಲ್ಕ ಮಾತುಗಳನ್ನು ಆಡ್ತಾರೆ ಬೈತಾ ಇದ್ದಾರೆ ನಾನು ಇದ್ದೇನು ಪ್ರಯೋಜನ ಪರಿವಾರೇಣ ಕೈಕೇಯ್ಯ ಸಮಾವಾಪ್ಯ ಅಥವಾ ಅವರ ಯೋ ಹಿಮಾಂ ಸೇವತೆ ಕಸ್ಥಿತಿ ಅಥವಾಪ್ಯ ಅನುವರ್ತತೆ ನನ್ನನ್ನು ಯಾರು ಸೇವೆ ಮಾಡ್ತಾರೆ ನನ್ನ ಅನುವರ್ತಿಗಳು ಯಾರಿದ್ದಾರೆ ಅವ್ರ ಮೇಲೆಲ್ಲ ಚಾರನ್ನು ಹಾಕಿದ್ದಾಳೆ ಕೈಕೇಯಿ ನಿಮ್ಮಪ್ಪನ ಗೊತ್ತೇ ಇದು ವಿಷಯ ಅಯ್ಯೋ ನಾನೆಷ್ಟೆಲ್ಲ ಉಪವಾಸ ಮಾಡಿದೆ ನನಗೊಂದು ಒಳ್ಳೆ ಮಗನನ್ನು ಕೊಡು ನನಗೊಂದು ಒಳ್ಳೆ ಕಾಲ ಬರಲಿ ಗಂಡನ ಜೀವನದಲ್ಲಿ ಸುಖ ನೋಡಲಿಲ್ಲ ಮಗ ಅಧಿಕಾರಕ್ಕೆ ಬಂದ್ಮೇಲಾದರೂ ಕಾಟವನ್ನು ತಪ್ಪಿಸ್ತಾನೆ ಅಂತ ಯೋಗ ಇಷ್ಟ ಬಹುವಿಷ್ಟ ಪರಿಶ್ರಮೈ ದುಃಖಂ ಸಂವರ್ಧಿತೋ ಮೋಹಂ ದುರ್ಗತೆಯ ಅಮಯ ನಾ ಮಾಡಿದ್ದೆಲ್ಲ ದೇವರ ಸೇವೆ ವ್ಯರ್ಥವಾಯಿತಲ್ಲ ಅಂತ ಅಳ್ತಾಳೆ ಬಾಳೆ ಗಿಡ ಬಿರುಗಾಳಿಗೆ ಮೂರ್ಛೆ ಹೋಗುವಂತೆ ಉರುಳಿ ಬೀಳ್ತಾಳೆ ರಾಮನೇ ಎದ್ದು ಅಮ್ಮ ಅಮ್ಮ ಅಮ್ಮ ನೀ ಹೀಗೆಲ್ಲ ಮಾಡಿದ್ರೆ ನೋಡು ನನಗೂ ತುಂಬಾ ಬೇಜಾರಾಗುತ್ತೆ ನಾ ದೃಢವ್ರತ ಅರಣ್ಯಕ್ಕೆ ಹೊರಟಿದ್ದೇನೆ ತಾಯಿ ಅಂತ ಶೈತ್ಯೋಪಚಾರ ಮಾಡಿ ಎದ್ದು ಕೂರಿಸಿದ ಅದಾದ್ಮೇಲೆ ಹೇಳ್ತಾಳೆ ಮಗು ಆಯ್ತಪ್ಪ ಒಂದು ಕೆಲಸ ಮಾಡೋ ನೀನು ಚಿನ್ ಸಕ್ಕವನು ನಾನು ದೊಡ್ಡವಳು ಕೈ ಮುಗಿಬಾರ್ದಪ್ಪ ನನ್ನೂ ಕರ್ಕೊಂಡು ಹೋಗ್ಬಿಡೋ ಕಾಡಿಗೆ ನನಗೆ ಅಯೋಧ್ಯೆ ಬೇಡವಪ್ಪ ಆ ತಾಯಿ ಬಾಯಿಲ್ಲ ಮತ್ತು ಬರಬೇಕಾದ್ರೆ ಬೆಂದು ನೋಡಲು ಲಕ್ಷ್ಮೀಶ ನನ್ನ ಒಡಲು ಬೆಂದು ಹೋಯಿತು ನನ್ನ ಹೊಟ್ಟೆ ಸುಟ್ಟು ಹೋಯಿತು ಯಾವಾಗ ನನ್ನ ಕರ್ಕೊಂಡು ಹೋಗುವಂತ ಕೈ ಮುಗಿದಳೋ ಲಕ್ಷ್ಮಣನಿಗೆ ತಡೆಯೋದಕ್ಕಾಗಲಿಲ್ಲ ರಾಮನ ಜೊತೆಲೇ ಬಂದಿದ್ದ ಅವನು ಪಟ್ಟಾಭಿಷೇಕ ನಿಂತಿತ್ತು ರಾಮ ಎಲ್ಲಿದ್ರಲ್ಲಿರೋವನು ಇಲ್ಲಿ ತನಕ ಅಣ್ಣನ ಮೇಲೆ ಗೌರವದಿಂದ ಪ್ರೋಟೋಕಾಲ್ ಮಾತಾಡದೇ ಇದ್ದವನು ಕತ್ತಿಯನ್ನು ತೆಗೆದ ತಾಯಿ ಹೇಳ್ತಾನೆ ಅಮ್ಮ ಕೌಸಲ್ಯ ತನ್ನ ತಾಯಿ ಅಂತ ಹೇಳ್ಕೊಂಡಿದ್ದ ತಾಯಿ ನಿನ್ನ ದುಃಖವನ್ನು ಈಗೋ ನಾನು ಫುಲ್ ಸ್ಟಾಪ್ ಹಾಕಿಬಿಡ್ತೇನೆ ಯಾರು ನನ್ನ ಪಟ್ಟಾಭಿಷೇಕ ತಡೀತಾರೆ ನೋಡ್ತೇನೆ ರಾಮನಿಗೆ ಏನು ಹುಡುಗಾಟ ಮಾಡ್ತಾರಿಯಾ ಇವರು ಅಪ್ಪ ಅಮ್ಮ ಸೇರ್ಕೊಂಡು ನಾಶ್ಯಾಪರಾಧಂ ಪಶ್ಯಾಮಿ ನಾಪಿ ದೋಷಂ ತಥಾವಿಧಂ ಈ ರಾಮ ಏನ್ ತಪ್ಪು ಮಾಡಿದ ಗಡಿ ಪಾರು ಮಾಡುವಂತಹದ್ದು ಭರತನೂ ಕೇಳ್ತಾನೆ ಪರದಾರೆಯನ್ನು ಪರಸ್ತ್ರೀಯರನ್ನು ಹಿಂಸೆ ಮಾಡಿದನೆ ಬ್ರಾಹ್ಮಣರ ಸ್ವತ್ತು ಕದ್ದನೆ ಸುಳ್ಳಾಡಿದನೆ ಋಷಿಗಳಿಗೆ ಕೊಟ್ಟ ಮಾತನ್ನು ತಪ್ಪಿ ಯಾವ ಕಾರಣಕ್ಕಾಗಿ ಗಡಿ ಪಾರು ಮಾಡ್ತಾ ಇದ್ದೀರಿ ರಾಮನನ್ನ ಕಾರಣ ಅಲ್ಲದೆ ಮಾಡ್ತಾ ಇದ್ದಾನೆ ಏನ್ ಕಾರಣ ವಿಪರೀತಶ್ಚ ವೃದ್ಧಶ್ಚ ವಿಷಯೈಶ್ಚ ಪ್ರದರ್ಶಿರ ವಿಪರೀತ ವಯಸ್ಸು ಅರಳು ಮರಳು ವಿಷಯೈಶ್ಯ ಕಾಮದ ಸ್ವಭಾವ ಇಡೀ ಜಗತ್ತಿಗೆ ಡಂಗೂರಾಗಿದ್ದ ಜನ ಸ್ವಭಾವ ವಾಲ್ಮೀಕಿ ಬರೆದಿದ್ದ ಆಶ್ಚರ್ಯವಲ್ಲ ಚಿಕ್ಕ ತಾಯಿ ಮೋಹಕ್ಕೆ ಸಿಕ್ಕಾಕೊಂಡು ಅವಳು ಹೇಳಿದ್ದು ಅಂತ ಮಾತು ಕೇಳಿಕೊಂಡ್ರು ರಾಮನನ್ನು ಕಾಡಿ ಕಳಿಸ್ತಾ ಇದ್ದಾನೆ ಯಾರನ್ನ ರಿಪೂಣಾಮಪಿ ವತ್ಸಲಂ ದೇವಕಲ್ಪಂ ರುಜುಂ ದಾಂತಂ ದೇವತೆ ಹಾಗಿದ್ದಾನೆ ಇಂದ್ರಿಯ ನಿಗ್ರಹ ರಾಮನಿಗಿಂತ ಉಂಟೆ ಶತ್ರುಗಳಿಗೂ ಕೊರಣೆ ತೋರಿಸುವ ಈ ಧರ್ಮಪ್ರಭುವನ್ನು ಕಾಡಿ ಕಳಿಸ್ತಾ ಇದ್ದಾನಲ್ಲ ಅಪ್ಪ ತಾಯಿ ನೀನು ಅಪ್ಪಣೆ ಕೊಡು ಅನುರಕ್ತೋಸ್ಮಿ ಭಾವೇನ ಭ್ರಾತರಂ ದೇವಿ ತತ್ವತಃ ಸತ್ಯೇನ ಧನುಷಾ ದತ್ತೇನ ಇಷ್ಟೇನ ತೇಷಪೆ ನನ್ನ ಬಿಲ್ಲಿನ ಮೇಲಾಣೆ ನಾ ಮಾಡಿ ದಾನದ ಮೇಲಾಣೆ ಯಜ್ಞಗಳ ಮೇಲಾಣೆ ನೀ ಹೇಳು ಒಂದು ಅಪಣೆ ಕೊಟ್ಟು ಬಿಡು ಮಗು ಹೇಗಾದರೂ ಮಾಡಿ ರಾಮ ಪಟ್ಟಾಭಿಷೇಕವನ್ನು ನಡೆಸಿಬಿಡು ಅಂತಿಷ್ಟು ಹೇಳು ಅಹಂ ಹನುಷ್ಯ ಪಿತರಂ ವೃದ್ಧಂ ತಂದೆಯನ್ನು ಮೊದಲು ಕೊಲ್ತೇನೆ ಎಂದ ಲಕ್ಷ್ಮಣ ರಾಮಭಕ್ತಿಯ ಪರಾಕಾಷ್ಠೆಯಲ್ಲಿ ಹೋಯಿತು ದಶರಥನನ್ನ ಎನಿಮಿ ನಂಬರ್ ಒನ್ ಅಂತ ನೋಡಿದ ಇಲ್ಲಿ ತುಂಬಾ ಬಿರುಸೋದಿದೆ ಲಕ್ಷ್ಮಣನ ಪಾತ್ರ ಅನೇಕರು ತಪ್ಪು ತಿಳ್ಕೊಳ್ತಾರೆ ಮೇಲ್ಕೋಟೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಒಂದು ಆರ್ಗನೈಸೇಷನ್ ಮಾಡಿತ್ತು ರಾಮಾಯಣ ಪ್ರವಚನ ಮಾಡುವವರಿಗೆ ಒಂದು ಶಿಬಿರ ಈ ಭಾಗ ವಿವರಿಸಿದೆ ದೊಡ್ಡ ಅರಿಯರ್ ಸ್ವಾಮಿಗಳು ಕೂತಿದ್ರು ಮೇಲ್ಕೋಟೆ ದೊಡ್ಡ ಅರಿಯರ್ ಸ್ವಾಮಿಗಳು ಅವರು ಕಣ್ಣಲ್ಲಿ ನೀರು ಹೊಂದ್ಬಿಡ್ತು ಅವರು ಹೇಳಿದರು ದಶರಥನಿಗೆ ರಾಮನ ತಂದೆ ಆದದ್ರಿಂದ ಇಂದ್ರ ಸ್ವರ್ಗವಾದರೂ ಸಿಕ್ಕಿತು ಇಲ್ಲದಿದ್ರೆ ಅವನು ಮಾಡಿದ ಅಪರಾಧಕ್ಕೆ ನರಕಕ್ಕೆ ಹೋಗಬೇಕಾಗಿತ್ತು ಲಕ್ಷ್ಮಣಾಯಮ ಹೋದೆ ಅದು ಮುಂದೆ ಹೇಳ್ತೇನೆ ಇದು ನೋಡಬೇಕಾದ ದೃಷ್ಟಿ ಇನ್ನೊಂದಿದೆ ಲಕ್ಷ್ಮಣ ಪಾತ್ರ ಇವತ್ತಿಗೆ ಬರೋದಿಲ್ಲ ಮುಗಿಸಿಬಿಡ್ತೇನೆ ಪಿತರಂ ವೃದ್ಧಂ ಕೈಕೇಯ್ಯಾಸಕ್ತ ಮಾನಸಂ ಕೃಪಣಂಚ ಅಸ್ಥಿರಂ ಬಾಲಂ ವೃದ್ಧ ಭಾವೇನ ಗರ್ಹಿತಂ ವಯಸ್ಸಾದವರು ಶರೀರ ವೃದ್ಧವಾಗುವಾಗ ಮನಸ್ಸು ಪಕ್ವವಾಗಿರಬೇಕು ಅಂದ್ರೆ ವ್ಯಕ್ತಿತ್ವ ಚೆನ್ನಾಗಿರುತ್ತೆ ಎಂಬತ್ತು ವರ್ಷ ಆಗಿತ್ತು ಮನಸ್ಸಾಗಿರಬೇಕು ಎಂಬತ್ತು ವರ್ಷಕ್ಕೆ ತಕ್ಕಂತಿರಬೇಕು ಯಾರೋ ಹೇಳ್ತಾರೆ ಅಲ್ಲಿ ಯಾರೋ ಸಂಬಂಧದವರು ಸಂಬಂಧದವರು ಸಂಬಂಧದವ್ರ ಮನೆಯಲ್ಲಿ ಒಂದು ಮದುವೆ ಇವ್ರು ಹೋಗಬೇಕು ಎಲ್ಲಿಂದ ಎಲ್ಲಿಗೆ ಸಂಜಯ್ ನಗರದಿಂದ ಜೆ ಪಿ ನಗರಕ್ಕೆ ಹೋಗಬೇಕು ಮನೆಯಲ್ಲಿದ್ದಾನೆ ಎಂಬತ್ತು ವರ್ಷದ ಮುದುಕ ಹುಡುಗನಿಗೆ ಕಾರ್ ತಗೊಂಡು ಹೋಗಿ ಬರೋದು ದೊಡ್ಡ ಹಿಂಸೆ ಯಾರೋ ಕೊಟ್ಟಿದ್ದಾರೆ ಎಲ್ಲಿ ಹೊರಟಿಯೋ ಯಾರದೋ ಮದುವೆ ಯಾರದೋ ಮದುವೆ ಯಾರದೋ ಮದುವೆ ಅಣ್ಣ ಯಾಕೆ ಸುಮ್ಮನೆ ಪ್ರಾಣ ತಗೋತೀಯ ನೀ ಒಬ್ಬನೇ ಹೋಗ್ತೀಯೇನು ನಾನು ಬರ್ತೇನೆ ಎಂಬತ್ತು ವರ್ಷ ಮುದುಕ ಈ ಚಪಲದ ಮಾತನ್ನಾಡಿದರೆ ಅದು ವಯಸ್ಸಿಗೆ ತಕ್ಕಂತೆ ಬುದ್ಧಿ ಬಲ್ತಿಲ್ಲ ಅಂತ ಅರ್ಥ ಇಂಥವರಿಗೆ ಟ್ರಾಜಿಡಿ ತಪ್ಪುವುದಿಲ್ಲ ಶೇಕ್ಸ್ಪಿಯರ್ ತನ್ನ ನಾಟಕಗಳಲ್ಲಿ ಕಿಂಗ್ಲಿಯರ್ ನಾಟಕದಲ್ಲಿ ಈ ಎತ್ತಿ ತೋರಿಸ್ತಾನೆ one of the greatest plays of Shakespeare ಆ ಕಥೆ ಹೇಳೋಕೆ ವೇಳೆ ಇಲ್ಲ ಮತ್ತೆ ಆಟಕ್ಕೆ ಹೇಳಿದ್ರಿ ತಪ್ಪಾಯಿತು ಮುಂದಕ್ಕೆ ಹೋಗ್ತೇನೆ ಹುಡುಗಾಟಿಕೆ ಮಾಡುವ ಬುದ್ಧಿ ಎಂಬತ್ತು ವರ್ಷದಲ್ಲಿ ಹುಡುಗಾಟಿಕೆ ಇದ್ರು ರಾಜಾರಾಯರು ಅಂತ ವಾಚನ ಯೋಚನೆ ಮಾಡುವವರು ಪ್ರಾಣ ಹೋಗೋ ಹೊತ್ತು ಬಂತು ಅವರು ಬದುಕಿಲ್ಲ ಅಂತ ಹೇಳ್ತೇನೆ ಅದು ಅವ್ರ ಯಾರು ಇದ್ರೂ ಕ್ಷಮಿಸಿಬಿಡಿ ದಯವಿಟ್ಟು ಒಳ್ಳೆ ಕಂಠ ಚೆನ್ನಾಗಿ ಕಾವ್ಯಾಚನೆ ಮಾಡುವವರು ಕೊನೆಗಳಿಗೆ ಪ್ರಾಣ ಹೋಗ್ತಾ ಇದೆ ರಾಯರೇ ನಿಮಗೆ ಏನಾರು ಆಸೆ ಇದೆಯೇ ಅವ್ರಿಗೇನೇನು ಆಸೆ ಇದೆ ತೀರಿಸ್ಬಿಡಿ ಡಾಕ್ಟರ್ ಹೇಳಿ ಹೊರಟೋಗಿದ್ರು ಇವ್ರು ಹೇಳ್ತಾರೆ ಎರಡು ಮಸಾಲೆ ದೋಸೆ ತಗೊಂಡ್ಬನ್ನಿ ಪ್ರಾಣ ಹೋಗೋ ಹೊತ್ತಲ್ಲಿ ಎರಡು ಮಸಾಲೆ ದೋಸೆ ತರೋರು ತಂದ್ರೆ ಇದು ಗಂಟ್ಲಲ್ಲಿ ಇಳಿಯಕ್ಕೆ ಇದು ತಿಂತಾರೆ ರುಚಿ ಬರ್ತದೆಯೇ ಜ್ಞಾನವಿಲ್ಲದೆ the fellow just exhibited his childishness ಕೊನೆಗಳಿಗೆಯಲ್ಲಿ ಏನು ಬೇಕು ದೇವ್ರ ನಾಮಸ್ಮರಣೆ ಮಾಡಿ ಏನು ಬೇಕು ಗಜೇಂದ್ರ ಮೋಕ್ಷ ಕಥೆ ಹೇಳಿ ವಿಷ್ಣು ಇದು ಪಕ್ವ ಮನಸ್ಸು ಪಕ್ವ ಆಗಬೇಕು ಅಕ್ಕಿ ಹಾಕಿರ್ತೀರಿ ಎಷ್ಟೊತ್ತು ಅದು ಬೇಯಬೇಕೋ ಬೆದ್ದಿರುತ್ತೆ ಬೇಯಬೇಕು ನಮಗೆ ಮನೆಯಲ್ಲಿ ಮೊದಲನೇ ಸಲ ಕುಕ್ಕರ್ ತೆಗೆದಾಗ ಆಗಿದ್ದ ಅವಸ್ಥೆ ಬೇಡ ಅಂತ ಅವರ ಅವಾಂತರ ಇಲ್ಲ ಅದು ನಮ್ಮ ತಾಯಿಗೋಸ್ಕರವಾಗಿ ಇಪ್ಪತ್ತು ವರ್ಷ ಬಾವಿ ಇರೋ ಮನೆಯಲ್ಲೇ ಬಾಡಿಗೆಗಿದ್ದೆ ತಾಯಿ ಹೋದ ಮೇಲೆ ವಿಧಿ ಇಲ್ಲ ಕ್ವಾರ್ಟರ್ಸ್ ಇತ್ತು ಏನು ಅರ್ಧ ಎಕರೆ ತೋಟದಲ್ಲಿ ಮಧ್ಯದಲ್ಲಿ ಮನೆ ಹತ್ತೊಂಬತ್ತು ಬಾಗಿಲು ಇಪ್ಪತ್ಮೂರು ರೂಮು ಬೇರೆ ಊರಿಗೆ ಹೋಗಬೇಕಾದ್ರೆ I used to lock every door ticket ಮರೆತ್ಬಿಟ್ಟು ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದೆ ವಾಪಸ್ ಬಂದು ಅಷ್ಟೊಂದು ಬಾಗಲ್ ತೆಗೆದು ರಿಕ್ಷಾದವನು ಕೇಳಿದ್ರೆ ಕ್ಷಣ ಕೊಟ್ಟು ಬರೋ ಸಾಕಾಯಿತು ಅಲ್ಲಿ ಯಾಕೆ ಹೇಳ್ತೇವೆ ಅಂದ್ರೆ ಆ ಕುಕ್ಕರ್ ತೆಗೆದ ಮಂತ್ರ ಅಲ್ಲಿ ಬರೆದಿತ್ತ ಕುಕ್ಕರ್ ಕುಕ್ಕರ್ನ ಇದರ ಮೇಲಿಡಿ ಸ್ಟವ್ ಮೇಲೆ ಇಷ್ಟು ನೀರು ಹಾಕಿ ಇಷ್ಟು ಹೊತ್ತಾಗಲಿ ಹತ್ತು ನಿಮಿಷದಲ್ಲಿ ಅದು ಮೇಲೆ ಅದೇನೈತೆ ತಲೆ ಹೋಗ್ಬಿಟ್ಟು ಹಾಕ್ತಾರಲ್ಲ ಹಾಕಿ ಬರುತ್ತೆ ಕೂಗುತ್ತೆ ಕೂಗಲೇ ಇಲ್ಲ ಅರ್ಧ ಗಂಟೆ ಅರ್ಧ ಗಂಟೆ ಆಯ್ತು ಕೂಗಲೇ ಇಲ್ಲ ಯಾಕೆ ಸ್ಟೌವೇ ಹೊತ್ತಿಲ್ಲ ಸ್ಟೌವ್ ಯಾಕೆ ಹೊತ್ತಿಲ್ಲ ಅದನ್ನು ಬರ್ದಿರ್ಲಿಲ್ಲ ಪುಸ್ತಕದಲ್ಲಿ ನಮ್ಮ ಮಕ್ಕಳೆಲ್ಲ ಸಣ್ಣವ್ರು ಆವಾಗ ಇದು ಕ್ವಾರ್ಟ್ ಅಲ್ಲಿ ಅನುಭವ ಅದಕ್ಕೆ ಅವರು ನಾ ಮೊದಲೇ ಹೇಳಿದೆ ಕುಕ್ಕರ್ ಬೇಡ ಅಂತ ನೋಡಿದ್ರ ಕುಕ್ಕರ್ ತಪ್ಪಲ್ಲ ನನ್ನ ತಪ್ಪದು ನಾವು ಯಾಕೆ ಪಕ್ವಾಗಿರಬೇಕು ಕುಕ್ಕರಲ್ಲಿ ಮಾಡಿದ್ರೇನು ಸೌದೆಯಲ್ಲಿ ಮಾಡಿದ್ರೇನು ಸಿಕ್ಕದೇ ಇದ್ರೆ ಆಯ್ತು ಸೀಮೆಣ್ಣೆಯಲ್ಲಿ ಮಾಡಿದ್ರಾಯಿತು ನಮಗೆ ಆಗ್ಬೇಕು ವಯಸ್ಸು ಕಾಲಕ್ಕೆ ಹೊಂದಿಕೊಂಡು ಹೋಗಬೇಕು ನಮ್ಮ ತಾಯಿ ಇಲ್ಲ ಹೊಂದಿಕೊಂಡು ಹೋಗೋವಳು ಕೊನೆ ಕೊನೆಯಲ್ಲಪ್ಪ ಈ ಬಾವಿ ನೀರು ನಮಗೆ ಬಾವಿ ನೀರಿಲ್ಲದೆ ನಲ್ಲಿ ನೀರಾಗ್ಬಿಟ್ರೆ ಒಂದೊಂದು ದಿವಸ ಅದ್ರಲ್ಲಿ ಏನಾರು ಬೇಕೋ ನಾಯೋ ಸತ್ತು ಬಿದ್ದೆ ಇದೆಲ್ಲ ಅವಾಂತರ ನಮ್ಗೊಬ್ರಿಗೋಸ್ಕರ ಕ್ಲೀನ್ ಮಾಡ್ತಾ ಇರಲಿಲ್ಲ ಬಾವಿಯವರು ಅಣ್ಣ ಹೇಳಿದ್ರು ಒಂಚೂರು ದರ್ಬೆ ಹಾಕು ನಲ್ಲಿ ನೀರಾದರೂ ಪರವಾಗಿಲ್ಲ ಇಲ್ಲ ಒಂಚೂರು ಹಾಲು ಸೇರಿಸ್ಬಿಡು ಹಾಲು ಸೇರಿಸಿದ್ರೆ ಅದು ಮಲದ ವಾಸನೆ ಬರ್ತಿತ್ತು ನೀರಲ್ಲಿ ನಮ್ಮ ತಾಯಿ ಹೇಳಿದ್ಲು ಹಾಲು ಬೇಡ ದರ್ಬಿಯೂ ಬೇಡ ಅಷ್ಟಾಕ್ಷರವಂತ ಹೇಳಿ ಮಾಡಿ ಮಾಡಿಕೊಟ್ಬಿಡು ನನಗೆ ನಲ್ಲಿ ನೀರಾದರೂ ಪರವಾಗಿಲ್ಲ ಅಡ್ಜಸ್ಟ್ಮೆಂಟ್ ತಾಯಿ ಮಾತು ವಯಸ್ಸಾದವರು ತಮ್ಮ ಸುಖವನ್ನು ತ್ಯಾಗ ಮಾಡಿ ಮಕ್ಕಳು ಚೆನ್ನಾಗಿರಲಿ ಬರ್ತೀಯ ಜೆ ಪಿ ನಗರಿಗೆ ಅಂದ್ರೆ ಬೇಡಪ್ಪ ಎರಡು ಹೆಜ್ಜೆ ಆಡೋಕ್ಕಾಗೋದಿಲ್ಲ ನೀ ಹೋಗ್ಬಾರೋ ಮಗು ಅದು ಹೇಳಿದ್ರು ಈಗ ದಶರಥನಿಗೆ ಎಂಬತ್ತು ಈಗ ಅರವತ್ತರ ಮೇಲೆ ಎಷ್ಟಾಯ್ತು ನೋಡ್ಕೊಳ್ಳಿ ರಾಮ ಹುಟ್ಟು ಹೊತ್ತಿಗೆ ಅವನಿಗೆ ಅರವತ್ತು ಸಾವಿರ ವರ್ಷ ಅರವತ್ತು ಅಂತ ಇಟ್ಕೊಳ್ಳಿ ಅದರ ಮೇಲೆ ಇಪ್ಪತ್ತೈದು ರಾಮನ ಮದುವೆ ಎಷ್ಟಾಯ್ತು ಎಂಬತ್ತೈದು ವರ್ಷ ವಯಸ್ಸು ಎಂಬತ್ತೈದು ವರ್ಷ ವಯಸ್ಸಿನಲ್ಲಿ ಹೆಂಡತಿ ಮಾತು ಕೇಳ್ಕೊಂಡು ಕೋಟಿ ಹಾಕೊಂಡಿತಾ ಇದ್ದಾನೆ ರಾಮನ ಪಟ್ಟಾಭಿಷೇಕ ಅಂತ ಇಟ್ಟ ಇಲ್ಲ ಕಾಡಿಗೆ ಕಳಿಸು ಹುಜೂರ್ ಕಾಡಿಗೆ ಕಳಿಸ್ತಾ ಇದ್ದೇನೆ ಬುದ್ಧಿ ಎಂದ ಲಕ್ಷ್ಮಣ ಲಕ್ಷ್ಮಣ ಬುದ್ಧಿ ಇದೆಯಲ್ಲ ಹೇಳಿ ನೋಡೋಣ ಆ ಪುಟ ಕರೆಕ್ಟ್ ಅದು ಅದಕ್ಕೆ ಮನುಸ್ಮೃತಿಯ ವಾಕ್ಯವನ್ನು ಕೊಡ್ತಾನೆ ಗುರುವಾಗಿದ್ದರು ಗುರುವರಪಿ ಅವಲಿಪ್ತಸ್ಯ ಗರ್ವ ಇದ್ದರೆ ಕಾರ್ಯ ಕಾರ್ಯಂ ಅಜಾನತಃ ಕಾರ್ಯ ಅಕಾರ್ಯ ತಿಳಿದೈತೆ ಉತ್ಪಥಂ ಪ್ರತಿಪನ್ನಸ್ಯ ದಾರಿ ಬಿಟ್ಟು ಹೋಗೋ ಪಕ್ಷದಲ್ಲಿ ಅಂಥವನ ಮಾತನ್ನು ನಾವು ಕೇಳ್ತಕ್ಕದ್ದಲ್ಲ ಕಾರ್ಯಂ ಭವತಿ ಶಾಸನಂ ಅವನನ್ನು ಹಿಡಿದು ಮೂಲೆಯಲ್ಲಿ ಕೂರಿಸಿ ಒಂದು ಕಡೆ ಕೂಡ ಹಾಕಿ ನಮ್ಮ ಕೆಲಸ ಮಾಡಬೇಕು ದಾರಿ ಬಿಟ್ಟು ಹೋದವರನ್ನು ಕೊಲ್ಲಬೇಕು ಕೃಷ್ಣಾವತಾರದಲ್ಲಿ ಭೀಷ್ಮ ದ್ರೋಣಾದಿಗಳನ್ನ ದ್ರೌಪದಿ ಅವಮಾನವನ್ನು ನೋಡ್ತಾ ಕೂತಿದ್ರಲ್ಲ ಇವರು ಗುರುಗಳಲ್ಲವೇ ಕೊಲ್ಲಬೇಕು ಕಥಂ ಭೀಷ್ಮಹಂ ಸಂಖ್ಯೆ ದ್ರೋಣಂಚ ಸ್ವಾಮಿ ಕೃಷ್ಣ ಇವರನ್ನು ಮನುಷ್ಯರು ಅಂತ ನೋಡಬೇಡ ದ್ರೋಹಿಗಳು ಧರ್ಮಕ್ಕೆ ದ್ರೋಹ ಮಾಡಿದವರು ಇಡೀ ಮಾನವ ಕೋಟೆಯ ದ್ರೋಹಿಗಳು ಲಕ್ಷ್ಮಣನ ಕೋಪ ಬಂದ್ಬಿಡ್ತು ಕೌಸಲ್ಯನೇ ಸಮಾಧಾನ ಮಾಡ್ತಾಳೆ ಲಕ್ಷ್ಮಣ ಕೋಪ ನೋಡಿ ಅಯ್ಯ ಇದೆಲ್ಲ ಹೇಳಬೇಡ ಇನ್ನಷ್ಟು ಉಲ್ಬಣಿಸ್ಬಿಡುತ್ತೆ ನನ್ನ ಮಗ ಧರ್ಮವನ್ನು ಬಿಟ್ಟು ಹೋಗುವವನಲ್ಲ ಧರ್ಮಕ್ಕೆ ಪಟ್ಟು ಏನಾದ್ರು ಬೀಸಿದರೆ ಪಟ್ಟಾಭಿಷೇಕ ಅವನನ್ನು ಊರಲ್ಲಿ ಉಳಿಸ್ಕೊಳ್ಬೇಕಾದ್ರೆ ಧರ್ಮದ ಮಾತನ್ನಾಡಬೇಕು ಧರ್ಮ ಬಿಟ್ಟು ಏನನ್ನ ಹೇಳಿದ್ರು ಕೇಳುವವನಲ್ಲ ಅಂತ ಹೇಳಿ ಕೈ ಮುಗಿದು ಒಂದು ಮಾತನ್ನಾಡ್ತಾಳೆ ಇದು ವಾಲ್ಮೀಕಿ ಬರೆದಿದ್ದಾರೆ ಕನ್ನಡದ ರಾಮಾಯಣಗಳಲ್ಲಿ ಇದೊಂದು ವಾಕ್ಯವನ್ನಾದರೂ ಸರಿಯಾಗಿ ಕೊಡಬಾರದಾಗಿತ್ತು ಒಬ್ಬ ಕವಿಯೂ ಕೊಟ್ಟಿಲ್ಲ ಒಂದು ಶ್ಲೋಕದಲ್ಲಿ ನಾಲ್ಕು ಸಲ ಧರ್ಮ ಶಬ್ದವನ್ನಾಡ್ತಾಳೆ ಧರ್ಮಜ್ಞ ಹೇ ಧರ್ಮ ತಿಳಿದಂತಹ ರಾಮಚಂದ್ರ ಯದಿ ಧರ್ಮಿಷ್ಠ ಧರ್ಮ ತಿಳಿಯೋ ದೊಡ್ಡದಲ್ಲ ನೀ ಧರ್ಮದಲ್ಲೇ ಇರುವ ಪಕ್ಷದಲ್ಲಿ ಧರ್ಮಂ ಚರಿತು ಮಿಚ್ಚಸಿ ಅರ್ಧ ಶ್ಲೋಕದಲ್ಲಿ ಮೂರು ಸಲ ನೀ ಧರ್ಮವನ್ನೇ ಮಾಡಬೇಕು ಅಂತಿದ್ರೆ ಶುಶ್ರೂಷಮಾಮಿ ಹಸ್ತತ್ವಂ ಇಲ್ಲೇ ಇದ್ದುಕೊಂಡು ನನಗೆ ಸೇವೆಯನ್ನು ಮಾಡು ಯಾಕೆ ವೇದ ಹೇಳುತ್ತೆ ಮಾತ್ರ ದೇವೋ ಭವ ವೇದದಿಂದ ಪಟ್ಟು ಬೀಸಿದಳು ನಿಮ್ಮ ಅಪ್ಪ ಹೇಳ್ತಾರೆ ಕಾಡು ಹೋಗು ನಾ ಹೇಳ್ತೇನೆ ಹೋಗಬೇಡ ಅಂತ ಯಾರ ಮಾತು ದೊಡ್ಡದು ಯೋಚನೆ ಮಾಡು ನಿಮ್ಮ ಗುರುಗಳು ಏನು ಹೇಳಿಕೊಟ್ರು ಅಮ್ಮ ಹೇಳಿದ ಮಾತು ದೊಡ್ಡದಲ್ವೋ ಹೋಗಬೇಡ ಕಾಣು ಶುಶ್ರೂಷಮಾಂ ಯಹಸ್ತತ್ವಂ ಇದು ಹೇಗಮ್ಮ ಧರ್ಮ ಚರಧರ್ಮಂ ಅನುತ್ತಮಂ ಮಾತ್ರ ಆಕೆ ಪರಿಪಾಲನೆಗಿಂತ ದೊಡ್ಡದಿಲ್ಲ ಮಗು ಪರಶುರಾಮರು ಅಂತ ಒಬ್ಬರಿದ್ರು ನೀನೇ ಅವನಲ್ಲವೋ ಒಂದು ಕಾಲದಲ್ಲಿ ತಾಯಿ ತಲೆಯನ್ನು ತೆಗಿ ಅಂತಂದ್ರು ಮಾಡಲಿಲ್ವೋ ಅವರು ತಲೆ ತೆಗೆದು ಬಿಟ್ರು ದಶಾವತಾರ ಅಂತ ಒಂದು ಕಾದಂಬರಿ ಬರೆದಿದ್ದೇನೆ ಪರಶುರಾಮ ಅವತಾರ ಓದಿ ಆರು ಅವತಾರಗಳನ್ನು ಕೊಟ್ಟಿದ್ದೇನೆ ಜಮದಗ್ನಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಮಗು ರಾಮ ಕೊನೆ ಮಗ ರಾಮ ತಾಯಿ ಮೇಲೆ ಪ್ರೀತಿ ಇಲ್ವೇನೋ ತಲೆ ತೆಗಿ ಅಂತ ಹೇಳಿಬಿಟ್ರೆ ಕೋಪದಲ್ಲಿ ತೆಗೆದು ಅಪ್ಪನ ಕಾಲು ಕಟ್ಕೊಂಡು ಹೇಳ್ತಾನೆ ರಾಮ ಪರಶುರಾಮ ಅಪ್ಪ ಈ ತಲೆ ತೆಗೆಯಿಂದೆ ನಾ ತಲೆ ತೆಗೆದೆ ಅವಳ ತಲೆಯನ್ನಿಟ್ಟು ಬದುಕಿಸಿಕೊಡೋ ಶಕ್ತಿ ನಿನಗಿದೆ ಅದು ಪ್ರಾರ್ಥನೆ ಮಾಡೋಣ ಅಂತ ನಾ ಮಾಡಿದೆ ನನಗೆ ಅಮ್ಮ ಬೇಕು ಕೊಡ್ತೇನೆ ಆ ತಲೆಯನ್ನಿಟ್ಟು ರೇಣುಕಾದೇವಿ ಮಾಡಿದ್ರು ಕೊಟ್ಟರು ಅಪ್ಪ ಅಮ್ಮ ಹೇಳಿದ್ರಲ್ಲಿ ಮಾತೃವಾಕ್ಯ ಪಿತೃವಾಕ್ಯ ಒಂದಕ್ಕೊಂದಕ್ಕೆ ವಿರೋಧವಲ್ಲದಿದ್ದರೆ ಆ ಯಾರು ಹೇಳ್ತಾರ ಆ ಕ್ರಮದಲ್ಲಿ ಮಾಡಬೇಕು ಇಲ್ಲಿ ಸೂಕ್ಷ್ಮ ಏನು ಚರಧರ್ಮಂ ಮನೋತ್ತಮಂ ಧರ್ಮಜ್ಞ ಯದಿ ಧರ್ಮಿಷ್ಠ ಧರ್ಮಂ ಚರಿತುಮಿಚ್ಛಸಿ ಚರಧರ್ಮ ಕರಧರ್ಮಮನುತ್ತಮಂ ನಾನಂತೂ ಒಪ್ಪಣೆ ಕೊಡೋದಿಲ್ಲ ತ್ವಾಂ ನಾಹಮನುಜಾನಾಮಿ ಮನುಜಾನಾಮಿ ನಗಂತವ್ಯಂ ಇತೋವನಂ ನನ್ನ ಮಾತನ್ನು ಮೀರಿ ನೀನೇನಾದರೂ ಕಾಡಿಗೆ ಹೋಗೋ ಪಕ್ಷದಲ್ಲಿ ನರಕಕ್ಕೆ ಹೋಗ್ತೀಯ ನೀನು ಕೌಸಲ್ಯ ರಾಮನಿಗೆ ಬೆದರಿಸ್ತಾ ಇದ್ದಾಳೆ ತತಸ್ತ್ವಂ ಪ್ರಾಪ್ಸಸೆ ಪುತ್ರ ನಿರಯಂ ಲೋಕ ನಿರಯ ಅಂದ್ರ ಲೋಕ ತಾಯಿ ಮಾತನ್ನು ಮೀರಿ ನನಗೆ ನರಕ ಉಂಟಾಗುತ್ತೆ ಆದ್ದರಿಂದ ಬ್ರಹ್ಮ ಹತ್ಯೆಗಿಂತ ಕ್ರೂರವಾದದ್ದು ತಾಯಿ ಮಾತನ್ನು ಮೀರುವುದು ಅದನ್ನು ದಯವಿಟ್ಟು ನೀನು ನನ್ನ ಮಾತನ್ನು ನಡೆಸಿಕೊಳ್ಳು ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ ನಾಹಂ ಧರ್ಮಂ ಅಪೂರ್ವಂತೆ ಪ್ರತಿಕೂಲಂ ಪ್ರವರ್ತಸೆ ಪ್ರತಿಕೂಲ ಹೇಳಲಿಲ್ಲ ಎಲ್ಲರೂ ಮಾಡ್ತಾ ಇರೋದು ಮಾತ್ರದೇ ಭವ ಮೊದಲು ತಾಯಿ ತಂದೆ ದೊಡ್ಡವನಲ್ವೇನು ಸ್ವಾಮಿ ತಂದೆ ದೊಡ್ಡವನು ಒಂದು ಬಿಂದು ರಕ್ತದ ಸಂಬಂಧ ಹತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಟು ರಕ್ಷಿಸಿ ಈ ಮಗುವಿಗೆ ಏನು ಕೇಡು ಬರ್ತದೆಯೋ ಬಡಬಾರದು ಅಂತ ಚಳಿ ಗಾಳಿ ಮೈ ರೋಗ ರುಜಿನ ಏನು ಬಂದ್ರು ಆಹಾರ ತಿಂದ್ರು ಹಾಗಲ್ ಕಾಯಿಸಿದ್ರೆ ಮಗು ಕಪ್ಪಾಗುತ್ತೆ ಕೆಲವು ತಾಯಂದಿರು ಕಹಿ ತಿಂದರೆ ಮಗುವಿಗೆ ಅಲ್ಲಿ ಒಳಗಡೆ ಕಹಿ ರಕ್ತದಲ್ಲಿ ಹೋಗ್ತದೆಯೋ ನೆಲ್ಲಿಕಾಯಿ ತಿಂದರೆ ಮಗು ಕಪ್ಪು ಬೆನ್ನಲ್ಲಿ ಹುಟ್ಟುತ್ತೆ ಹೇಳ್ತಾ ಇದ್ರು ಕೆಲವರೆಲ್ಲ ಪೂರ್ವ ಕಾಲದಲ್ಲಿ ಗರ್ಭಿಣಿಯಾಗಿದ್ದಾಳೆ ಹೊರಳಿಕೊಳ್ಳಬೇಕು ಏನು ಸಂಕಟವಾಗುತ್ತೆಯೋ ಬಾಯಾರಿಕೆ ಆಗುತ್ತೆ ತಣ್ಣೀರು ಕುಡಿದ್ರೆ ಮಗುವಿಗೆ ಎಲ್ಲಿ ಶೀತವಾಗುತ್ತೆಯೋ ಆ ಎಷ್ಟು ಕಷ್ಟ ಸಹಿಸಿರ್ತಾಳೆ ಗೈಯಲ್ಲಿ ಪಿಂಡ ಹಾಕುವಾಗ ತಾಯಿಗೆ ವಿಶೇಷವಾದ ಪಿಂಡಗಳು ಅರವತ್ನಾಲ್ಕು ಪಿಂಡಗಳಲ್ಲಿ ಅರ್ಧ ಪಿಂಡ ಎಲ್ಲ ತಾಯಿಗೆ ಹಾಕಬೇಕು ಗಯಾಶ್ರಾದ್ದ ಮಾಡಿದ್ದವ್ರು ಗೊತ್ತಾಗುತ್ತೆ ನಿಮ್ಮ ಕೈಲ ಮಂತ್ರಗಳು ಹೇಳೋಕ್ಕಾಗೋದಿಲ್ಲ ಗಯಾಶ್ರಾದ್ದ ಪ್ರಯೋಗ ನನ್ನ ಕಡೆ ಇದೆ ಆದರೆ ಒಂದೊಂದು ಅಮ್ಮ ನೀರು ತಣ್ಣೀರು ಕುಡಿದೆ ದಾಹವನ್ನು ನನಗೋಸ್ಕರ ಸಹಿಸಿಕೊಂಡಿಲ್ಲ ಅದಕ್ಕಾಗಿ ಈ ತರ್ಪಣ ಈ ಪಿಂಡ ಕೊಡ್ತಾ ಇದ್ದೇನೆ ಹೊರಳುವಾಗ ನನಗೆಲ್ಲಿ ಘಾಸಿ ಆಗುತ್ತೋ ಅಂತ ಹೊರಳುವ ಕಷ್ಟವನ್ನು ಸಹಿಸಿಕೊಂಡಲ್ಲ ಅದಕ್ಕಾಗಿ ಪಿಂಡ ಹಾಕ್ತಾ ಇದ್ದೇನೆ ಅದು ಒಂದೊಂದು ಒಂದೊಂದು ಒಂದೊಂದು ಕೊಡ್ತಾರೆ ಪಾದದಲ್ಲಿ ಇದೆಲ್ಲ ಕ್ರಮ ಹೇಳೋದಿಲ್ಲ ಅಲ್ಲಿ ಹೇಳ್ತಾರೆ ಕೈಯಲ್ಲಿ ಹೇಳ್ತಾರೆ ತಾಯಿ ಭೂಮಿಯರ್ ಗುರುತರಮ್ಮ ಅತ ನನ್ನ ಮಾತು ಕೇಳದೆ ಅದು ನರಕಕ್ಕೆ ಹೋಗ್ತೀಯೇ ನೀನು ಎಲ್ಲ ಹೇಳಿದಳು ತ್ವಯ ಅದಕ್ಕೆ ರಾಮಚಂದ್ರ ಹೇಳಿದ ಆ ಮಾತಿಗೆ ನೇರ ಉತ್ತರ ಕೊಡಲಿಲ್ಲ ಅವಳು ಇನ್ನಷ್ಟು ಕೇಳ್ತಾಳೆ ಆಮೇಲೆ ಹೇಳೋಣ ಅಂತ ನೋಡು ಪ್ರಭು ದಶರಥ ನನಗೂ ನಿನಗೂ ಸೀತೆಗೂ ಎಲ್ಲರಿಗೂ ದೊಡ್ಡವನು ತಾಯಿ ಮಗನ ಸಂಬಂಧ ಪರ್ಸನಲ್ಲು ಇದು ಕಮ್ಯುನಲ್ ಇಡೀ ರಾಷ್ಟ್ರಕ್ಕೆ ಚಕ್ರವರ್ತಿ ದೊರೆಯಾದವನು ತ್ವಯಾ ಮಯಾ ಚವೈದೇಶ್ಯ ಲಕ್ಷ್ಮಣೇನ ಸುಮಿತ್ರಯ ಪಿತುಂ ನಿಯೋಗೇ ಸ್ಥಾತವ್ಯಂ ಯೇಷ ಧರ್ಮ ಸನಾತನ ರಾಜಾಜ್ಞೆಗೆ ಮೀರಿದ್ಯಾವುದೂ ಇಲ್ಲ ನಾನಿಲ್ಲೇ ನಿನ್ನ ಮಗ ಅಂತ ನಿಂತ್ಕೊಂಡ್ರೆ ರಾಜಾಜ್ಞೆ ಉಲ್ಲಂಘನವಾಗುತ್ತೆ ದಶರಥ ಏನೋ ಒಂದು ಒಳ್ಳೇದಿಟ್ಟಿರಬೇಕು ಜಗತ್ ಕಲ್ಯಾಣ ಅದಕ್ಕೆ ನಾನು ತೊಂದರೆ ಮಾಡಿದಾಗತ್ತೆ ಹೋಗಿಯೇ ಬರಬೇಕು ಅದಕ್ಕೆ ಅವಳು ಮತ್ತೆ ಬಾಯಿ ಬಿಟ್ಟೆ ಹೇಳಿದ್ಲು यथैव ಪುತ್ರ ಪಿತಾ ತಥಾಹಂ ಗುರು ಸ್ವಧರ್ಮೇಣ ಸುಹೃತ್ತಯ ಅಚ ನಿಮ್ಮ ತಂದೆ ನಿನಗೊಬ್ಬ ಗುರು ನಾನು ಒಬ್ಬ ಗುರು ಐವತ್ತೊಂದನೇ ಶ್ಲೋಕ ನತ್ವಾನುಜಾನಾಮಿ ನಿನಗಂತೂ ನಾನು ಅಪ್ಪಣೆ ಕೊಡೋದಿಲ್ಲ ಅನುಜ್ಞೆ ಕೊಡೋದಿಲ್ಲ ಹೋಗಿ ಬರ್ತೇನಮ್ಮ ಸಾವಿರ ಸಲ ನೀ ಕೇಳು ಬೇಡ ಅಂತೀನಿ ನಾನು ಹಾಗೆ ಹೋಗ್ತೀವಿ ಹೋಗು ಅಪ್ಪ ಹೇಳಿದ್ದಾನೆ ಅಷ್ಟೇ ಸಾಕಾಗಿದ್ರೆ ಅಮ್ಮನ ಮನಸ್ಸನ್ನು ನೋಯಿಸಿ ಅಮ್ಮನ ಇಷ್ಟವಿಲ್ಲದೆ ಅಪ್ಪನೇ ಪಡ್ಕೊಳ್ಳದೆ ಹೋಗೋದಕ್ಕೆ ನಿನಗೆ ಧೈರ್ಯವಿದ್ದರೆ ಅದು ಧರ್ಮ ಅಂತ ನಿನಗನ್ಸಿದ್ರೆ ನಿನ್ನಿಷ್ಟ ನಾನು ಹೇಳೋದಿಲ್ಲ ಕಟ್ಟೆ ಒಡೆದು ಬರ್ತದೆ ದುಃಖ ಆಗ ಹತ್ರ ಹೋದ ಕಣ್ಣು ಮುಚ್ಕೊಂಡಿದ್ದಾಳೆ ಚಿಲಿ ಚಿಲಿ ಚಿಲಿ ನೀರು ಬರ್ತಾ ಇದೆ ಅಮ್ಮನನ್ನು ತಂದುಕೊಂಡ ಅಮ್ಮ ಅಮ್ಮ ನೀನು ಏನು ಹೇಳಿ ನಾನು ತಿಳಿತಿಲ್ಲ ತಾಯಿ ಸಮಾತರಂಚವ ವಿಸಂಜ್ಞ ಕಲ್ಪ ಅರ್ಥಂಚ ಸೌಮಿತ್ಯಂ ಅಭಿಪ್ರತಪ್ತಂ ಕಣ್ಣೀರು ಬರೆಸ್ತಾ ಇದ್ದಾನೆ ಅಮ್ಮ ನಿನಗೇನು ಸಮಾಧಾನ ಹೇಳಿ ಈ ಲಕ್ಷ್ಮಣ ವೇದ ಕುಣಿತಾ ಇದ್ದಾನೆ ಧರ್ಮೇ ಸ್ಥಿತ ಈಗ ಶುರು ಮಾಡಿದ ನೀನೇನ್ ಹೇಳಿದೆ ಧರ್ಮದಲ್ಲಿದ್ದು ಧರ್ಮ ಮಾಡುವನಾದ್ರೆ ಉತ್ತರ ಕೊಡು ಅಂತ ಕೇಳಿದಲ್ಲ ಧರ್ಮೇ ಸ್ಥಿತ ಧರ್ಮೇ ಮಮ ಆಚವಾಕ್ಯಂ ಯಥಾಸ ಏವಾರ್ಹಸಿ ತತ್ರ ವಕ್ತು ಅವನೇ ಮಾತ್ರ ಹೇಳುವುದಕ್ಕೆ ಯೋಗ್ಯವಾದ ಮಾತನ್ನಾಡಿದ ರಾಮಚಂದ್ರನ ಮಾತು ಇದು ಶಾಸನ ಇದ್ದಾಗಿದೆ ಲೋಕದಲ್ಲಿ ಈ ಎರಡು ಮಾತಿದೆ ಇದು ಮೊದಲನೇದು ಅಸಾಧ್ಯವಾದಂತಹ ತತ್ವ ತಾಯಿ ತಿಳಿಸೋ ಬಿಡ್ತೋ ನೀವು ತಿಳಿಬೇಕು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ಪುರುಷಾರ್ಥ ತಾಯಿ ಈಗ ನಾನು ಕಾಡಿಗೆ ಹೋಗ್ತಾ ಇರೋದು ಮೋಕ್ಷಕ್ಕಲ್ಲ ದಶರಥ ನನಗೆ ಮೋಕ್ಷ ಪಡ್ಕೊಂಬ ಅಂತ ಹೇಳಲಿಲ್ಲ ಉಳಿದಿದ್ದು ಮೂರು ತ್ರಿವರ್ಗ ಧರ್ಮಾರ್ಥ ಕಾಮಗಳಲ್ಲಿ ತಾಯಿ ಧರ್ಮವೇ ಪ್ರಧಾನ ನೀನು ಹೇಳ್ತಾ ಇದ್ದೀಯೇ ಧರ್ಮಗಳಿಗೆ ಅನುಗುಣವಾಗಿ ಅರ್ಥಕಾಮಗಳಿದ್ದರೆ ಸೇವನೆ ಮಾಡಬೇಕೇ ಹೊರತು ಧರ್ಮ ವಿರುದ್ಧವಾದ ಅರ್ಥವೋ ಕಾಮವೋ ಇದ್ರೆ ಬಿಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇವೆ ತಂದೆ ಹೇಳಿದ ಕಾಡಿಗೆ ಹೋಗುವಂತ ಅದು ಧರ್ಮ ನೀನು ನಿನ್ನ ಆಶೆಗೋಸ್ಕರವಾಗಿರು ಅಂತ ಹೇಳ್ತಾ ಇದ್ದೀಯೇ ಇದು ಕಾಮದಿಂದ ಹೇಳ್ತಾ ಇದ್ದೀಯೇ ಅರ್ಥದಿಂದ ಹೇಳ್ತಾ ಇದ್ದೀಯೇ ಧರ್ಮವನ್ನು ಬಾರಿಸಬಾರದು ಧರ್ಮಾರ್ಥ ಕಾಮ ಕೆಲ ಜೀವಲೋಕೆ ಎಷ್ಟು ವರ್ಷ ಓದಿದ್ದೀನಿ ರಾಮಾಯಣ ಒಂದೊಂದು ಶ್ಲೋಕ ಒಂದೊಂದು ಶ್ಲೋಕ ಅದು ತಗೊಂಡ್ರೆ ಇಲ್ಲಿ ಗೋವಿಂದರಾಜರು ಧನಿ ಶ್ಲೋಕದವರು ಇದಿದೇ ಹೇಳಿದ್ದಾರೆ ವ್ಯಾಖ್ಯಾನ ಗುರುಕೃಪೆಯಿಂದ ಜ್ಞಾಪಕ ಬರ್ತಾ ಇದೆ ಗುರುಗಳಿಲ್ಲದೆ ನಾನು ಹೇಳ್ತಿರಲಿಲ್ಲ ರಾಮಾಯಣವನ್ನು ನನಗೆ ರುಚಿಗೊಳಿಸಿದವರು ಈ ಶ್ಲೋಕಗಳಲ್ಲಿ ಭಾವಾರ್ಥವನ್ನು ಸ್ಪಂದಿಸುವ ಅನುಭವಿಸುವ ಶಕ್ತಿ ಕೊಟ್ಟವರು ನಮ್ಮ ಗುರುಗಳು ಅದು ರಾಮನ ಮಾತು ರಾಮಾಯಣದ ಉಸಿರು ಏ ತತ್ರ ಸರ್ವೇ ಸ್ಯು ಅಸಂಶಯಮ್ಮೇ ಧರ್ಮಾರ್ಥ ಕಾಮಗಳು ಮೂರೂ ಒಂದಕ್ಕೊಂದಕ್ಕೂ ಸೇರಿದ್ರೆ ಭಾರ್ಯೇ ವಶ್ಯಾಭಿಮತ ಸಪುತ್ರ ಹೇಳಿದಂತೆ ಕೇಳುವ ಹೆಂಡತಿಯು ಮಗನೂ ಇದ್ರೆ ಮನುಷ್ಯ ಎಷ್ಟು ಸುಖವಾಗಿರ್ತಾನೋ ಹಾಗಿರ್ತದೆ ಏನು ಉದಾಹರಣೆ ಕೊಟ್ಟ ರಾಮಚಂದ್ರ ಧರ್ಮ ಅನ್ನುವುದು ಹೆಂಡತಿ ಇದ್ದ ಹಾಗೆ ಅರ್ಥ ಅನ್ನುವುದು ಮಗ ಇದ್ದ ಹಾಗೆ ಮಗಳನ್ನುವುದು ಕಾಮ ಇದ್ದ ಹಾಗೆ ಧರ್ಮ ಇದ್ರೆ ಅರ್ಥ ಅರ್ಥಕಾಮಗಳನ್ನು ಬಿಟ್ಟು ಧರ್ಮ ಇದ್ರೆ ಅದನ್ನು ಬಿಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ ಯಸ್ಮಿನ್ಸ್ತು ಸರ್ವೇ ಸ್ಯು ಅಸನ್ನಿವಿಷ್ಟಾ ಧರ್ಮೋ ಯತಃ ಸ್ಯಾತ್ ಉಪಕ್ರಮೇತ ದ್ವೇಷ ಭವತಿ ಅರ್ಥಪರೋಹಿ ಲೋಕೆ ಕಾಮಾತ್ಮನ ಕಲ್ವಪಿ ನ ಪ್ರಶಸ್ತ ಬರೀ ಕಾಮದಿಂದ ಏನು ಸಿದ್ಧಿ ಆಗೋದಿಲ್ಲ ಮಗು ಹತ್ರನೇ ಇರು ನೀ ಅಂತ ಕ್ಲಾಸಿಗೆ ಹೊರಟಿದ್ದೇನೆ ಪಾಠ ಮಾಡಬೇಕು ಮಗನೋ ಮಗಳೋ ಹೆಂಡತಿಯೋ ಇವತ್ತೊಂದು ದಿವಸ ಕಾಲೇಜ್ಗೆ ಹೋಗಬೇಡ್ರಿ ತುಂಬಾ ಅರ್ಜೆಂಟ್ ಇದೆ ನಾಳೆ ಪರೀಕ್ಷೆ ಹುಡುಗರಿಗೆ ಪಾಠ ಹೇಳಬೇಕು ಇಂಪಾರ್ಟೆಂಟ್ ಥಿಂಗ್ಸು ಹೋಗಬೇಡ್ರಿ ಯಾತಕ್ಕೆ ಹೋಗಬೇಡ್ರಿ ಇವತ್ತು ನನ್ನ ಜೊತೇಲಿ ಚಕ್ಕಂದ ಹೊಡಿತಾ ಮನೇಲಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಹೆಂಡತಿ ಕೇಳಬೇಕೇ ಬೇಡವೇ ಹೇಳಿ ಇದು ಕಾಮ ನಮ್ಮ ಜೊತೆಲಿ ಕೂತು ಇವತ್ತು ನಿನ್ನ ಹುಟ್ಟಿದಬ್ಬ ಅಥವಾ ನನ್ನ ಹುಟ್ಟಿದಬ್ಬ ಅಡುಗೆ ಮಾಡಿದ್ದೀನಿ ಕೂತ್ಕೊಂಡು ಊಟ ಮಾಡಿ ಹೇಳ್ತಾಳೆ ನಿಜ no have a greater duty duty is dharma Abhimanyu dharma ಹೊರಟ ದೊಡ್ಡಪ್ಪ ನನ್ನ ಅಂದ ಚಕ್ರವ್ಯೂಹ ಭೇದನ ಗೊತ್ತಿಲ್ಲ ಅದು ಎಂಥ ಘೋರ ಪ್ರಸಂಗ ಮಹಾಭಾರತದಲ್ಲಿ ಅಲ್ಲಿಂದ ಆಚೆಗೆ ಮಹಾಭಾರತ ಕಥೆಯೇ ಬೇರೆಯಾಯಿತು ಧರ್ಮರಾಜ ಹೇಳಿದ ಮಗು ನೀ ಹೋಗಬೇಡ ನಾ ಹೋಗದೆ ನೀ ಹೋಗ್ತೀಯ ಅಂದ ಅವನು ದ್ರೋಣಾಚಾರ್ಯ ಕುಟಿಲ ಬ್ರಾಹ್ಮಣ ಪ್ರವೇಶ ಮಾಡೋ ಗೊತ್ತಿಲ್ಲ ನಮಗೆ ಅಂತ ತಿಳ್ಕೊಂಡು ಚಕ್ರವ್ಯೂಹ ಮಾಡಿದ್ದಾನೆ ನಮ್ಮ ಅಪ್ಪನ ಗೊತ್ತಿತ್ತು ನಮ್ಮ ಸೋದರ ಮಾವನ ಗೊತ್ತಿತ್ತು ಅವರಿಬ್ಬರು ಹತ್ರ ಇರಬಾರದು ಅಂತ ಸಂಶಪ್ತಕರು ಸೂಸೈಡ್ ಸ್ಕ್ವಾಡ್ ಅದೆಲ್ಲೋ ದೂರದಲ್ಲಿ ಕಳಿಸಿದ್ದಾರೆ ತ್ರಿಗರ್ತ ರಾಜ್ಯಕ್ಕೆ ಈಗ ಸಾಯಂಕಾಲ ತನಕ ಅವಲಕ್ಕಿ ತಿಂತ ಕೂತಿರ್ತೀಯ ದೊಡ್ಡಪ್ಪ ನಾ ಹೋಗ್ತೀನಿ ಅವನು ಸಾರಥಿ ಹೇಳ್ದ ಮಗು ಹೋಗ್ತೀನಿ ಬೇಡ ಕಣ ಹೋಗಿ ಬರ್ತೀನಿ ಅಂತ ಹೇಳೋ ಇಲ್ಲ ನಾ ಹೋಗ್ತೀನಿ ಏನ್ ಮಾಡ್ತೀಯೋ ಭೀಮ ಹೇಳಿದ ಮಗು ನೀ ಒಳಗೆ ನುಗ್ಗಿ ಬಾಗಿಲು ತೆಗೆಸಿಬಿಡು ಚಕ್ರವ್ಯೂಹದ ನಾ ಹಿಂದೆ ಬಂದು ದೊಡ್ಡಪ್ಪ ನೀ ಬರ್ತೀಯೋ ಬರೋದಿಲ್ವೋ ನಾ ಒಳಗೆ ನುಗ್ಗು ಬಿಡ್ತೀನಿ ಯಾಕೆ ಕುಲದ ಮರ್ಯಾದೆಯನ್ನು ಕಾಪಾಡಬೇಕು ಪಾರ್ಥನ ಮಗ ಅನ್ನುವ ಮರ್ಯಾದೆಯನ್ನು ಕಾಪಾಡಬೇಕು ಕೌರವ ಕುಲದ ಪಾಂಡವ ಕುಲದ ಮರ್ಯಾದೆಯನ್ನು ಕಾಪಾಡಬೇಕು ಅದು ಧರ್ಮ ಪ್ರಾಣ ಅಲ್ಲ ಧರ್ಮಕ್ಕಿಂತ ಮೇಲ್ಪಟ್ಟದ್ದಲ್ಲ ಪ್ರಾಣ ಪ್ರಾಣವೇ ದೊಡ್ಡದಲ್ಲ ಅಂದಮೇಲೆ ಕಾಮಾರ್ಥಗಳು ಇನ್ನೂ ಸಣ್ಣದು ಬರೀ ಅರ್ಥ ಕಾಮಗಳು ತುಚ್ಛ ಪುರುಷಾರ್ಥಗಳು ಧರ್ಮ ಇದ್ರೆ ಇದಕ್ಕೆ ಬೆಲೆ ಆ ಧರ್ಮವೇ ದೊಡ್ಡದು ತಾಯಿ ಆದ್ರಿಂದ ಇಲ್ಲಿ ನೋಡುದ ರಾಜ ಗುರುಶ್ಚರಾಜ ಚ ಪಿತಾ ಚ ವೃದ್ಧ ಅವನು ನನಗೆ ಗುರು ನಿನಗೂ ನನಗೂ ರಾಜ ನನಗಂತೂ ತಂದೆ ಈಗ ಅವನ ಸ್ಥಿತಿ ಅತ್ಯಂತ ವೃದ್ಧ ಈಗ ಅವನ ಮಾತು ನಾನು ನಡವೇರಿಸ್ಕೊಡ್ಲಿಲ್ಲ ಇನ್ನೊಂದು ದಿವಸ ಪೋಸ್ಟ್ಪೋನ್ ಮಾಡಿದೆ ಅಷ್ಟೊಳಗೆ ಅವನು ಸತ್ತಿಗಿತ್ತು ಬಿಟ್ರೆ ನನ್ನ ಮಗ ನನ್ನ ಮಾತು ನಡೆಸ್ಕೊಡ್ಲಿಲ್ಲ ಅಂತ ತಿಳ್ಕೊಂಡು ಅವನು ನರಕಕ್ಕೆ ಮತ್ತೊಂದು ಲೋಕಕ್ಕೆ ಹೋದ್ರೆ I will never be able to reconcile myself to it ಆ ಕೊನೆ ಕೋರಿಕೆ ನಡೆಸ್ಕೊಳ್ಳಾರೆ ಅಂತ ಎಷ್ಟು ಕಷ್ಟಪಡಬೇಕಾಗತ್ತೆ ತಾಯಿ ನಿನಗೂ ದುಃಖವಾಗುತ್ತೆ ಕ್ರೋಧಾತ್ ಪ್ರಹರ್ಷಾತ್ ಯದಿ ಕಾಮಾತ್ ಕೋಪದಿಂದಲೋ ಹರ್ಷದಿಂದಲೋ ಕಾಮದಿಂದಲೋ ಚಿಕ್ಕ ತಾಯಿ ವಿಷಯ ಮತ್ತೆ ಮತ್ತೆ ಮಾತಾಡಬೇಡಿ ಹೋಗೋ ಕಾಡಿಗೆ ಅಂತ ಅಂದ್ಬಿಟ್ನಲ್ಲ ಆದ್ರಿಂದ ದೇಶ ಕಾರ್ಯಂ ಅವೇಕ್ಷ ಧರ್ಮಂ ಇದರಲ್ಲಿ ಧರ್ಮ ಇದೆ ಎಂದ ಕೌಶಲ್ಯ ತಿಳಿತಾ ಇಲ್ಲ ನನ್ನ ಧರ್ಮ ಇದೆ ಪಟ್ಟಾಭಿಷೇಕಕ್ಕೆ ಮೊದಲು ಲೋಕದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅವತಾರಕ್ಕೋಸ್ಕರ ಬಂದಿದ್ದೆ ಅಂತಾಯಿ ನಾ ಹೇಳಿದ್ರು ನಿನಗೆ ಅರ್ಥ ಆಗೋದಿಲ್ಲ ಇದಾದ ಮೇಲೆ ಪಟ್ಟಾಭಿಷೇಕ ಆದ್ರಿಂದ ನಾನು ತಡಿಬೇಡ ಹೊರಟೇನೆ ನಾನು ಬರ್ತೇನೆ ನಿನ್ನ ಜೊತೆಯಲ್ಲಿ ಅಂತ ಮಂಡು ಮಾಡ್ತೀಯಲ್ಲ ಇದಕ್ಕೆ ನಾವು ಉತ್ತರ ಹೇಳಬಾರ್ದು ಅಂತ ತಡೆಯಿದೆ ತಡೆಯಿದೆ ತಾಯಿದೆ ಈ ಹೇಳಲೇ ಬಿಡಲೆ ಒಂದೇ ಸಲ ಅಮ್ಮ ನೀ ನನ್ನ ಜೊತೆಗೆ ಬರುವುದು ವಿಧವೆ ಆದಾಗ ಮಾತ್ರ ಅಂದ್ಬಿಟ್ಟ ರಾಮಚಂದ್ರ ವಿಧವಿ ಅಂತ ಮಾತಾಡ್ತಿದ್ಯಲ್ಲ ರಾವಣ ಬಾಯಿಲಿ ಮಾತು ಬರ್ಬೋದೇ ಅಂದ್ರೆ ಉತ್ತರ ಕ್ಷಣದಲ್ಲಿ ಅವಳು ವಿಧವೆ ಆಗ್ತಾ ಇದ್ದಾಳೆ ಅನ್ನೋದು ಸೂಚನೆ ಕೊಡ್ತಾ ಇದ್ದಾನೆ ಸಾರ್ಧ ಸಾರ್ಧಮಿತೋಪಗಚ್ಚೇತ್ ಕಥಂ ಸುಧನ್ಯ ವಿಧವೇವ ನಾರೀ ಸಾಮಾನುಮನ್ಯಸ್ವ ಅನಂಪ್ರಜಂತಂ ಕುರುಷ್ವನ ಸ್ವಸೇನಾನಿ ದೇವಿ ಹಾಗೆಲ್ಲ ಈ ಮಾತು ಹೇಳಿದ ಮೇಲೆ ಬಾಯಿ ಮುಚ್ಚೋಯ್ತು ಕೌಸಲ್ಯ ಬಾಯಿ ತೆಗಿಲಿಲ್ಲ ವಿಧವಿ ಅಂತ ಮಾತಾಡಬೇಡ ಸುಮಂಗಲಿ ಅಂತ ಮಾತನಾಡು ನೀನು ಹೋಗಿ ಬರ್ತೇವೆ ಅಪಣೆ ಕೊಡು ಅಂತ ಹೇಳಿ ತಾಯಿ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಇವನು ಮಾಡಿದಂತೆ ಲಕ್ಷ್ಮಣನು ಕೋಪವನ್ನು ಸಂಗ್ರಹಿಸಿಕೊಂಡು ತಾಯಿಗೆ ನಮಸ್ಕಾರ ಮಾಡ್ತಾನೆ ರಾಮಚಂದ್ರ ಬಾಯಿ ತಪ್ಪಿ ಹೇಳಿದ ನಮಗೆ ಆಶೀರ್ವಾದವನ್ನು ಮಾಡುವಂತ ಬಹುವಚನದಲ್ಲಿ ನಹ ಸಂಸ್ಕೃತದಲ್ಲಿ ಮೂರು ವಚನ ಏಕವಚನ ದ್ವಿವಚನ ಬಹುವಚನ ಮೂರು ಜನ ಇದ್ರೆ ಮಾತ್ರ ಬಹುವಚನ ಹೇಳಬೇಕು ಇಬ್ಬರೇ ಇದ್ರೆ ದ್ವಿವಚನ ಹೇಳಬೇಕು ಕುರುಶ್ವನಃ ಅಸ್ಮಾಕಂ ಅಂತ ಹೇಳಲಿಲ್ಲ ನಮಗೆ ಆಶೀರ್ವಾದ ಮಾಡು ಅಂದ್ರೆ ಮೂರು ಜನಕ್ಕೆ ಆಶೀರ್ವಾದ ಮಾಡು ಅಂತ ಕೇಳಿದ ಹಾಗೆ ನಾನೇ ಒಬ್ಬ ಆಯಿತು ಲಕ್ಷ್ಮಣ ಒಬ್ಬ ಆಯಿತು ಸೀತೆ ಒಬ್ಬಳಾಯಿತು ಸಬ್ ಕಾನ್ಷಿಯಸ್ ಮನಸ್ಸಲ್ಲಿ ಗೊತ್ತಿಲ್ಲದೆ ಹೇಳಿಬಿಟ್ಟ ಅವಳು ತಥಾಸ್ತು ಅಂತ ಹೇಳೋ ಸ್ಥಿತಿ ಮುಂದೆ ಲಕ್ಷ್ಮಣನನ್ನು ಇಲ್ಲೇ ಇರು ಇಲ್ಲೇ ಇರು ಅಂತ ತಡೆಯುತ್ತಿದ್ದಾಗ ರಾಮಚಂದ್ರ ಇವನು ಕೇಳ್ತಾನೆ ಅಣ್ಣ ಆಗಲೇ ನನಗೆ ಅಪಣೆ ಕೊಟ್ಟಿದ್ದೀಯಲ್ಲ ಈ ಯಾಕೆ ಕಡಿತೀಯ ನಾನೆಲ್ಲೋ ಕೊಟ್ಟೆ ಅಪಣೆ ಅಮ್ಮನ ನಮಸ್ಕಾರ ಮಾಡುವಾಗ ನಹ ಅಂತ ಹೇಳಿದ್ಯೋ ಎಲ್ವೋ ಇವನು ಆದಿಶೇಷ ವ್ಯಾಕರಣ ಶಾಸ್ತ್ರ ಹುಟ್ಟಿದ್ದು ಆದಿಶೇಷನಿಂದ ಅಂತಾರೆ ಅವನ ಹತ್ರ ವಾದ ಮಾಡಿ ಗೆಲ್ತಾನೆಯೇ ರಾಮಚಂದ್ರ ಸರಿ ನಡಿ ಅಂತ ಹೇಳೋ ಸ್ಥಿತಿ ಆದಷ್ಟು ಸುಲಭದಲ್ಲಿ ಆಗೋದಿಲ್ಲ ಆಶೀರ್ವಾದ ಮಾಡು ಅಂತ ಕೇಳಿದ ಅವಳು ಇನ್ನೊಂದು ಕಡೆ ತಿರ್ಕೊಂಡು ಅಳ್ತಾ ಇದ್ದಾಳೆ ಈಗ ಲಕ್ಷ್ಮಣನಿಗೆ ತುಂಬಾ ಕೋಪ ಬಂದು ಆ ಕೋಪಾವೇಶದಲ್ಲಿ ಹೇಳ್ತಕ್ಕಂತಹ ಮಾತುಗಳಿಗೆ ಎಷ್ಟು ವಿಚಿತ್ರ ವೇದಾಂತಾರ್ಥಗಳಿವೆ ಅವುಗಳನ್ನು ನಾಳೆ ದಿವಸ ಲವಕುಶರು ರಾಮಾಶ್ವಮೇಧ ಮಂಟಪದಲ್ಲಿ ವಿಜ್ಞಾಪನೆ ಮಾಡಿದ್ದಾರೆ ರಾಮಾಯಣವನ್ನು ಈ ಅಯೋಧ್ಯಾಕಾಂಡ ಓದು ಬಹಳ ಕಷ್ಟ ಇದರ ಧರ್ಮ ಸೂಕ್ಷ್ಮಗಳೆಷ್ಟು ಹೃದಯ ಹಿಂಡುವ ಪ್ರಸಂಗಗಳೆಷ್ಟು ವಾಲ್ಮೀಕಿ ಕಾವ್ಯ ಕೌಶಲ್ಯ ಒಂದೊಂದು ಶಬ್ದವನ್ನು ಪ್ರಯೋಗ ಮಾಡುವ ರೀತಿ ಎಂಥ ಒರಟು ಹೃದಯದನ್ನು ಅವರು ಮೃದು ಮಾಡಬಲ್ಲಂತಹ ಶಕ್ತಿ ಉಳ್ಳವರು ಅದು ಪರಿಚಯ ಆಗಲಿ ಅಂತ ಹೇಳ್ತಾ ಇದ್ದೇನೆ ಇನ್ನು ಮಂಗಳಾಶಾಸನ ಮಾಡೋಣ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ಯ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾ ಗೋಬ್ರಾಹ್ಮಣೇ ಶುಭಮಸ್ತು ನಿತ್ಯಂ ಲೋಕಾಸ್ತಮಸ್ತಾಸ್ಸುಖಿನೋ ಭವಂತು ಮಂಗಳಂ